श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीयमुपास्महे कूजन्तम् राम रामेति मधुरम् मधुराक्षरम् आरुह्य कविता शाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् को नयाति पराङ्गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेरतमकल्मषम् गोष्पदे कृतवाराशिम् वशके कृतराक्षसम् रामायणमहामालारत्नम् वन्दे निनात्मजम् मञ्जनानन्दनम् वीरम् जानकीशोकनाशनम् कपीशमक्षहन्तारम् वन्दे लङ्काभयङ्करम् मांशीकरमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वानरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्न्यम् जनकात्मजायाः दायितेनेव ददाहलङ्काम् नमामि त्वम् प्राञ्जलिराञ्जनेयम् ಆಂಜನೇಯಮತಿ ಕಾಂಚನಾದ್ರಿ ಕಮನೀಯ ವಿಗ್ರಹ ಪಾರಿಜಾತರು ಮೂಲವಾಸ ಪವಮಂದನ ಯುನಾಥಕೀರ್ತನ ತತ್ರ ತತ್ ಕೃತಮಸ್ತಾಂಜಲೂರ್ಣಲೋಚನ ಮಾಾರುಚನ್ನ ತರಕ್ಷಕ ವೇದ ವೇದ್ಯ ಪೇ ಪುಂಸೆ ಜಾತೆ ದಶರಥಾತ್ಮಜ ವೇದ ಪ್ರಾಚೈರ ಸಾೀತ್ ಸಾಕ್ಷಾತ್ ರಮಣಾತ್ಮನಾಚರಿತುನಾಥ ಶ್ರತಕೋಟಿ ಪ್ರವಿಸ್ತರ ఏకైకమక్షరం ప్రోక్తం మహాపాతకనాశనం షణ్వన్ రామాయణం భక్త్యాయ పాదం పదమేవ సయాతి బ్రహ్మణ స్థానం బ్రహ్మణ పూజ్యతే సదా వాల్మీకిరసంభూత రామసాగరకామిని పునాతి భువనం పుణ్య రామాయణ మహానదీ శ్లోకసారసుమాకీర్ణం సర్గకల్లోల సంకులం काण्डग्राहमहामीनम् वन्दे रामायणार्णवम् यः कर्णाञ्जलिसम्पुटैरहरः सम्यप्यपत्यादरहद् वाल्मीकेर्वदनारविन्दगलितम् रामायणाख्यम् मधु जन्मव्याधिजराः विपत्तिनिधनैरत्यन्तसोपद्रवम् संसारम् सविहाय गच्छति पुमान् विष्णोः पदम् शाश्वतम् तदुपगतसमाससन्धियोगम् सममधुरोपनतार्थवाक्यबद्धम् रघुवरचरितम् मुनिप्रणीतम् दशशिरशस्य वधम् निशामयध्वम् श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् आजानुबाहुमरविन्ददलायताक्षम् रामम् निशाचरविनाशकरम् नमामि वैदैः सहितम् सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचैति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिभिः परिवृतम् रामम् भजे श्यामलम् श्रीरामाय नमः ओम् श्रीरामचन्द्रपरब्रह्मणे नमः ओम् तव स्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गवम् श्रीरामाय नमः ओम् श्रीरघुनन्दन परब्रह्मणे नमः ओम् अस्मद्गुरुभ्यो नमः ತಮಗೆಲ್ಲರಿಗೂ ವಂದನೆಗಳು ನಿನ್ನೆ ದಿವಸ ಸುಂದರಕಾಂಡಕ್ಕೊಂದು ಪುಟ್ಟ ಪೀಠಿಕೆಯನ್ನು ತುಂಬ ಗಡಿಬಿಡಿಯಲ್ಲಿ ಮಾಡಿದ್ದಾಯಿತು ಕಂಬರಾಮಾಯಣದ ಹನುಮತ್ ಸ್ತುತಿಯನ್ನು ಕುರಿತು ನಿನ್ನೆ ಸ್ವಲ್ಪ ವಿವರಣೆ ಮಾಡಿದೆ ಅದರಲ್ಲಿ ಇನ್ನೂ ಒಳಮರ್ಮಗಳಿವೆ ಸುಂದರಕಾಂಡ ನಾಳೆ ಸಂಜೆ ಅಥವಾ ನಾಡಿದ್ದು ಮುಗಿಬೇಕು ಸುಂದರ ಅನ್ನುವ ಶಬ್ದಕ್ಕೆ ಪ್ರಾಚೀನ ನಿಘಂಟುವಿನಲ್ಲಿ ಕಪಿ ಅಂತ ಅರ್ಥವಿದೆ ಕಪಿ ಕಪಿಕಾಂಡ ಸುಂದರಕಾಂಡ ಅಂದ್ರೆ ಆಂಜನೇಯನ ಕಾಂಡ ರಾಮಚಂದ್ರನ ಬಾಲ್ಯವನ್ನು ಹೇಳುವುದು ಬಾಲಕಾಂಡ ಅಯೋಧ್ಯೆಯಲ್ಲಿ ನಡೆದ ಘಟನೆ ಹೇಳುವುದು ಕಾಂಡ ಅರಣ್ಯದ್ದು ಅರಣ್ಯಕಾಂಡ ಕಿಶಿಂದಾಪಟ್ಟಣದ ಕಿಶಿಂದಾಕಾಂಡ ಯುದ್ಧ ನಡೆದಿದ್ದು ಯುದ್ಧಕಾಂಡ ಎಲ್ಲ ಸ್ಪಷ್ಟವಾಗಿದೆ ಇದೊಂದಕ್ಕೆ ಮಾತ್ರ ಸುಂದರ ಕಾಂಡ ಉಳಿದದ್ದು ಸುಂದರ ಅಲ್ಲವೇ ಉಳಿದದ್ರಲ್ಲಿ ಕಾಣದೇ ಇರುವ ಸೌಂದರ್ಯ ನಿಮಗೆ ಈ ಕಾಂಡದಲ್ಲಿ ಕಾಣಬರುವುದೇನು ಅಂದ್ರೆ ನಿನ್ನೆ ಹೇಳಿದೆ ಸುಂದರಕಾಂಡವೊಂದನ್ನಾದರೂ ಭಕ್ತಿಯಿಂದ ಒಂದು ಕ್ರಮದಲ್ಲಿ ಪಾರಾಯಣ ಮಾಡುವವರಿಗೆ ಸಕಲ ಕಾರ್ಯಗಳ ಸಿದ್ಧಿಯುಂಟು ಇದು ಅನುಭವದಲ್ಲಿರುವಂತಹ ವಿಷಯ ಮನಸ್ಸಿಗೆ ಕ್ಲೇಶ ಆರೋಗ್ಯ ಹಿಡಿದ ಕೆಲಸ ಆಗಲಿಲ್ಲ ಹೀಗೆಲ್ಲ ತೊಂದರೆ ಪಡುವವರು ಸುಂದರಕಾಂಡವನ್ನು ಭಕ್ತಿಯಿಂದ ಓದಿ ರಾಮಪಟ್ಟಾಭಿಷೇಕದಲ್ಲಿಯೇ ನಿಲ್ಲಿಸಬೇಕು ನಿಯಮ ಇಲ್ಲೇ ನಿಲ್ಲಿಸಬಾರದು ಅದು ಮಾಡಿದವರಿಗೆ ಫಲ ಉಂಟು ಅನುಭವದಲ್ಲಿದೆ ಇದು ಹೇಗೆ ಹೇಗೆ ಅಂದ್ರೆ ವಾಲ್ಮೀಕಿನ ಕೇಳಿ ನಾನೇನು ಹೇಳಿ ಅನುಭವದಲ್ಲಿದೆ ಅದರೊಳಗೆ ಏನಿಟ್ಟಿದ್ದಾರೆ ಎಲ್ಲಿ ಬೀಜಾಕ್ಷರ ಮಂತ್ರಾಕ್ಷರ ಇಟ್ಟಿದ್ದಾರೆ ಸಿದ್ಧಿಯಾಗತಕ್ಕ ವಾಕ್ಯ ಎಲ್ಲಿದೆ ಅದನ್ನೆಲ್ಲ ತಿಳಿದವರ ಕೈಯಲ್ಲಿ ನೀವು ಕೇಳಿದ್ರೂ ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಬೀಜ ಮಂತ್ರ ಅಂತಿರುತ್ತೆ ಕೆಲವು ಮಂತ್ರಗಳಿಗೆ ಒಂದೊಂದೇ ಅಕ್ಷರದಲ್ಲಿ ಅದು ಸೀಡ್ ವ್ಯಾಲ್ಯೂ ಇದ್ದ ಹಾಗೆ ಮಂತ್ರೋಚ್ಚಾರದ ಈ ಆಗಮಶಾಸ್ತ್ರದ ವಿಶೇಷ ಇಲ್ಲೆಲ್ಲ ಹುದುಗಿಸಿಟ್ಟಿದ್ದಾರೆ ಅಂತ ಕಾಣುತ್ತೆ ಆದ್ದರಿಂದ ಅದನ್ನ ಸಪ್ತಸರ್ಗಿ ಕ್ರಮದಲ್ಲಿ ದಿವಸಕ್ಕೆ ಏಳು ಏಳು ಬರೋ ಹಾಗೆ ಕೊನೆಯಲ್ಲಿ ಏಳು ಮುಗಿಯೋ ಹಾಗೆ ಅರವತ್ತೆಂಟು ದಿವಸ ಓದಿದರೆ ಸಕಲ ಕಾರ್ಯಸಿದ್ಧಿ ಇದರಲ್ಲಿಯೇ ಯಾತ ಕಾರ್ಯಸಿದ್ಧಿ ಅಂದರೆ ಸುಂದರಕಾಂಡದ ಕಥಾನಾಯಕ ಕಾರ್ಯಸಿದ್ಧಿ ಮಾಡಿಕೊಂಡು ಬಂದ ಕಾರ್ಯಸಿದ್ಧಿ ಆಯಿತು ಕಳೆದು ಹೋದ ಸೀತೆಯನ್ನು ಪತ್ತೆ ಮಾಡಿದ ಆತ್ಮಹತ್ಯೆ ಮಾಡಿಕೊಳ್ಳುವುದರಲ್ಲಿದ್ದ ಸೀತಾದೇವಿಗೆ ಉಸಿರನ್ನು ಕೊಟ್ಟ ಆಶ್ವಾಸನೆ ಕೊಟ್ಟ ಧೈರ್ಯವನ್ನು ಕೊಟ್ಟ ಉತ್ಸಾಹವನ್ನು ಕೊಟ್ಟ ಲಂಕೆಯನ್ನು ಧ್ವಂಸ ಮಾಡಿದ ರಾವಣನಿಗೆ ಬುದ್ಧಿಯನ್ನು ಹೇಳಿದ ಇಡೀ ಕಥೆಯ ತಿರುವು ನಿಮಗೆ ಅರಣ್ಯಕಾಂಡದಿಂದ ಏನು ನಿರಾಶೆ ಕಡಲಲ್ಲಿ ಮುಳುಗಿರಿಸಿರಿ ರಾಮಾಯಣ ಓದೋರಿಗೆ ಅಯ್ಯೋ ರಾಮಪತ್ನಿ ಹೀಗಾಯಿತೆ ಕಾಂಡದಲ್ಲಿ ಕೋತಿಗಳ ಕಾಲಿಗೆಲ್ಲ ರಾಮಚಂದ್ರ ಬೀಳುವ ಸ್ಥಿತಿ ಆಯಿತೆ ಅಂತ ದುಃಖ ಪಡುವವರಿಗೆ ಮನಸ್ಸು ಪ್ರಸನ್ನವಾಗಿ ಕಥೆಯ ಒಳ್ಳೆಯ ತಿರುವನ್ನು ಪಡೆದುಕೊಳ್ಳುವುದು ಸುಂದರ ಕಾಂಡ ಸೀತಾದೇವಿಯಂತಹ ರಾಮಪತ್ನಿ ಪಟ್ಟಮಹಿಷಿ ಅವಳಿಗೆ ಆತ್ಮಹತ್ಯಾ ವಿಚಾರ ತಲೆಗೆ ಬರುತ್ತದೆ ಅಂದರೆ ಸಾಮಾನ್ಯ ಮನುಷ್ಯರಿಗೆ ಜೀವನದಲ್ಲಿ ಯಾರಿಗೆ ಬರುವುದಿಲ್ಲ ಯೋಚನೆ ಮಾಡಿ ಕಷ್ಟ ಬಂದಾಗ ಪ್ರಾಣ ಕಳ್ಕೊಳ್ಳೋ ಜನ ಇವತ್ತಿಗೂ ಇದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇಂಡಿಯಾ ಶೈನಿಂಗ್ ಭಾರತ ಬೆಳಗ್ತಾ ಇದೆ ರೈತರ ಆತ್ಮಹತ್ಯೆಯಿಂದ ಹಳೆ ಸರ್ಕಾರವು ಅದೇ ಮಾಡಿತು ಈಗಿನ ಸರ್ಕಾರವು ಅದೇ ಮಾಡಿತು ಯಾರು ಸತ್ತರೇನು ರಸ್ತೆ ಚೆನ್ನಾಗಿದೆ ಎರಡು ಗಂಟೆಯಲ್ಲಿ ಮೈಸೂರು ಬೆಂಗಳೂರು ಬರ್ತೇವೆ ನಾವಿಷ್ಟೇ ನೋಡ್ತೇವೆ ಕ್ವಾಂಟಿಟೇಟಿವ್ ಲೈಫ್ ನೋಡ್ತೇವೆ ಜೀವನದ ಪರಿಮಾಣ ನೋಡ್ತೇವೆ ಜೀವನದ ಪರಿಣಾಮ ನೋಡುವುದಿಲ್ಲ ಪರಿಮಾಣ ಬೇರೆ ಪರಿಣಾಮ ಬೇರೆ ಕ್ವಾಲಿಟೇಟಿವ್ ಮನುಷ್ಯನ ಜೀವನದ ಒಳಗಡೆ ಈ ಕಷ್ಟ ಸುಖ ದರಿದ್ರತೆ ಬುದ್ಧಿ ಕೊರತೆ ಆತ್ಮವಿಶ್ವಾಸದ ಕೊರತೆ ಇವುಗಳನ್ನು ತುಂಬತಕ್ಕಂಥ ವಿದ್ಯಾಭ್ಯಾಸ ನಮ್ಮಲ್ಲಿಲ್ಲ ನಾನು ಹೇಳ್ತಾ ಇದ್ದೇನೆ ಇಪ್ಪತ್ತೇಳು ದಿವಸದಿಂದ ಅದು ಬರಬೇಕಾದ್ರೆ ಮನುಷ್ಯನಿಗೆ ಸರಿಯಾದ ವಿದ್ಯೆ ಇರಬೇಕು ತನ್ನಲ್ಲಿ ತನಗೇ ಶ್ರದ್ಧೆ ಇರಬೇಕು ತನ್ನಲ್ಲಿ ಶ್ರದ್ಧೆ ಇದ್ದವನು ಅಸಾಧ್ಯ ಎಂಬುವ ಕೆಲಸವನ್ನೂ ಮಾಡಿಯ ಸೀತೆಯನ್ನ ಒಮ್ಮೆಯೂ ಕಣ್ಣಿಂದ ನೋಡದೇ ಇರುವ ಆಂಜನೇಯ ಲಂಕೆಯನ್ನ ಒಮ್ಮೆಯೂ ಸುತ್ತಿ ಬರದೇ ಅವನು ಈ ಮುಂಚೆ ಸಮುದ್ರವನ್ನು ಲಂಘನ ಮಾಡದೇ ಇದ್ದವನು ಅವನ ತಲೆಯಲ್ಲಿಯೇ ಈ ಕಲ್ಪನೆ ಇಲ್ಲದೆ ಇದ್ದವನು ವಾನರ ವೀರರೆಲ್ಲ ಸೇರಿ ನೀ ಮಾಡಬಲ್ಲೇ ಇದನ್ನು ಮಾಡುವಂದಾಗ ಹರುಷ ಉಂಟಾಗಿ ಕಿಷ್ಕಿಂಧಾಕಾಂಡದ ಕೊನೆಯಲ್ಲಿ ತ್ರಿವಿಕ್ರಮನಂತೆ ಯೋಗದಿಂದ ಮೈಯನ್ನ ಚೆನ್ನಾಗಿ ಎತ್ತರ ಮಾಡಿಕೊಂಡು ಯೋಗ ಸಿದ್ಧಿಗಳಲ್ಲಿ ಪ್ರಾರಂಭದ ಎರಡು ಅಣಿಮ ಗರಿಮ ಅಂತ ಹೇಳ್ತಾರೆ ಶರೀರವನ್ನು ಹಗರ ಮಾಡುವುದು ಶರೀರವನ್ನು ದೊಡ್ಡದು ಮಾಡುವುದು ಮುಂದೆ ತೋರಿಸ್ತಾರೆ ಸಣ್ಣ ಬೆಕ್ಕಿನ ಆಕಾರವನ್ನು ಮಾಡಿಕೊಳ್ತಾನೆ ಹನುಮಂತ ಎಂಬುದಾಗಿ ಇದು ಮಹಾಯೋಗೀಶ್ವರನಾದ ಆಂಜನೇಯ ಸ್ವಾಮಿ ಇದು ನೀವು ಊಹೆ ಮಾಡುವುದಕ್ಕಾಗದೇ ಇರೋ ಕೆಲಸವನ್ನು ಮಾಡಿಬಿಟ್ಟ ಇಲ್ಲಿ ಮಾಡ್ತೀಯೇನೋ ಹನುಮಂತ ನನ್ನ ಪತ್ನಿಯನ್ನು ಹುಡ್ಕೊಂಡು ಬರ್ತೀಯಾ ಯದಿ ಜೀವತಿ ವಾನವಾ ನನ್ನ ಜಾನಕಿ ದಾಳಿ ಎಲ್ಲವೇ ನೋಡಿಕೊಂಡು ಬಾ ಇಷ್ಟೇ ಹೇಳಿದ್ದ ಆಂಜನೇಯನಿಗೆ ರಾಮಚಂದ್ರ ನೋಡಿಕೊಂಡು ಬಂದ ಜೀವವನ್ನು ಉಳಿಸಿದ ರಾಯ ದೂತನ ಕೆಲಸವನ್ನು ಮಾಡಿದ ರಾಮನಿಗೆ ಸಮಾಧಾನವನ್ನು ಹೇಳಿದ ರಾಮಾಯಣದ ಕಥೆಯಲ್ಲಿ ಒಂದು ದೃಷ್ಟಿಯಲ್ಲಿ ರಾಮನಿಗಿಂತ ಹನುಮನೇ ದೊಡ್ಡವನು ಯಾವ ದೃಷ್ಟಿಯಲ್ಲಿ ಬರೀ ರಾಮ ಏನು ಮಾಡಿದ ಹನುಮಂತ ಇಲ್ಲದೆ ಇದ್ರೆ ರಾಮನ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ ಅಲ್ಲ ಆಮೇಲೆ ಸೇತುವೆ ಕಟ್ಟು ಮನುಷ್ಯ ದೃಷ್ಟಿಯಲ್ಲಿ ಹೇಳ್ತೇನೆ ಭಗವಂತ ಅನ್ನೋ ದೃಷ್ಟಿ ಬಿಟ್ಟು ಮಾತನಾಡಿ ಹನುಮಂತನೆಂಬ ದೂತ ಒಬ್ಬ ಇದ್ದ ಹೊತ್ತಿಗೆ ರಾಮಚಂದ್ರನಿಗೆ ಘನತೆ ಮಾನ ಮರ್ಯಾದೆ ಪ್ರತಿಷ್ಠೆ ಕೀರ್ತಿ ಎಲ್ಲ ದೊರಕಿತು ಅಂಥವನ ಕಥೆಯನ್ನ ಇಲ್ಲಿ ನಾವು ಆರಂಭ ಮಾಡ್ತಾ ಇದ್ದೇವೆ ನಿನ್ನೆ ಹೇಳಿದವು ಮೈಕ್ ತುಂಬಾ ಗಲಾಟೆ ಮಾಡ್ತಾ ಇದ್ದೇವೆ ಅಂಜಿಲೆ ஒன்று பெத்தான் அஞ்சிலே ஒன்றைத்தாவி அஞ்சிலே ஒன்றாராக ஆயிற்காகவே அஞ்சிலே ஒன்று பெத்த அணங்கு கண்டு அயலாரூரில் அஞ்சிலே ஒன்றை வைத்தான் அவனெம்மை அழித்து ಕಾಪಾನ್ ಇದರಲ್ಲಿ ಐದು ಐದು ಐದು ಅಂತ ಒಗಟೆ ಬರುತ್ತಲ್ಲ ಪಂಚಸ್ವೇಕೇನ ಸೃಷ್ಟ ಐದರಲ್ಲಿ ಒಂದರಲ್ಲಿ ಹುಟ್ಟಿದವನು ಪಟುತರ ಚರಿತ ಕೋಪಿ ಪಟುತರ ಚರಿತ ಕಾರ್ಯಪಟು ವಾಕ್ಪಟು ಬುದ್ಧಿಪಟು ಎಲ್ಲದರಲ್ಲಿ ಪಟು ಪಟು ಅರ್ಥ ಕ್ವಿಕ್ ಆಕ್ಷನ್ ಅನ್ನೋ ಅರ್ಥ ಪಾಠವ ಅಂತ ಇಂದ್ರಿಯ ಪಾಠವ ನೇತ್ರ ಪಾಠವ ಕಣ್ಣು ಚುರುಕಾಗಿರುವುದು ಕೈಕಾಲು ಚುರುಕಾಗಿರುವುದು ಪಾಠವ ಸಂಸ್ಕೃತದಲ್ಲಿ ಇವನು ಯಾವುದರಲ್ಲಿ ಪಟು ಇವನು ಯಾವುದ್ರಲ್ಲಿ ಪಟು ಅಲ್ಲ ಹೇಳಿ ನೋಡೋಣ ಇಷ್ಟು ಹೇಳಿದ್ರೆ ಅಷ್ಟು ತಿಳ್ಕೊಳ್ತಕ್ಕವನು ಇಷ್ಟು ಮಾಡು ಅಂದ್ರೆ ಸಂಬಂಧಪಟ್ಟದ್ದೆಲ್ಲ ಮಾಡ್ಕೊಂಬರೋವನು ಬುದ್ಧಿಮತ ವರಿಷ್ಠಂ ಈ ಬಿರುದನ್ನು ಭರತನ ಕೊಡಲಿಲ್ಲ ಲಕ್ಷ್ಮಣನ ಕೊಡಲಿಲ್ಲ ರಾಮಾಯಣದಲ್ಲಿ ಬುದ್ಧಿವಂತರಲ್ಲಿ ತುಂಬಾ ಆಂಜನೇಯ ಪಟುತರ ಚರಿತ ಕೋಪಿ ಪಂಚಸ್ವಥೈಕಂ ತೀರ್ಥ ಐದರಲ್ಲಿ ಇನ್ನೊಂದಾಗಿರತಕ್ಕ ಸಮುದ್ರವನ್ನ ದಾಟಿ ಅಪ್ತತ್ವವನ್ನ ವ್ಯವಸ್ಯಂ ಅಕುರುತ ಸರಣಿಂ ಪಂಚಕೆ ಸೋಯಮೇಕಂ ಐದರಲ್ಲಿ ಇನ್ನೊಂದು ಅಂದ್ರೆ ವಾಯು ತತ್ವ ಅಥವಾ ಆಕಾಶ ತತ್ವ ಆಕಾಶವನ್ನ ಅವಲಂಬಿಸಿ ನೀರನ್ನ ದಾಟಿ ವಾಯುವಿನಲ್ಲಿ ಹುಟ್ಟಿದ ಆಂಜನೇಯ ಪಂಚಸ್ವೇಕೇನ ಸೃಷ್ಟ ಭೂಮಿ ತತ್ವದಲ್ಲಿ ಹುಟ್ಟಿದ ಸೀತೆಯನ್ನ ಪ್ರಮುದಿತ ಹೃದಯೋ ವೀಕ್ಷ್ಯ ಸಂತೋಷಪಟ್ಟು ಅವಳನ್ನು ದರ್ಶನ ಮಾಡಿ ಲೆಕ್ಕ ಹಾಕಿದ ಪಂಚಭೂತಗಳಲ್ಲಿ ಉಳಿದದ್ದು ಒಂದು ಅಗ್ನಿ ಪಂಚಸ್ವಥ ಏಕಂ ಪ್ರಾಕ್ಷೇಪ್ಸಿ ಶತ್ರುಪುರ್ಯಾಂ ಶತ್ರುವಿನ ಊರಲ್ಲಿ ಅದನ್ನಿಟ್ಟ ಆದಾಯತೇನೈವ ದದಾಹಲಂಕಾಂ ಸೀತಾದೇವಿಯ ಕಣ್ಣೀರು ಅಂತ ಒಂದಿತ್ತು ಆ ಕಣ್ಣೀರು ಎಂಬ ಅಗ್ನಿ ಇದೆಯಲ್ಲ ಅದನ್ನೇ ತಗೊಂಡು ಅಲ್ಲೇ ಊರಿಗಿಟ್ಟ ಬಾಲಾಗ್ನಿಯಿಂದಲ್ಲವೇ ಬಾಲಾಗ್ನಿ ಬರೀ ನೆಪ ಬಾಲಾಜ್ಞನು ಉರಿಯುತ್ತಿದ್ದುದ್ಯಾವುದು ಸೀತಾದೇವಿಯ ದುಃಖ ತಜಿದಮಿಹ ಬುಧ ಸ್ಪಷ್ಟವಾಚಾಗರಣಂತು ಪಂಡಿತರು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಹೇಗೆ ಭೂತೇಶ್ವೇಕೇನ ಸೃಷ್ಟ ತನುಜನು ಪಂಚಸು ಏಕಂ ಅಂಬ ತೀರ್ಥ ಪಂಚಸ್ವತೈಕಂ ಗಗನಮಕುರುತ ಸ್ವಾತ್ಮನೋ ಮಾರ್ಗರೂಪಂ पञ्चस्वेकेन सृष्टाम् जनकदुहितरम् वीक्ष्य ಪಂಚಸು ಅಥೈಕಂ वह्निम् चिक्षेप ರಕ್ಷ ಪೂರಿತಮವಿನುಭೋ ಜಾನಕಿ ಜಾನಿದೂತಂ ಕಂಬರಾಮಾಯಣದ ಒಂದು ವಾಕ್ಯಕ್ಕೆ ಇಲ್ಲಿ ಅರ್ಥವನ್ನು ಹೇಳಿದರು ಇದರಲ್ಲೇನು ಬರೀ ಪಂಚಭೂತಗಳಲ್ಲಿ ಚಮತ್ಕಾರ ಐದರಲ್ಲೊಂದು ಐದರಲ್ಲೊಂದು ಐದರಲ್ಲೊಂದು ಪಂಚಸ್ವೇಕೇನ ಸೃಷ್ಟ ಸಂಪ್ರದಾಯಾರ್ಥ ಒಬ್ಬನು ವಿಷ್ಣು ಭಕ್ತನಾಗಬೇಕಾದ್ರೆ ತಾಪಃ ಪುಂಡ್ರಃ ತಥಾನಾಮ ಮಂತ್ರೋ ಯಾಗಶ್ಚ ಪಂಚಮಃ ಪಂಚ ಸಂಸ್ಕಾರ ಅಂತ ಹೇಳ್ತಾರೆ ವೈಷ್ಣವ ದೀಕ್ಷೆ ತಗೊಳ್ಬೇಕಾದವನಿಗೆ ಐದು ದೀಕ್ಷೆಗಳುಂಟು ತಾಪ ತೋಳಿನಲ್ಲಿ ಶಂಖಚಕ್ರ ಮುದ್ರೆಗಳನ್ನು ಹಾಕ್ತಾರೆ ತಾಪ ಅಂದ್ರೆ ತಾಪತ್ರಯ ಅಲ್ಲ ಪುಂಡ್ರಃ ಭಗವಂತನ ಚಿಹ್ನೆ ಎರಡು ಪಾದಗಳನ್ನು ಹಣೆಯಲ್ಲಿ ಗುರುಗಳು ಮೊದಲು ಅವರು ಧರಿಸಬೇಕು ಆಮೇಲೆ ಹಾಕೋಬೇಕು ಪುಂಡ್ರ ತಥಾ ನಾಮ ವಿಷ್ಣುವಿನ ಒಂದು ಚಿಹ್ನೆಯನ್ನ ಹೆಸರನ್ನಿಟ್ಟು ದಾಸ ಅಂತ ಕೊಡ್ತಾರೆ ರಾಮದಾಸ ಕೃಷ್ಣದಾಸ ವೈಕುಂಠದಾಸ ತಾಪ ಪುಂಡ್ರ ತಥಾ ನಾಮ ಮಂತ್ರ ಅಷ್ಟಾಕ್ಷರಾದಿ ಮಂತ್ರಗಳು ಯಾಗ ಪಂಚಮ ಯಾಗ ಅಂದ್ರೆ ದೇವರು ಪೂಜೆ ಮಾಡೋ ಅಧಿಕಾರ ಗುರುಮುಖೇನ ಉಪದೇಶವಿಲ್ಲದೆ ನೀವು ಯದ್ವಾ ತದ್ವಾ ಏನು ಮಾಡಿದ್ರೂ ದೇವರ ಪೂಜೆ ಆಗೋದಿಲ್ಲ ಗುರು ಪರಂಪರೆ ಅಂತ ಒಂದು ಬೇಕು ಎಲ್ಲ ಸಂಪ್ರದಾಯದವರು ಹೇಳ್ತಾರೆ ಗುರು ಬೇಕೇ ಬೇಕು ಮನುಷ್ಯನಿಗೆ ಕಣ್ ತೆಗೆಯುವುದಕ್ಕೆ ಅದರಲ್ಲಿ ಇಲ್ಲಿ ಅರ್ಥ ಹೇಳ್ತಾರೆ ನಿಜವಾದ ಆಚಾರ್ಯ ಯಾರು ಪಂಚಸು ಏಕೆ ಏನ ಸೃಷ್ಟ ಈ ಐದು ಸಂಸ್ಕಾರದಲ್ಲಿ ಒಬ್ಬ ಮುಂದೆ ಗುರು ಅಂತ ಅನ್ಸ್ಕೋಬೇಕಾದ್ರೆ ಅವನು ಯಾವುದರಲ್ಲಿ ಬೆಳೀತಾನೆ ಅಂದ್ರೆ ಮಂತ್ರದಲ್ಲಿಯೇ ಮಂತ್ರ ಸಂಸ್ಕಾರೇಣ ಸೃಷ್ಟ ಎರಡನೇ ಜನ್ಮ ಬರುವುದೇ ಈ ಮಂತ್ರದಿಂದ ದ್ವಿಜತ್ವ ಬರೀ ತೋಳಲ್ಲಿ ಶಂಕಚಕ್ರ ಹಾಕೊಳ್ಳೋದು ದೊಡ್ಡದಲ್ಲ ಪೋಸ್ಟ್ ಆಫೀಸಲ್ಲಿ ತುಂಬಾ ದೊಡ್ಡ ಮುದ್ರೆಗಳನ್ನು ಹಾಕ್ತಾರೆ ಲಕೋಟೆ ಮೇಲೆ ಅದು ಪಂಚ ಸಂಸ್ಕಾರ ಅಂತ ಹೇಳೋದಿಲ್ಲ ಅದು ಬೇಕು ಭಗವಂತನ ಈಗ ತೋಳಲ್ಲಿ ಆ ಕಾರ್ಯ ಮಾಡುವವನಿಗೆ ಇಲ್ಲಪ್ಪ ಇಲ್ಲಿ ಶಂಖಚಕ್ರ ಇದೆ ದೇವರಿಗೋಸ್ಕರ ವಿನಿಯೋಗ ಆಗಬೇಕು ಈ ತೋಳಿನ ನಾವು ಕೆಟ್ಟ ಕೆಲಸ ಮಾಡಬಾರದು ಹಣ ಇಲ್ಲದೆ ಅವರಿದ್ದಾನೆ ಕೆಟ್ಟ ಚಿಂತನೆ ಮಾಡಬಾರದು ಇದು ಎಚ್ಚರಿಕೆ ಇರಲಿ ಈ ಶರೀರ ಪೂರ್ತಿ ಭಗವಂತನಿಗೆ ಅರ್ಪಿತ ಅನ್ನೋದಕ್ಕೆ ಇದೆಲ್ಲ ಚಿಹ್ನಾದಿಗಳನ್ನು ಹಾಕ್ತಾರೆ ಅದರಲ್ಲಿ ಮುಖ್ಯವಾದದ್ದು ಮಂತ್ರ ಸಂಸ್ಕಾರೇಣ ಸೃಷ್ಟ ಮಂತ್ರ ಬಂದ್ರೆ ಎರಡನೇ ಜನ್ಮ ಗಾಯತ್ರಿಯು ಹಾಗೆಯೇ ದ್ವಿಜತ್ವ ಅಂತ ಬರುವುದು ಎರಡನೇ ಜನ್ಮ ಬರುವುದೇ ಮಂತ್ರ ಸಂಸ್ಕಾರ ದೀಕ್ಷೆಯಿಂದ ರಾಮ ಎಂಬುವ ಮಂತ್ರದಿಂದ ಯಾವುದೇ ಮಂತ್ರ ಗುರುಗಳು ಮಂತ್ರ ಕೊಡ್ತಾರೆ ಪಂಚಸು ಏಕಂ ತೀರ್ಥ ಅಗಂತುಂ ಅರ್ಥ ಪಂಚಕದಲ್ಲಿ ಏಕೈಕಂ ವಿಧಿತ್ವ ಆನುಕೂಲ್ಯ ಸಂಕಲ್ಪ ಇದು ಅದು ಶರಣಾಗತಿ ಹೇಳೋದಾಯಿತು ಅರ್ಥಪಂಚಕ ಯಾವುದು ಪರಮಾತ್ಮ ಅಂತ ಒಂದು ತತ್ವ ಜೀವಾತ್ಮ ಅಂತ ಒಂದು ತತ್ವ ಅವನನ್ನು ಹೊಂದುವುದಕ್ಕೆ ಬೇಕಾದಂತಹ ಉಪಾಯ ಅದು ಶರಣಾಗತಿ ಭಕ್ತಿ ಇದಕ್ಕಿರತಕ್ಕಂತಹ ಅಡ್ಡಿ ಆಚರಣೆಗಳು ಇವುಗಳನ್ನೆಲ್ಲ ತಿಳಿಸಿಕೊಡುವುದು ಅರ್ಥಪಂಚಕ ಇದು ಐದು ತಿಳ್ಕೊಂಡ್ರೆ ಜೀವನದಲ್ಲಿ ಎಲ್ಲ ತಿಳಿದಾಗಾಯಿತು ವದಂತಿ ಸಕಲ ವೇದ ಹಾಸೆ ಇತಿಹಾಸ ಪುರಾಣಕ ಅದರಲ್ಲಿ ಏಕೈಕಂ ವಿಧಿತ್ವ ಒಂದೊಂದನ್ನು ಶೋಧಿಸಿ ಪರಸ್ವರೂಪ ಜೀವಾತ್ಮ ಸ್ವರೂಪ ವಿರೋಧಿ ಸ್ವರೂಪ ಉಪಾಯ ಸ್ವರೂಪ ಉಪೇಯ ಸ್ವರೂಪ ತಿಳ್ಕೊಂಡು ಗಂತುಂ ವ್ಯವಸ್ಯನ್ನ ಕುರುತ ಸರಣಿಂ ಪಂಚಕೆ ಹೋಗತಕ್ಕ ದಾರಿ ಭಗವಂತನಿಗೆ ಯಾವುದು ಕರ್ಮಯೋಗ ಅಂತ ಒಂದು ಹೇಳ್ತಾರೆ ಜ್ಞಾನಯೋಗ ಅಂತ ಒಂದು ಹೇಳ್ತಾರೆ ಭಕ್ತಿಯೋಗ ಅಂತ ಒಂದು ಹೇಳ್ತಾರೆ ಶರಣಾಗತಿಯಲ್ಲಿ ಉಕ್ತಿ ನಿಷ್ಠೆ ಆಚಾರ್ಯ ನಿಷ್ಠೆ ಅಂತ ಹೇಳಿ ಹೇಳ್ತಾರೆ ಒಬ್ರು ಮಂತ್ರ ಹೇಳ್ಕೊಡ್ತಾರೆ ನೀವು ಹೇಳ್ತೀರಿ ಅರ್ಥ ಗೊತ್ತಿಲ್ಲ ನಿಮಗೆ ಹೇಳ್ಕೊಟ್ಟಷ್ಟು ಹೇಳು ದೇವ್ರಿಗೆ ಗೊತ್ತಾಗುತ್ತೆ ಅರ್ಥ ಹೋಗು ಹೊಟ್ಟೆ ಹಸಿವಾಯ್ತು ಒಬ್ಬನಿಗೆ ಇದಕ್ಕೆ ಏನಾರು ಮಂತ್ರ ಇದೆಯಾ ಅಂತ ಕೇಳಿದ ಒಬ್ರು ಹೇಳಿದ್ರು ಒಂದು ಮಂತ್ರ ಹೇಳ್ತೇನೆ ಬಾಯಲ್ಲಿ ಕೈಕಾಲು ತೊಳ್ಕೊಂಬ ಆಯ್ತು ಬಂದ್ರು ಏನು ಭವತಿ ಭಿಕ್ಷಾ ಅಂದೇ ಇದು ಮಂತ್ರ ಈ ಮಂತ್ರ ಹೇಳು ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ರಾತ್ರಿ ಹತ್ತು ಗಂಟೆ ಮೇಲೆ ಜಪ ಮಾಡುವ ಕಾಲ ಬೀದಿಯಲ್ಲಿ ಹೇಳು ಅವನ ಬುದ್ಧಿ ಭವತಿ ಭಿಕ್ಷಾನ್ ದೇಹಿ ಅಂದ್ರೆ ಅರ್ಥ ಏನು ಅವನು ಹೇಳ್ದ ಮುಟ್ಟಾಳ ನಿನಗಿದ್ರ ಅರ್ಥ ಗೊತ್ತಾಗದೆ ಇದ್ರೆ ಪರವಾಗಿಲ್ಲ ಬೀದಿಯಲ್ಲಿ ಹೇಳು ಯಾವ ಗೃಹಿಣಿ ಕಿವಿಗೆ ಬಿದ್ದರೆ ಅರ್ಥ ಆಗ್ತದೆಯೋ ಅವಳಿಗೆ ತಿಳಿಯುತ್ತದೆ ಅವಳು ತಂದು ಭಿಕ್ಷೆ ಜೋಳಿಗೆ ತುಂಬುತ್ತಾಳೆ ಅಂತ ಹೇಳಿದಂತೆ ಮಂತ್ರವನ್ನು ತಿಳಿಯದೆಯೇ ಹೇಳಿದರೂ ಫಲವನ್ನು ಕೊಡ್ತದೆ ಯಾರ ವಿಷಯದಲ್ಲಿ ಮಂತ್ರವೋ ಅವನಿಗೆ ಗೊತ್ತಾಗುತ್ತೆ ಇದು ರಾಮಾಂದ್ರಿ ಸುಮ್ಮನೆ ತಿಳಿದೆ ಹೇಳ್ರೆ ಏನು ಪ್ರಯೋಜನ ಇವತ್ತು ನಮ್ಮನ್ನೆಲ್ಲ ಹಾಸ್ಯ ಮಾಡ್ತಾರೆ ಹಿಂದೂ ಧರ್ಮವನ್ನು ಏನು ತಿಳಿದು ಸುಮ್ಮನೆ ಜಪ ಮಾಡ್ತಾರೆ ಗಂಟೆ ಗಟ್ಟಲೆ ಹಿಡ್ಕೊಂಡು ಏನ್ರಿ ಸ್ವಾಮಿ ನಾ ಹೇಳು ಅವನಿಗೆ ತಿಳಿಯಲಿ ಅಂತ ಹೇಳ್ತೇವೆ ಸರ್ವಜ್ಞನಾದ ಪ್ರಭುವಿಗೆ ಅಯ್ಯೋ ನನ್ನ ಹೆಸರು ಕರೀತಾ ಇದ್ದಾನೆ ಅವನು ಬಡತನದಲ್ಲಿದ್ದ ಹಣ್ಣು ಹೋಗ್ತದಲ್ಲ ಅಂತ ನಿಮ್ಮ ಬಡತನವನ್ನು ನಿಮ್ಮ ಕ್ಲೇಶಗಳನ್ನು ತೀರಿಸುವಲ್ಲ ಪ್ರಭು ಅವನ ಹೆಸರನ್ನು ಹಿಡ್ಕೊಳ್ತೇವೆ ನಾವು ಅದರಿಂದ ಈ ಕರ್ಮಜ್ಞಾನ ಭಕ್ತಿ ಶರಣಾಗತಿ ಉಕ್ತಿ ಆಚಾರ್ಯ ನಿಷ್ಠೆಗಳಲ್ಲಿ ಆಚಾರ್ಯ ಪಾದಗಳನ್ನ ಉಪಸದನ ಆಚಾರ್ಯರನ್ನು ಹಿಡಿಯುವುದೆಂಬುದು ಶ್ರೇಷ್ಠವಾದ ಉಪಾಯ ಗುರುಗಳಲ್ಲಿ ಶರಣಾಗತಿ ಮಾಡಿಬಿಡ್ತೀರಿ ಇವರು ನಮ್ಮನ್ನು ದಾಟಿಸ್ತಾರೆ ಸಂಸಾರದಿಂದ ಕಷ್ಟದಿಂದ ನಿಮಗೆ ಮಿರೇಕಲ್ಸ್ ಆಗಿದ್ರೆ ಅನುಭವಕ್ಕೆ ಬರುತ್ತೆ ಅವ್ರು ಹೇಗೆ ದಾಟಿಸ್ತಾರೆ ನಿಮ್ಗೆ ಯಾಕ್ರಿ ಅದು ವಶಗೋ ನಿಯತೆ ನಾವಿಕೇನ ದೋಣಿಲಿ ಕೂತ್ಕೊಳ್ತೀರಿ ದೊಡ್ಡ ಗಂಗೆ ನದಿ ಎರಡು ಮೈಲಿ ಅಗಲ ಇದೆ ಈ ಕಡೆಯಿಂದ ಆ ಕಡೆ ದಾಟಬೇಕು ಹೇಗೆ ನಡೀತೀರಿ ಅನಂದ ಅಂಗ ಗ್ರಹಣ ವಶಗೋ ಕುರುಡ ಕುರುಡನಲ್ಲದವನ ಕೈಯನ್ನು ಹಿಡಿತಾನೆ ಆದ್ರೆ ಪದೇ ಪದೇ ಕೇಳ್ತಾನೆ ದಾರಿಯು ಸರಿಯಾಗಿ ಗೊತ್ತಿದೆ ತಾನೆ ನಿನಗೆ ಕರ್ಕೊಂಡು ಹೋಗ್ತೇ ತಾನೆ ನಿನಗೆ ಯಾಕಯ್ಯ ನಿನಗೆ ಗೊತ್ತಿದ್ರೆ ನೀನೇ ಹೋಗು ನಿನಗೆ ದಾರಿ ಗೊತ್ತಿಲ್ಲವಾದ್ರೆ ಸುಮ್ಮನೆ ನಾನು ಕೈ ಹಿಡಿ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅವನಲ್ಲಿ ಅವನಿಗೆ ವಿಶ್ವಾಸ ಇರಬೇಕು ನೌಕಾ ನಿಹಿತ ಕುಹರೋ ನಿಯತೆ ನಾವಿಕೇನ ಎರಡು ಕಾಲಿಲ್ಲದೆ ಇದ್ದವನು ಜೀಜೋಕು ಬರದೇ ಇದ್ದವನು ದೋಣಿಯಲ್ಲಿ ಕೂತ್ಕೊಳ್ತಾನೆ ನಾವಿಕ ಅವನನ್ನ ಕರ್ಕೊಂಡು ಹೋಗ್ತಾನೆ ಹಾಗೆಯೇ ರಾಜರ ಅರಮನೆಯಲ್ಲಿ ರಾಜ ತಿನ್ನುವಂತಹ ಒಳ್ಳೆ ಮೃಷ್ಟಾನ್ನ ರಾಜಾನ್ನ ಪಕ್ವಾನ್ನ ಕ್ಷೀರಾನ್ನ ತಾನು ತಿಂದು ಮಿಕ್ಕದ್ದನ್ನು ಆಪ್ತ ಸೇವಕನ ಕೊಡ್ತಾನೆ ದೊರೆಯೇ ಅಷ್ಟು ಭೂತ ಬಂದವನು ಹಾಗೆ ತಿನ್ನೋದಿಲ್ಲ ದೊರೆಗೆ ಕಾಲಿಗೆ ರಕ್ಷೆ ಹಾಕೋನು ತಲೆಗೆ ಮುಡಿಯಿಡುವನು ಸ್ನಾನ ಮಾಡಿಸೋನು ಅತ್ಯಂತ ಆಪ್ತ ಅಂತರಂಗ ಭಕ್ತ ಇವನೇನ್ ಮಾಡ್ತಾನೆ ದೊರೆ ಕೊಟ್ಟಿದ್ ಪ್ರಸಾದ ಅಂತ ಗಂಟಲ್ಲಿ ಕಟ್ಟಿ ತನ್ನ ಮನೆ ಕರ್ಕೊಂಡು ಹೋಗಿ ಎರಡು ಮೂರು ವರ್ಷದ ಮಗುವಿಗೆ ಕೊಡ್ತಾನೆ ಅಪ್ಪ ಇದು ಎಲ್ಲಿಂದ ಬಂತು ನಿನಗೆ ಯಾಕೋ ಅದು ಸುಮ್ಮನೆ ತಿನ್ನು ಅಂತ ನಾವು ಈ ಪಕ್ವಾನ್ನವನ್ನು ತಿನ್ನು ಹಾಗೆ ಸದ್ಗುರುಗಳನ್ನು ಆಶ್ರಯ ಮಾಡಿದರೆ ನಿಮಗೆ ಪಕ್ವಾನ ಸಿಗ್ತದೆ ನಿಮಗೆ ದಾರಿ ಗೊತ್ತದೆ ನಿಮಗೆ ನದಿ ದಾಟಿದು ಹೋಗುತ್ತೆ ನಿಮಗೆ ಜ್ಞಾನ ತಿಳುವಳಿಕೆ ಇದ್ರೂ ಇಲ್ಲದೆ ಇದ್ರೂ ಅದರ ಕೆಲಸ ಅದು ಮಾಡುತ್ತೆ ಬಸ್ಸಲ್ಲಿ ಕೂತ್ಕೊಳ್ತೀರಿ ಡ್ರೈವರ್ ಹತ್ರ ಇದು ಬಸ್ ನಡೆಸೋದು ಹೇಗಯ್ಯ ಇದು ರಿಪೇರಿ ಮಾಡೋದು ಹೇಗಯ್ಯ ನಿಮ್ಗೆ ಯಾಕೆ ಸ್ವಾಮಿ ನಿಮ್ಮ ಕುರ್ಚಿಲಿ ಕೂತ್ಕೊಳ್ಳಿ ನೀವು ಅಂತ ನಾವು ಈಗ ನೀವೆಲ್ಲ ರಾಮಾಯಣವನ್ನು ಓದಿದ್ದೀರೋ ಬಿಟ್ಟಿದ್ದೀರೋ ಇಲ್ಲೋ ಗೊತ್ತಿಲ್ಲ ನನ್ನನ್ನು ನಂಬಿದ್ದೀರಿ ನಾ ಸುಳ್ಳು ಹೇಳಿದ್ರು ಕೇಳ್ತೀರಿ ನಿಜ ಹೇಳಿದ್ರು ಕೇಳ್ತೀರಿ ಆದ್ರೆ ನಾನು ಸುಳ್ಳು ಹೇಳುವುದಲ್ಲ ಪರಂಪರೆಯಿಂದ ಬಂದ ಜ್ಞಾನವನ್ನು ಹಿಡಿದುಕೊಂಡು ಒಂದು ಭಟ್ಟಿ ಇಳಿಸಿ ಒಂದು ಕ್ರಮದಲ್ಲಿ ಏನು ಕೊಡ್ತಾ ಇದ್ದೇನೆ ಒಬ್ಬರ ಶ್ರಮದಿಂದ ಅನೇಕರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಇದು ಗುರುವಿನ ನಂಬಿಕೆ ಇದ್ದವರಿಗೆ ಸಾಧ್ಯ ಇದು ಮುಂದಕ್ಕೆ ಪಂಚಸು ಅವಲೋಕನಂ ಭಗವಂತನ ಯಾವ ರೂಪದಲ್ಲಿ ಪೂಜೆ ಮಾಡ್ತೀರಿ ವೈಕುಂಠದಲ್ಲಿದ್ದಾನೆ ಕಣಿ ಕಾಣಿಸೋದಿಲ್ಲ ಪರರೂಪ ವ್ಯೂಹ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ ಅದು ಕಣಿ ಕಾಣಿಸೋದಿಲ್ಲ ವಿಭವ ತ್ರೇತಾಯುಗದಲ್ಲಿ ರಾಮಾವತಾರ ಕೃತಯುಗದಲ್ಲಿ ನರಸಿಂಹಾವತಾರ ದ್ವಾಪರದಲ್ಲಿ ಕೃಷ್ಣಾವತಾರ ಕಲಿಯುಗದಲ್ಲಿ ಅವತಾರ ಇಲ್ಲ ನಿಮ್ಗೆ ಯಾವ ಅವತಾರ ದಕ್ಕುತ್ತೆ ತಕ್ಕೋದಿಲ್ಲ ಅಂತರ್ಯಾಮಿ ಒಳಗೆ ಇದ್ದಾನೆ ಎಲ್ಲಿ ತೋರಿಸಿ ನೋಡೋಣ ನೀವು ನೋಡ್ತೀರಾ ಕಾಣಿಸೋದಿಲ್ಲ ಕಣ್ಣಿಗೆ ಕಾಣಿಸೋದು ಯಾವುದು ಅರ್ಚಾಮೂರ್ತಿ ಚಿತ್ರಪಟದಲ್ಲಿಯೋ ವಿಗ್ರಹ ರೂಪದಲ್ಲಿಯೋ ಸಾಲಿಗ್ರಾಮ ರೂಪದಲ್ಲಿಯೋ ಸ್ವಯಂಭೂ ರೂಪದಲ್ಲಿಯೋ ಇರತಕ್ಕಂತಹ ಭಗವಂತ ಇವನನ್ನ ಆಶ್ರಯಿಸಿದರೆ ನಮಗೆ ದಾರಿ ಸಿಕ್ಕುತ್ತೆ ಎಂಬುದಾಗಿ ಪಂಚಸು ಅವಲೋಕನಂ ಶತ್ರುಪುರ್ಯಾಂ ಶತ್ರುಪುರಿ ಅಂದ್ರೆ ನರಕ ನಾವಿರುವಂತಹ ಈ ಜೀವಲೋಕ ಇದೆಯಲ್ಲ ಇದು ಶತ್ರುಪುರಿ ಬೆಂಗಳೂರಿಗೆ ಶತ್ರುಪುರಿ ಅಂತ ಹೆಸರು ಯಾಕೆ ಒಂದು ಕಡೆಯಿಂದ ಒಂದು ಕಡೆ ಹೋಗೋರಿಗೆ ಧೈರ್ಯವಾಗಿ ನಾವು ಟರ್ಮಿನಸ್ ಮುಟ್ತೇವೆ ಅಂತ ನಂಬಿಕೆ ಇಲ್ಲ ಈ ಶರೀರವೂ ಹಾಗೆಯೇ ಒಂದು ದಿವಸ ತಗೊಂಡೋಗಿ ಬೆಂಕಿಯಲ್ಲಿ ಹಾಕಿಬಿಡ್ತಾರೆ ಭೂಮಿಯಲ್ಲಿ ಹೂತು ಬಿಡ್ತಾರೆ ಪ್ರಶ್ನೆ ಬರುವುದಲ್ಲಿ ಇನ್ನೇನು ಪ್ರಾಣ ಹೋಗ್ತಾ ಇದೆ ಒಬ್ಬನಿಗೆ ಸ್ವಲ್ಪ ಜ್ಞಾನ ಇದ್ದರೆ ದೇವರೇ ಅವನಿಗೆ ನಾನು ಎಲ್ಲಿ ಹೋಗ್ತೇನೆ ಕೇಳ್ತಾನೆ ಡಾಕ್ಟ್ರೇ ಸಾಯೋದು ಅಂದ್ರೆ ತುಂಬಾ ಕಷ್ಟವಾಗಿರುತ್ತೆ ಡಾಕ್ಟರ್ ಹೇಳ್ತಾರೆ ನಾ ಸತ್ತಿಲ್ಲ ನನಗೆ ಗೊತ್ತಿಲ್ಲ ಅದರ ದುಃಖ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಗತಿಗಳು ಯಾವುದು ಐದು ಗತಿ ಸ್ವರ್ಗ ಗತಿ ಅಂತ ಒಂದು ಹೇಳ್ತಾರೆ ಗತಿ ಅಂತ ಒಂದು ಹೇಳ್ತಾರೆ ಮತ್ತೆ ಇಲ್ಲಿಗೆ ಬರುವುದು ಸಂಸಾರ ಗತಿ ಅಂತ ಒಂದು ಹೇಳ್ತಾರೆ ಕೈವಲ್ಯ ಗತಿ ಅಂತ ಒಂದು ಹೇಳ್ತಾರೆ ಶರೀರವನ್ನು ಬಿಟ್ಟು ಆತ್ಮ ತನ್ನಷ್ಟಕ್ಕೆ ತಾನೇ ಇರುವುದು ಅಂತ ಅದು ಕೊನೆಯಲ್ಲಿ ಅರ್ಚಿರಾಧಿಗತಿ ಬೆಳಕಿನ ಮಾರ್ಗದಲ್ಲಿ ವೈಕುಂಠವನ್ನು ಸೇರುವುದು ಈ ಐದು ಗತಿಗಳಲ್ಲಿ ಅರ್ಚಿರಾದಿಗತಿಯಲ್ಲಿ ಹೋದರೆ ಮಾತ್ರ ಪುನರಾವರ್ತನೆ ಇಲ್ಲ ಉಳಿದಿದ್ದೆಲ್ಲದರಲ್ಲಿ ಒಂದಲ್ಲ ಒಂದು ಕೊರತೆ ಇರ್ತದೆ ಇದನ್ನು ನಿಷ್ಕರ್ಷ ಮಾಡಿ ತಿಳಿಸಿಕೊಡುವವನು ಸದ್ಗುರು ಆ ಕೆಲಸವನ್ನು ಆಂಜನೇಯ ಮಾಡಿದ ಎಂಬುದಾಗಿ ಕಂಬರಾಮಾಯಣದ ಆಧಿಪತ್ಯದಲ್ಲಿರುವಂತಹ ಅರ್ಥ ಆ ಸದ್ಗುರುವಿನ ಅಷ್ಟೂ ಕೆಲಸವನ್ನು ಹನುಮಂತ ಮಾಡಿ ತೋರಿಸ್ತಕ್ಕಂತಹ ಕಾಂಡ ಇದು ಸುಂದರಕಾಂಡ ಸೀತಾದೇವಿ ನಮ್ಮ ನಿಮ್ಮಂತೆ ಬಂಧಿತ ಜೀವಾತ್ಮನ ಜಾಗದಲ್ಲಿದ್ದಾಳೆ ಭಗವಂತನನ್ನ ಅಗಲಿ ಒಂದು ಮಾಯಾಮಾರೀಚನ ತೋರಿಕೆಯ ಚರ್ಮದ ಸೆಳೆತಕ್ಕೆ ಮರುಳಾಗಿ ಈ ಶರೀರದಲ್ಲಿಯೇ ಬಂಧಿತಳಾಗಿ ರಾವಣನ ಅಂದರೆ ಅಜ್ಞಾನದ ಅವಿದ್ಯೆಯ ವಶದಲ್ಲಿದ್ದಾಳೆ ಹೊರಗೆ ಹೋಗಬೇಕು ಗೊತ್ತಿಲ್ಲ ದಾರಿ ಸುತ್ತ ಬಿಡೋದಿಲ್ಲ ಒಂದೇ ಕಣ್ಣು ಒಂದೇ ಮೂಗು ರಾಕ್ಷಸಿಯರು ಕಾಮಕ್ರೋಧಗಳ ಮಕ್ಕಳಂತೆ ಇವೆಲ್ಲ ರಾವಣ ಕುಂಭಕರ್ಣರ ಮಕ್ಕಳು ಒಂದೇ ಕಣ್ಣು ಒಂದೇ ಮೂಗು ಇರತಕ್ಕಂಥ ಈ ಇಂದ್ರಿಯಗಳ ಕೋಟಲೆಗಳ ಹಿಂಸೆ ನಾವು ಬಿಡಿಸ್ಕೊಳ್ಳೋದು ಹೇಗೆ ಸ್ವಪ್ರಯತ್ನದಿಂದ ಆಗುವುದಿಲ್ಲ ಆಗ ಭಗವಂತ ತನ್ನ ಭಕ್ತನಾದ ಒಬ್ಬ ಆಚಾರ್ಯನನ್ನ ಕಳುಹಿಸಿ ಈ ಜೀವಾತ್ಮ ಎಲ್ಲಿ ಹೋಗಿದೆ ಪತ್ತೆ ಮಾಡ್ಕೊಂಬ ಮುಮುಕ್ಷು ಅಂತ ಪತ್ತೆ ಮಾಡಿ ಸಮಾಚಾರವನ್ನು ತಿಳಿಸಿ ಅಭಯವನ್ನು ಕೊಟ್ಟು ಶರಣಾಗತಿ ಆ ಚೂಡಾಮಣಿಯನ್ನು ಸ್ವೀಕಾರ ಮಾಡಿ ನಿನ್ನೆ ಮೊನ್ನೆಂದು ಹೇಳಿದ್ದೇನೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಕೃಪ ಎಂಬುವುದನ್ನು ತೋರಿಸಿ ತಾನೇ ಬಂದು ಲಂಕೆಯನ್ನು ಸುಟ್ಟು ಬಾಣಗಳಿಂದ ಇದನ್ನ ಸಂಹಾರ ಮಾಡಿ ರಾವಣನನ್ನ ಅಹಂಕಾರವನ್ನು ನಿಗ್ರಹ ಮಾಡಿ ಕುಂಭಕರ್ಣನನ್ನ ಮಮಕಾರವನ್ನು ನಿಗ್ರಹ ಮಾಡಿ ಕೈ ಹಿಡಿದು ಸೀತೆಯನ್ನ ಪುಷ್ಪಕದಲ್ಲಿ ಕರೆದುಕೊಂಡು ಹೋಗ್ತಾನೆ ಇದು ಮೋಕ್ಷದ ಕಥೆ ಅದಕ್ಕೆ ದಾರಿ ತೋರಿಸುವ ಕೊಂಡಿಯ ಕಾಂಡ ಇದು ನಮ್ಮ ಸುಂದರಕಾಂಡ ಈ ಸುಂದರಕಾಂಡದಲ್ಲಿ ಹನುಮಂತ ಸಮುದ್ರವನ್ನು ಲಂಘಿಸುವ ಭಾಗದ ವಿಷಯವನ್ನು ಹೇಳ್ತೇವೆ ಇದು ನಡೆದಿದ್ದು ಯಾವಾಗ ದುರ್ಮತಿ ನಾಮ ಸಂವತ್ಸರ ಫಾಲ್ಗುಣ ಮಾಸ ಶುಕ್ಲಪಕ್ಷ ತ್ರಯೋದಶಿಯಲ್ಲಿ ಹನುಮಂತ ಸಮುದ್ರವನ್ನು ಹಾರಿದ ಒಬ್ಬರು ಬರ್ಕೊಳ್ಳೇ ಇಲ್ವಲ್ಲ ಫಾಲ್ಗುಣ ಮಾಸ ಇದು ದುರ್ಮತಿ ನಾಮ ಸಂವತ್ಸರ ರಾಮಾವತಾರದ್ದು ನಾಮ ಸಂವತ್ಸರ ಅದಕ್ಕೆ ಮೂವತ್ತೆಂಟು ವರ್ಷ ಕೂಡಿಸಿಕೊಳ್ಳಿ ರಾಮಚಂದ್ರನು ಮೂವತ್ತೆಂಟು ವರ್ಷ ವಯಸ್ಸು ಸಮುದ್ರ ಲಂಘನ ಆಗೋ ಹೊತ್ತಿಗೆ ಅದು ಪಂಚಾಂಗ ನೋಡಿದ್ರೆ ಗೊತ್ತಾಗುತ್ತೆ ಅರವತ್ತು ಸಂವತ್ಸರದಲ್ಲಿ ದುರ್ಮತಿ ನಾಮ ಸಂವತ್ಸರ ಯಾರಿಗೆ ದುರ್ಮತಿ ರಾವಣನಿಗೆ ದುರ್ಮತಿ ಫಾಲ್ಗುಣ ಮಾಸ ಶುಕ್ಲಪಕ್ಷ ತ್ರಯೋದಶಿ ಇದನ್ನು ತುಳಸಿದಾಸರು ಏಕಾದಶಿ ಅಂತ ಪರಿವರ್ತಿಸಿಕೊಂಡಿದ್ದಾರೆ ನಮಗೇನು ಅದರಿಂದ ತೊಂದರೆ ಇಲ್ಲ ತೊರವೆ ರಾಮಾಯಣದಲ್ಲಿಯೂ ಹಾಗೆಯೇ ಮಾಡಿದ್ದಾರೆ ಯಾಕೆಂದ್ರೆ ರಾತ್ರಿ ಜಾಗರಣೆಯಲ್ಲಿ ವಿಭೀಷಣ ಕೂತಿದ್ದಾಗ ಅವನ ಮನೆಯಲ್ಲಿ ಹನುಮಂತನು ಹೋಗಿ ಕೂತು ತಾನೂ ಭಜನೆಯಲ್ಲಿ ಭಾಗವಹಿಸಿದ ಅನ್ನೋ ಸುಂದರ ಸಂದರ್ಭ ಸೃಷ್ಟಿ ಮಾಡುವುದಕ್ಕೋಸ್ಕರವಾಗಿ ಸ್ವಲ್ಪ ಕಥೆಯಲ್ಲಿ ಏನು ದರ್ಶನಕ್ಕೆ ಬಾಧಕವಿಲ್ಲ ಇದು ಸಮುದ್ರ ತರಣ ತಥೋ ರಾವಣ ನೀತಾಯ ಸುಂದರಕಾಂಡದ ಮೊದಲನೇ ಶ್ಲೋಕದಲ್ಲಿ ನಾ ಹೇಳಿದ ಅರ್ಥವೆಲ್ಲ ಇದೆ ಮೇಲ್ ನೋಡಿದ್ರೆ ರಾವಣನಿಂದ ಕದ್ದೊಯ್ಯಲ್ಪಟ್ಟ ಸೀತಾಯ ಸೀತೆಯ ಪದಮನ್ವೇಷ್ಟು ಅವಳೆಲ್ಲಿದ್ದಾಳೆ ಅಂತ ನೋಡುವುದಕ್ಕೆ ಯಾವನು ಹನುಮಂತ ಶತ್ರುಕರ್ಷಣ ರಾವಣನನ್ನೇ ಧ್ವಂಸ ಮಾಡಬಲ್ಲ ಮಾರುತಿ ಚಾರಣಾಚರಿತೆ ಪಥಿ ಈ ಏಷ ಚಾರಣರು ಸಿದ್ಧರು ಹೋಗುವ ಆಕಾಶ ಮಾರ್ಗದಲ್ಲಿ ಹೋಗಬೇಕು ಅಂತ ಇಷ್ಟಪಟ್ಟ ततो ಸೀತಾಯ सीताय ಶತ್ರುಕರ್ಷಣಃ ಯೇ ಶಪಥಮನ್ವೇಷ್ಟು ಚಾರಣಾಚರಿತೆ ಪತಿ ಸುಲಭ ಓದ್ಬಿಡ್ತೇವೆ ರಾವಣ ಅಂದ್ರೆ ನಮ್ಮ ಬಾಯಲ್ಲಿ ಅಸತ್ ಪ್ರಲಾಪಗಳನ್ನು ಮಾಡಿಸುವ ಶಕ್ತಿ ದೇವರಿದ್ದಾನೆಯೇ ಅಂತ ಒಬ್ಬ ಅಂತ ನೋಡಿ ಇದು ಬರಬಾರದು ಮಾತು ಬಾಯಲ್ಲಿ ಹಾಳು ದೇವ್ರಿಗೆ ಬುದ್ಧಿ ಇದೆಯಾ ಅಂತ ಒಬ್ಬ ಅಂತ ಇದು ಇನ್ನಿನ್ನೂ ಕೆಟ್ಟ ಬುದ್ಧಿ ಕೆಟ್ಟ ಆಡಬಾರದು ಮಾತು ದೈವನಿಂದ ಪರವಾದದ್ದು ನಮ್ಮ ಕರ್ಮವನ್ನು ಬಿಟ್ಟು ಇನ್ಯಾರನ್ನೂ ನಿಂದನೆ ಮಾಡುವುದು ಈ ಬರಬಾರದು ಮಾತು ಪಂಡಿತರ ಬಾಯಲ್ಲಿ ವಿವೇಕಿಗಳ ಬಾಯಲ್ಲಿ ಯೋಗಿಗಳ ಬಾಯಲ್ಲಿ ಬರುವಂತೆ ಮಾಡುವುದು ಯಾವುದು ಒಳ ಕೂತಿರುವ ಅವಿದ್ಯೆ ಅಜ್ಞಾನ ರಾವಯತಿ ಅಸತ್ಪ್ರಲಾಪಾನ್ಕಾರಯತಿ ರಾವಣ ನೀತಾಯ ಸೀತಾಯ ಸೀತೆ ಅಂದ್ರೆ ಅಯೋ ನಿಜೆ ಆತ್ಮ ಅನ್ನೋದಕ್ಕೆ ಭೂಮಿಯ ಸ್ಪರ್ಶವಿಲ್ಲ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಆತ್ಮನಿಗೆ ಹುಟ್ಟಿಲ್ಲ ಸಾವಿಲ್ಲ ಸೀತಾ ತತ್ವ ಅಂದ್ರೆ ಅಯೋನಿಜ ತತ್ವ ಅದು ಆತ್ಮತತ್ವ ಶತ್ರುಪರುಷನಃ ಆತ್ಮನಿಗೆ ಶತ್ರುವಾದಂತಹ ಕಾಮಕ್ರೋಧಗಳನ್ನು ನಿಗ್ರಹಿಸಿ ಒಳ್ಳೆಯದನ್ನು ಮಾಡಬಲ್ಲಂತಹ ಒಬ್ಬ ಗುರು ಆಂಜನೇಯನ ಸಮನಾದವನು ಚಾರಣಾಚರಿತೆ ಪಥಿ ಚಾರಣರು ಅಂದರೆ ಆಚಾರ್ಯರು ಯಾಕೆಂದ್ರೆ ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯವಿ ಸ್ವಯಂ ಆಚರತೆ ಯಸ್ಮಾತ್ ತಸ್ಮಾದ್ ಆಚಾರ್ಯ ಮುಚ್ಚತೆ ಚಾರಣರು ಅಂದ್ರೆ ಅವರು ಸುಮ್ಮನೆ ಇವತ್ತು ಪತ್ರಿಕೋದ್ಯಮದ ಭಾಷೆಯಲ್ಲಿ ಚಾರಣರು ಅಂದ್ರೆ ಟೂರಿಸ್ಟ್ ಅಂತ ಅರ್ಥ ಮಾಡಿದ್ದೇವೆ ನಮ್ಮ ತಲೆಯಲ್ಲಿ ಬುದ್ಧಿ ಇದೆ ನೋಡಿ ಸುಮ್ಮನೆ ಸುತ್ತಾಡೋರು ಚಾರಣರಿಗೂ ಪರಿವ್ರಾಜಕರಿಗೂ ಅರ್ಥ ಇಲ್ಲ ಅಂತ ಮಾಡಿಬಿಟ್ಟಿದ್ದೇವೆ ಚಾರಣರಂದ್ರೆ ಯಾರು ಮೇಲರ್ಥ ಆಕಾಶ ಮಾರ್ಗದಲ್ಲಿ ಹೋಗೋರು ಅಥವಾ ಇವತ್ತಿನ ಟೂರಿಸ್ಟ್ರು ಒಳಗಿನ ಅರ್ಥದಲ್ಲಿ ಯಾರು ಚಾರಯಂತಿ ಆಚಾರಯಂತಿ ಧರ್ಮಾನ್ ಧರ್ಮಗಳನ್ನು ಹುಡುಕಿ ಇದು ನಡೆಯತಕ್ಕ ದಾರಿ ಇದಲ್ಲ ಅಂತ ತೋರಿಸ್ತಾರೆಯೋ ಸ್ವಯಂ ಆಚರತೆ ಯಸ್ಮಾತ್ ಆಚಾರ ಬರೀ ಹೇಳುವುದಲ್ಲ ಅದರಂತೆ ಯಾರು ನಡೀತಾರೆಯೋ ತಸ್ಮಾದಾಚಾರ್ಯ ಉಚ್ಚತೆ ಆಚಾರ್ಯ ಶಬ್ದ ಬಹಳ ಪವಿತ್ರವಾದದ್ದು ಅದರ ಹೆಸರು ನಮ್ಮ ಜೊತೆಗೆ ಸೇರಿತು ಅಂದರೆ ಜನ ನಮ್ಮನ್ನು ನೋಡ್ತಾರೆ ಎನ್ನುವ ಭಯಭಕ್ತಿಯಿಂದ ಅದಕ್ಕನುಗುಣವಾಗಿ ನಾವು ನಡ್ಕೊಳ್ಳಬೇಕು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಇನ್ನೊಬ್ಬರು ಪರೀಕ್ಷೆ ಮಾಡೋದಲ್ಲ ಅದಕ್ಕೂ ಒಂದು ಪರಂಪರೆ ಇದೆ ಚಾರಣಾಚರಿತೆ ಪತಿ ಅನಾದಿ ಕಾಲದಿಂದ ವಸಿಷ್ಠ ವಾಮದೇವ ಅತ್ರಿ ಭೃಗು ವಸಿಷ್ಠ ಮೊದಲಾದವರೆಲ್ಲ ಪರಮರ್ಷಿಗಳು ಈ ಕಲಿಯುಗದಲ್ಲಿ ಅಸ್ಮದ ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ ನಮ್ಮ ನಿಮ್ಮ ಗುರುಗಳ ತನಕ ದೊಡ್ಡ ಪರಂಪರೆಯೇ ನಿಜ ಋಷಿಗಳ ಪರಂಪರೆ ಆಚಾರ್ಯ ಪರಂಪರೆ ಅವರು ಹೋದ ದಾರಿಯಲ್ಲಿ ಹೊರಟಿದ್ದಾನೆ ಹನುಮಂತ ಎಂಬ ಆಚಾರ್ಯ ಅವಂದೇ ಒಂದು ದಾರಿ ಅಲ್ಲ ಎಲ್ಲರಿಗೂ ಒಂದು ದಾರಿ ಇವನೊಬ್ಬನಿಗೇ ಒಂದು ದಾರಿ ಎಡವಟ್ಟೈಲಿ ಹೇಳೋ ಮಾತು ನಮ್ಮೂರ್ಲೊಬ್ಬರಿದ್ರು ಎಡವಟ್ಟಯ್ಯ ಅಂತ ಏನು ಹೇಳಿದ್ರು ಎಡವಟ್ಟು ಮಾಡೋರು ಹೇಳಿದ ಕೆಲಸ ಮಾಡ್ತಿರಲ್ಲ ಯಾವುದರಲ್ಲೂ ಗೆಟ್ ಗಿಣಿ ಸಾಕಿದ್ರು ಮಾರಾಟ ಮಾಡ್ತೇವೆ ಅಂತ ಕಡಲೆ ಗುಗ್ರಿ ಮಾರಾಟ ಇಟ್ಟರು ಯಾವುದರಲ್ಲಿ ಗೆಟಾನ ಆಗಲಿ ಯಾಕಂದ್ರೆ ಅವರದೇ ಒಂದು ಮಾರ್ಗ ವ್ಯಾಪಾರದಲ್ಲಿ ಕೂಡ ನಿಮ್ಮ ಮಾರ್ಗ ಅಂತಿಲ್ಲ ಲಾಭ ನಷ್ಟಕ್ಕೆ ಅದಕ್ಕೆ ತಕ್ಕಂತಹ ರೀತಿ ನೀತಿಗಳಿರ್ತವೆ ವ್ಯವಹಾರದಲ್ಲಿ ರೀತಿ ನೀತಿ ವೇದಾಂತದಲ್ಲಿ ರೀತಿ ನೀತಿ ಇಲ್ಲವೇ ರಾಮಾಯಣಕ್ಕೆ ಬಾಯಿಗೆ ಬಂದಾಗ ಅರ್ಥ ಹೇಳ್ತೀರಾ ಒಂದು ಪದ್ಧತಿ ಇದೆ ಆ ಪದ್ಧತಿಯಲ್ಲಿ ಹೋಗಬೇಕು ಹಾಗೆ ಸದ್ಗುರು ಹೊರಟಿದ್ದಾನೆ ಎಂಬುದಾಗಿ ಮೇ ಶ್ಲೋಕದ ಅರ್ಥ ಈಗ ಮೊದಲನೇ ಸರ್ಗದ ಅರ್ಥವನ್ನು ವಿವರಿಸ್ತೇನೆ ಆಂಜನೇಯ ಸ್ವಾಮಿ ಎಷ್ಟು ಕಾರ್ಯ ವಿಚಕ್ಷಣ ಅಂತ ಕೇಳಿದ್ರೆ ಸುತ್ತ ಕೂತಿದ್ದ ಶತಕೋಟಿ ವಾನರ ವೀರರಿಗೆ ಅಭಯವನ್ನು ಕೊಟ್ಟ ಮಾರುತಿ ಹೆದರಬೇಡಿ ಪ್ರಾಣ ಕಳ್ಕೋಬೇಡಿ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಕೆಲಸ ಮುಗಿಸ್ಕೊಂಡೇ ಬರ್ತೇನೆ ನಾನು ಸಂಪಾತಿ ಹೇಳಿದ್ದಾನೆ ಅಲ್ಲಿ ಸೀತೆ ಇದ್ದಾಳೆ ಅಂತ ನಾ ಹುಡ್ಕೊಂಡು ಬರ್ತೇನೆ ಬೇಗ ಬರ್ತೇನೆ ಆದಷ್ಟು ಬೇಗ ಬರ್ತೇನೆ ಧೈರ್ಯವಾಗಿರಬೇಕು ಕೋತಿಗಳು ಇವನು ಹೋಗ್ತಾನೆ ಬರ್ತಾನೆ ಅಲ್ಲಿ ತನಕ ಏನು ಮಾಡಬೇಕು ಮರಳು ತಿನ್ನಬೇಕೆ ಇವರು ನೀರು ಕುಡಿಯಬೇಕೆ ಉಪ್ಪು ನೀರು ಏನು ಮಾಡಬೇಕು ಆರು ತಿಂಗಳು ಹಸು ಅಡಗಿಸುವಂತಹ ಮೂಲಿಕೆಗಳನ್ನೆಲ್ಲ ಜೋಳಿಗೆ ಹಾಕೊಂಡು ಬಂದು ಕೂತಿದ್ದಾರೆ ಮಾಡಬೇಕಾದ್ದೇನು ರಾಮ ಜಪ ಮಾಡಬೇಕು ಬೇರೆ ಕೆಲಸ ಮಾಡ್ತಕ್ಕದ್ದಲ್ಲ ಮತ್ತೆ ನೀ ಹೇಗೆ ಹೋಗ್ತೀಯ ಒನ ಕೈ ಕೈಯಾದ ನಿನಗ್ಯಾಗದು ನಾ ಹಾಗಾದ್ರೆ ಹೋಗ್ತೇನೆ ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೆಭ್ಯಶ್ಚ ಅಂಜಲಿಂ ಕೃತ್ವಾ ಚಕಾರ ಗಮನೇ ಮತಿಂ ಮನೆ ಬಿಟ್ಟು ಹೊರಟ್ರೆ ಪೂರ್ವಿಕರು ಸೂರ್ಯನನ್ನು ನೋಡಿ ಈಗಲೂ ಹಳೆಯವರು ಮಾಡ್ತೀವಿ ಕೆಲವರು ಮೂಢನಂಬಿಕೆ ಅಂತಾರೆ ಸೂರ್ಯನ ನೋಡಿ ಅಂತ ಸಾಕ್ಷಿ ಹದಿನಾಲ್ಕು ಲೋಕಕ್ಕೆ ಸಾಕ್ಷಿ ಸ್ವಾಮಿ ಒಳ್ಳೆಯದನ್ನು ಮಾಡು ಅಂತ ನೀವು ಧ್ಯಾನ ಮಾಡಿಕೊಂಡು ಹೊರಡಬೇಕು ಮೊದಲು ಸೂರ್ಯನಿಗೆ ಮಹೇಂದ್ರಾಯ ಇಂದ್ರನಿಗೆ ದೇವಸೇನಾಧ್ಯಕ್ಷ ಪವನಾಯ ವಾಯುವಿಗೆ ಸ್ವಯಂಭುವೆ ಬ್ರಹ್ಮನಿಗೆ ಭೂತೇಭ್ಯಶ್ಚ ಮಾರ್ಗರಕ್ಷಕರಿಗೆ ಗಿಡಮರಗಳಿಗೆ ವನದೇವತೆಗಳಿಗೆ ನಮಸ್ಕಾರ ಮಾಡಿ ಅಂಜಲಿಂ ಪ್ರಾಮುಖ ಕುರುವನ್ನೇ ಪವನಾಯ ಆತ್ಮಯೋನೇ ತನ್ನ ತಂದೆಯಾದ ಮಾರುತ ವಾಯುದೇವರಿಗೂ ನಮಸ್ಕಾರ ಮಾಡಿ ಇದೋ ಹೊರಟಿದ್ದೇನೆ ಅಂತ ಹೇಳಿ ತಥೋ ಹಿವೃದೇ ಗಂತುಂ ಲಂಘನಕ್ಕೆ ಎಷ್ಟು ದೊಡ್ಡ ಶರೀರ ಬೇಕೋ ಅಷ್ಟು ದೊಡ್ಡ ಶರೀರವನ್ನು ಮಾಡಿಕೊಂಡಿದ್ದಾನೆ ಮಾರುತಿ ಆ ಶರೀರ ಬಿತ್ತು ಅದು ಅವನು ಹೊರಟಿದ್ದು ಪ್ರಾತಃ ಕಾಲ ಫಾಲ್ಗುನ ಮಾಸ ಶುಕ್ಲಪಕ್ಷ ತ್ರಯೋದಶಿ ಬೆಳಗಿನ ಹೊತ್ತು ನೆರಳು ಉದ್ದವಾಗಿರುತ್ತೆ ಅಗಲ ಕಡಿಮೆ ಇರುತ್ತೆ ಹನುಮಂತ ಎಷ್ಟು ಬೆಳೆದಿದ್ದ ನೆರಳಿನ ಆಕಾರ ಹೇಳ್ತಾರೆ ಮೂವತ್ತು ಮೈಲಿ ಉದ್ದ ಹತ್ತು ಯೋಜನ ಅಂದ್ರೆ ಹತ್ತು ಇಂಟು ಮೂರು ಒಂದು ಯೋಜನೆ ಅಂದ್ರೆ ಮೂರು ಮೈಲಿ ಮೂವತ್ತು ಮೈಲಿ ಉದ್ದದ ನೆರಳು ಅಲ್ಲ ಮೂವತ್ತು ಮೈಲಿ ಅಗಲ ತೊಂಬತ್ತು ಮೈಲಿ ಉದ್ದದ ನೆರಳು ಅಂದ್ರೆ ಇಲ್ಲಿಂದ ಲಂಕೆ ತನಕ ಬ್ರಿಡ್ಜ್ ಆದಾಗ ಆಯ್ತದು ಇಷ್ಟು ನೆರಳು ಬೀಳಬೇಕಾದ್ರೆ ಮೇಲೆ ಆಕೃತಿ ಎಷ್ಟಿರಬೇಕು ಯೋಚನೆ ಮಾಡಿಕೊಳ್ಳಿ ಅದಕ್ಕೆ ಯೋಗವನ್ನು ಮಾಡಿದ ಪ್ರಾಣಾಯಾಮವನ್ನು ಮಾಡಿದ ಬೆಲೂನ್ ಹೆಗ್ಗಿದಾಗ ಹೆಗ್ಗಿ ಬಿಡಿತು ಆಂಜನೇಯನ ಶರೀರ ಇದು ಮಹಾಯೋಗಿಗಳಿಗೆ ಅಣಿಮ ಗರಿಮ ಜೈವ ಹೇಳ್ತಾರೆ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶಿತ್ವಂಚ ಅಷ್ಟಸಿದ್ಧಯ ಅಷ್ಟಸಿದ್ಧಿಗಳು ಮೊದಲು ಬರುತ್ತೆ ಯೋಗದಲ್ಲಿ ಶರೀರವನ್ನು ಹಗುರ ಮಾಡಿಕೊಳ್ಳುವುದು ಯಾರು ಪ್ರಾಣಾಯಾಮ ಮಾಡುವಾಗ ಈ ಕುಂಭಕ ಮೂಗಿನ ಒಳಗಡೆ ಗಾಳಿಯನ್ನು ತಗೊಂಡು ಎರಡನ್ನೂ ಬಂದ್ ಮಾಡಿಕೊಂಡು ಈ ತಮ್ಮ ಶ್ವಾಸಕೋಶದಲ್ಲಿ ಬಹಳಷ್ಟು ಹೊತ್ತು ಗಾಳಿಯನ್ನು ಅಭ್ಯಾಸ ಮಾಡ್ತಾರೆ ಅವರ ಶರೀರ ತೆಳುವಾಗಿ ತೇಲುವುದಕ್ಕೆ ಆರಂಭವಾಗುತ್ತೆ ಆ ಕುಂಭಕ ಮಾಡುವುದು ಬಹಳ ಕಷ್ಟ ಬಹಳ ಹೊತ್ತಾಗೋದಿಲ್ಲ ಯಾರು ಶರೀರದಿಂದ ಗಾಳಿಯನ್ನು ಬಿಟ್ಟು ಆ ರೇಷಕದಲ್ಲಿ ಬಹಳ ಹೊತ್ತಿರ್ತಾರೆಯೋ ಅವರಿಗೆ ಭಾರವಾಗುವುದಕ್ಕೆ ಸಾಧ್ಯವಾಗುತ್ತೆ ಶರೀರ ಒಂದು ಪ್ರಾಣಾಯಾಮ ನೀವು ಸರಿಯಾಗಿ ಮಾಡಿದರೆ ಶರೀರದ ಸಕಲ ರೋಗಗಳನ್ನು ಗೆಲ್ಲಬಹುದು ಮನಸ್ಸನ್ನು ಒಂದು ಕಡೆಯಲ್ಲಿ ನಿಲ್ಲಿಸಬಹುದು ದೇವರಲ್ಲಿ ಭಕ್ತಿ ತನಕ ಈ ಪ್ರಾಣಾಯಾಮ ಮಾಡಿಕೊಡ್ತದೆ ಅಶ್ವಮೇಧಿಯಾಗದ ಅಂತರಂಗ ಅರ್ಥ ಪೂರ್ತಿ ಪ್ರಾಣಾಯಾಮ ಫಲ ಸುಭಾಷ್ ಕಾಕ್ ಎಂಬುವ ಮಹನೀಯರು ಅಶ್ವಮೇಧದ ಮೇಲೆ ಸಣ್ಣ ಪುಸ್ತಕ ಬರೆದಿದ್ದಾರೆ ಮೂರು ಅರ್ಥ ಕೊಡುವಂತಹ ಅವರು ಕಾಶ್ಮೀರದ ಪಂಡಿತರು ಇನ್ನೂ ಬದುಕಿದ್ದಾರೆ ಬಹಳ ಒಳ್ಳೆಯ ಗ್ರಂಥ ಒಂದೊಂದು ನಾವು ಹುಡುಕಿ ಹುಡುಕಿ ನೋಡಬೇಕು ನಮಗೆ ಯಜ್ಞ ಯಾಗಗಳ ಅರ್ಥವನ್ನು ಇನ್ನೊಬ್ಬರು ಹೇಳಿದ್ರು ತಿಳಿದೆ ಇರೋ ಸ್ಥಿತಿಗೆ ಮುಟ್ಟಿಬಿಟ್ಟಿದ್ದೇವೆ ಅಶ್ವ ಅಂತ ಹೇಳ್ತೇವೆ ಅದು ಮುಕ್ತಾಯವಾಗುವುದು ಅಶ್ವದ ವೃತ್ತಾಂತದಲ್ಲಿ ಉಷಾವ ಮೇಧ್ಯ ಶಿಶಿರ ಉಷೆ ಎಂಬುದು ಕುದುರೆಯ ತಲೆ ವರ್ಣನೆ ಮಾಡಿಕೊಂಡು ಆರಂಭ ಮಾಡ್ತಾರೆ ಅದರ ಮುಕ್ತಾಯ ಮಾಡ್ತಾರೆ ಕುದುರೆ ಹಾರ್ಸ್ ಎನ್ನುವ ತತ್ವ ಅತ್ಯಂತ ಶ್ರೇಷ್ಠವಾದದ್ದು ಮೋಸ್ಟ್ ಎನಿಗ್ಮ್ಯಾಟಿಕ್ ಪ್ರಿನ್ಸಿಪಲ್ ಅರ್ಥ ಮಾಡಿಕೊಳ್ಳೋದು ಕಷ್ಟ ಪ್ರಾಣಾಯಾಮ ಯೋಗ ಈ ಪ್ರಾಣಾಯಾಮ ಯೋಗವನ್ನು ಶ್ರೀಕೃಷ್ಣ ಸ್ವಾಮಿ ಚೆನ್ನಾಗಿ ಅಭ್ಯಾಸ ಮಾಡಿ ಮಹಾಭಾರತ ಕಾಲದಲ್ಲಿ ಭಾಗವತದಲ್ಲಿ ನೂರಿಪ್ಪತ್ತೈದು ವರ್ಷ ಕಾಲ ಮನುಷ್ಯ ಲೆಕ್ಕದಲ್ಲಿಯೂ ಬದುಕಿ ಹಸಿವು ಬಾಯಾರಿಕೆ ಇವುಗಳನ್ನೆಲ್ಲ ಗೆದ್ದ ಎಂಬುದಾಗಿ ಚಾಂದೋಗ್ಯ ಉಪನಿಷತ್ತಲ್ಲಿ ಬರೆದಿದ್ದಾರೆ ಒಂದು ಪ್ರಾಣಾಯಾಮ ಚೆನ್ನಾಗಿ ಮಾಡೋದು ಕಲ್ತುಕೊಳ್ಳಿ ನೀವಿಷ್ಟೊತ್ತು ಮಾತಾಡ್ತೀರಲ್ಲ ಯಾರೋ ಅವತ್ತು ಕೇಳಿದ್ರು ಒಂದು ಸೆಂಟೆನ್ಸ್ ಒಂದು ನಿಮಿಷ ಕೂಡ ಉಸಿರು ತಗೊಳ್ಳದೆ ಮಾತಾಡ್ತೀರಲ್ಲ ನಾವು ಪ್ರಾಣಾಯಾಮ ಮಾಡಿ ಬರ್ತೀನಿ ಇಲ್ಲಿಂದ ಹೋದ್ಮೇಲೆ ಮತ್ತೆ ಪ್ರಾಣಾಯಾಮ ಮಾಡ್ತೇನೆ ಇದ್ರೆ ಗಂಟ್ಲು ಉರಿತದೆ ಲಂಗ್ಸ್ ಉರಿತವೆ ಇಷ್ಟೊತ್ತು ಒಂದೂವರೆ ಗಂಟೆ ನೀವು ಮಾತಾಡಿ ನೋಡಿ ಗೊತ್ತಾಗುತ್ತೆ ಲಂಗ್ಸ್ ಉರಿಯುತ್ತೆ ಇವತ್ತಲ್ಲ ನಲವತ್ತೈವತ್ತು ವರ್ಷದಿಂದ ಅನೇಕ ತೊಂದರೆಗಳಿದ್ದರು ಅದನ್ನು ಮಾಡಿ ಮಾಡಿ ಮಾಡಿ ಒಂದು ಸ್ಥಿತಿಗೆ ತಂದುಕೊಳ್ಳಬೇಕು ಆಂಜನೇಯನಿಗೆ ಆ ದಿವ್ಯ ಶಕ್ತಿ ಇತ್ತು ಹಾಗೆ ಶರೀರವನ್ನು ದೊಡ್ಡದು ಮಾಡಿಕೊಂಡು ಆ ಪರ್ವತದ ಮೇಲೆ ಸಮುದ್ರ ತೀರದಲ್ಲಿ ಅವನು ಹಾರತಕ್ಕ ಜಾಗದಲ್ಲಿ ಒಂದು ಪರ್ವತ ಇತ್ತು ಮಹೇಂದ್ರ ಪರ್ವತ ಅಂತ ಹೆಸರು ಅಲ್ಲಿ ನಿಂತು ಆಯಾಮದಲ್ಲಿ ನಿಂತು ಕೈಯನ್ನು ಹೀಗೆ ಮಾಡಿ ಮಾಡಿ ನೆಲದ ಮೇಲೆ ಆ ಪಾದಗಳನ್ನು ಸರಿಯಾದ ಆಯಕಟ್ಟ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾನೆ ಪರ್ವತ ಕರಗತಾ ಇದೆ ಅವನ ಭಾರಕ್ಕೆ ಗುಹೆಗಳಿದ್ದ ಹಾವು ಹಲ್ಲಿಗಳು ಹೊರಗೆ ಬಂದವು ಗಿಡ ಮರಗಳೆಲ್ಲ ಚದರಿ ಹೋದವು ಪಕ್ಷಿ ಪಶುಗಳು ಸುತ್ತಾ ಇದ್ದದ್ದು ಕಿರಿಸಿಕೊಂಡು ದೂರ ದೂರಕ್ಕೆ ಹೋದವು ಇವನು ರಾಮಕಾರ್ಯಕ್ಕೋಸ್ಕರ ಹೊರಟಿದ್ದಾನೆ ಊರು ವೇಗೋದ್ಧತ ವೃಕ್ಷಾಹ ಮುಹೂರ್ತಂ ಕಪಿಮನ್ವಯು ನೆಗೆದ ರಭಸಕ್ಕೆ ಬೆಟ್ಟದ ಮೇಲಿದ್ದ ಅನೇಕ ಗಿಡ ಮರಗಳು ಪ್ರಾಣಿಗಳು ಅವನ ಜೊತೆಯಲ್ಲಿಯೇ ಹೋಗಿಬಿಟ್ಟು ಜೊತೆಯಲ್ಲಿ ಆಟಕ್ಕೆ ಹೋಯ್ತು ಒಂದು ಬಸ್ ಹೋಗ್ತದೆ ರಸ್ತೆಯಲ್ಲಿ ಏಂಜಲೆಲೆ ಬಿದ್ದಿರುತ್ತೆ ಪಕ್ಕದಲ್ಲಿ ಬಸ್ ಹೋದ ರಭಸಕ್ಕೆ ಏಂಜಲೆಲೆ ಬರುವಂತೆ ಕಾಗದ ಈಗ ಪ್ಲಾಸ್ಟಿಕ್ಕು ಪೇಪರು ಚೂರು ಸಿಕ್ಕಿದ್ದೆಲ್ಲ ಬಿದ್ದಿರುತ್ತೆ ಬಸ್ ಹೋಗಿ ಎಷ್ಟೋ ಹೊತ್ತಿನ ಮೇಲೆ ಧೂಳೆದ್ದಿದ್ದೆಲ್ಲ ಪದಾರ್ಥ ಒಂದು ಕಸಡ ಬಸ್ಸಿಗೆ ಚತುಶ್ಚಕ್ರ ನಮಸ್ವಾಮಿ ನಾಲ್ಕು ಕಾಲು ನಾಲ್ಕು ಚಕ್ರ ಬಸ್ಸಿಗೆ ಒಂದು ಬಸ್ಸಿಗೆ ಹೀಗಾದ್ರೆ ಹನುಮಂತ ಲಂಘಿಸುವಾಗ ಊರು ವೇಗೋದ್ಧತ ವೃಕ್ಷ ಮುಹೂರ್ತಂ ಒಂದು ಗಂಟೆ ಕಾಲ ಅವನ ಹಿಂದೆ ಹೋದವು ಹೇಗಿತ್ತು ಅಂತ ಕೇಳಿದ್ರೆ ಪಶ್ಚಿತಂ ದೀರ್ಘ ಮಧ್ವಾ ನಮ್ ಸ್ವಬಂಧು ಬಾಂಧವಾ ಮನೆಗೆ ಬಂದ ಬಂಧುವನ್ನ ಕಳಿಸುವುದಕ್ಕೆ ಅತಿಥಿಗಳು ಜೊತೆಯಲ್ಲಿ ಹೋದರೋ ಎಂಬಂತೆ ಗಿಡ ಮರದ ಮೇಲೆ ಆ ಬೆಟ್ಟದ ಮೇಲಿದ್ದದ್ದೆಲ್ಲ ಹೋದವು ಕಂಬರಾಮಾಯಣದಲ್ಲಿ ಮಾವಡು ಮರನು ಕಲ್ಲುಂ ವಲ್ಲಿಯಂ ಯಾವಂ ಮತ್ತುಂ ಪೋವದು ಪುರಿಂದ ವೀರನ್ விஷயினால் ತೂವಿನ தூவின ಮೇಲುಂ ತೂರ್ಂದನ தூர்ந்தன ಸೇವಕನ್ ಶಿರಾಮುನ್ನಂ சிராமுன்னம் ತರಿಂದ ಮಾದೇ ಮೃಗಗಳು ಮರವು ದೊಡ್ಡ ದೊಡ್ಡ ಬಂಡೆಗಳು ಯಾವ ಮತ್ತು ಅಲ್ಲಿ ಬೆಟ್ಟದಲ್ಲಿ ಏನೇನಿದ್ದು ಅವೆಲ್ಲವೂ ಕೂಡ ಪೋವದು ಪುರಿಂದ ವೀರನ್ ವಿಷಯಿನಾಲ್ ಇವನ ತೊಡೆಯ ವೇಗಕ್ಕೆ ಅವೆಲ್ಲ ಜೊತೆಯಲ್ಲಿ ಹೊರಟು ಬಿಟ್ಟಿವೆ ಹೇಗಿತ್ತು ಶೃದಿಯನ್ನ ಸೇವಕನ್ ಶ್ರೀರಾಮನ್ನು ಶ್ರುತಿಯಂತೆ ನಿರ್ವಿಕಾರನು ನಿರ್ದಿಷ್ಟನೂ ಆದ ಭಗವಂತ ಕೋಪಗೊಳ್ಳುವುದಕ್ಕೆ ಮುಂಚೆ ಇವೇ ಒಂದು ಸೇತುವೆಯನ್ನು ಕಟ್ಟಿದವೋ ಎಂಬಂತೆ ಶುರುದಿಯನ್ನ ಶೇವಕನ್ ಶ್ರೀರಾಮನ್ನಂ ರಾಮಚಂದ್ರ ಸ್ವಾಮಿ ಸೇತುವೆ ಕಟ್ಟಿದ ಹನುಮಂತನು ಸೇತುವೆ ಕಟ್ಟಿದ ಏನು ವ್ಯತ್ಯಾಸ ಅವನು ಕೋಪದಿಂದ ಕಟ್ಟಿದ ಇವನು ಕೋಪ ಇಲ್ಲದೆ ಕಟ್ಟಿದ ಹನುಮಂತ ಕಟ್ಟಿದ್ದೇ ವಾಸಿ ನೆಗೆಯುವಾಗ ಕಲ್ಲು ಗಿಲ್ಲು ಎಲ್ಲ ಹಾರಿ ಹೋದವಲ್ಲ ಕೆಳಗೆ ಬಿದ್ದು ಅದೇ ಒಂದು ಸೇತುವೆಯಂತೆ ಕಾಣ್ತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ ಕಂಬರಾಮಾಯಣದಲ್ಲಿ ಮುಂದಕ್ಕೆ ಹೊರಟ ಆಗ ಅವನಿಗೆ ಮೊದಲನೆಯದಾಗಿ ಒಂದು ವಿಘ್ನ ಉಂಟಾಯಿತು ಇಲ್ಲಿ ಮೂರು ವಿಘ್ನಗಳನ್ನು ಹೇಳ್ತಾರೆ ಇದಕ್ಕೆ ಸಾಂಕೇತ ಅರ್ಥ ಉಂಟು ಎರಡು ನೂರು ಶ್ಲೋಕಕ್ಕೆ ಮೇಲೆ ಇದೆ ಮೊದಲನೇ ಅಧ್ಯಾಯ ಇದು ಒಂದನ್ನು ತಿಳ್ಕೊಂಡ್ರೆ ನಿಮಗೆ ಸುಂದರಕಾಂಡ ಪೂರ್ತಿ ಅರ್ಥವಾಗುತ್ತೆ ಹೋಗ್ತಾ ಇದ್ದಾನೆ ಕೈ ಹೀಗಂತ ಹೀಗಂತ ಹಾರತಾ ಇದ್ದಾನೆ ಹನುಮಂತ ಒಂದು ವಿಮಾನ ಹೋದರೆ ಗಾಳಿಯಲ್ಲಿ ಎಷ್ಟು ಅಬ್ಬರವಾಗುತ್ತೆ ಒಂದು ಹನುಮಂತ ಹೋಗ್ತಾ ಇದ್ರೆ ಎಷ್ಟು ಅಬ್ಬರವಾಯಿತು ಲಂಕೆಯಲ್ಲಿ ಒಬ್ರಿಗೂ ಗೊತ್ತಾಗಲಿಲ್ಲ ನಿದ್ದೆ ಮಾಡ್ತಾ ಇದ್ರು ಹನುಮಂತ ಬಂದು ಶಬ್ದವೇ ತಿಳಿಯಲಿಲ್ಲ ಸಮುದ್ರ ಮಧ್ಯದಿಂದ ಒಂದು ಬೆಟ್ಟದ ಕೋಡು ಮೇಲಕ್ಕೆ ದಿಢೀರಂತ ಎದ್ದು ಬಿಡಿತು ಅದು ಮನುಷ್ಯ ರೂಪದಲ್ಲಿ ಮಾತನಾಡ್ತಾ ಇದೆ ದೇವತಾ ಸ್ವರೂಪದಲ್ಲಿ ಹೇ ಆಂಜನೇಯ ನಿಮ್ಮ ತಂದೆ ನನಗೆ ದೊಡ್ಡ ಉಪಕಾರ ಮಾಡಿದ್ದ ಅನುಪ ಯಾರು ನೀನು ಅಂತ ಕೇಳಿದ ಹನುಮಂತ ತಳ್ತಾ ಇದ್ದಾನೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ಒಂದು ನಿಮಿಷ ನಿಂತಿಲ್ಲ ನನಗೆ ಮೈನಾಕ ಪರ್ವತ ಅಂತ ಹೆಸರು ಒಂದು ಕಾಲದಲ್ಲಿ ನಾವೆಲ್ಲ ಆಕಾಶದಲ್ಲಿ ಹಾರಾಡ್ತಾ ಇದ್ದವು ರೆಕ್ಕೆಗಳಿದ್ದವು ಇದನ್ನು ಸಹಿಸಲಾರದೆ ಜನಗಳೆಲ್ಲ ದೇವೇಂದ್ರನಿಗೆ ಕಂಪ್ಲೇಂಟ್ ಕೊಟ್ಟರು ಅವನು ವಜ್ರಾಯುಧ ತಗೊಂಬಂದು ಕತ್ತರಿಸೋಕೆ ಬಂದ ಬಾಲ ಹೋದ ಕೋತಿಯಂತೆ ರಕ್ಕೆ ಹೋದ ಬೆಟ್ಟು ಆದ್ರೆ ನನಗೇನು ಪೂಜ್ಯತೆ ಅಂತ ನಾನು ಹೆದರುತ್ತಿದ್ದೆ ನಿಮ್ಮ ಅಪ್ಪ ವಾಯುದೇವ ನನ್ನನ್ನು ಅಲ್ಲಿಂದ ದೂರದಿಂದ ಹಾರಿಸಿಕೊಂಡು ಬಂದು ಸಾಗರದಲ್ಲಿ ಹಾಕಿದ ಇಲ್ಲಿದ್ದೇನು ನಾನು ಆಶ್ರಯ ಕೊಟ್ಟವನು ಸಾಗರ ಸಗರ ವಂಶದ ರಾಮಚಂದ್ರನ ಆತಿಥ್ಯ ಮಾಡಬೇಕು ನಿನ್ನ ತಂದೆಗೆ ಆತಿಥ್ಯ ಮಾಡಬೇಕು ಒಂದು ಸ್ವಲ್ಪ ಹೊತ್ತು ನಮ್ಮಲ್ಲಿದ್ದು ಒಂದು ಕಪ್ ಚಹಾ ಕುಡ್ಕೊಂಡು ಹೋಗು ಅಂದ ಮೈನಾಗ ಪರ್ವತ ಇದು ಮೊದಲನೇ ಪರೀಕ್ಷೆ ಹನುಮಂತನಿಗೆ ನೀವೊಂದು ಪ್ರವಚನಕ್ಕೆ ಹೊರಟಿರ್ತೀರಿ ಆರು ಹದಿನೈದು ಆಗೋಯ್ತು ಒಬ್ರು ಹೇಳ್ತಾರೆ ಅಯ್ಯಯ್ಯೋ ಹಳೆ ಕ್ಲಾಸ್ಮೇಟ್ ನೀವು ಅಪರೂಪಕ್ಕೆ ಬಂದಿದ್ದೀರಿ ರವೆ ಇಡ್ಲಿ ಮಾಡಿದ್ದೇವೆ ಸ್ವಲ್ಪ ತಿಂದ್ಕೊಂಡೇ ಹೋಗಬೇಕು ನಿಮ್ಮ ತಲೆಯಲ್ಲಿ ವಿಚಾರ ಬಂತು ಗೊಂದಲ ಕಾನ್ಫ್ಲಿಕ್ಟ್ ಉಪನ್ಯಾಸ ಇದ್ದದ್ದೇ ನಾಳೆನೂ ಕೇಳ್ಬೋದು ರವೆ ಇಡ್ಲಿ ನಾಳೆ ಸಿಗುತ್ತೆ ಇವ್ರ ಮನೆಯದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿರ್ತಾರೆ ಅಂತ ಒಂದು ನಿಮಿಷ ಅಲ್ಲಿ ನಿಂತ್ರಿ ಅದನ್ನ ಇನ್ನೂ ಸ್ವಲ್ಪ ತಗೊಂಬಂದು ಇನ್ನೊಂದು ಎರಡು ತಗೊಂಬಂದು ನಿಂತೆಲ್ಲ ಊಟ ಮಾಡುವಷ್ಟಲ್ಲಿ ಇನ್ನೂ ಅಲ್ಲಿ ಕೂತ್ ಕೇಳೋದೇನು ಬಂತು ನಾಳೆ ಕೇಳಿದ್ರಾಯಿತು ಕಾರ್ಯ ವಿಘ್ನ ಏರ್ಪಡುತ್ತದೆ ಸ್ನೇಹಿತರೆಂಬವರು ಸಾತ್ವಿಕ ರೂಪದಲ್ಲಿ ವಿಘ್ನವನ್ನು ಮಾಡ್ತಾರೆ ನಮ್ಮನೆಯಲ್ಲಿ ಸಾಯಂಕಾಲ ದಿವಸ ದಿವ್ಯ ಪ್ರಬಂಧ ಹೇಳ್ಕೊಡ್ತಿದ್ದೆ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿ ಬಂದು ಕೂತ್ಕೊಳ್ಳೋದು ನಾನು ಹೇಳ್ತೀನಿ ಕಾಣಪ್ಪ ಆ ಹೊತ್ತಿಗೆ ಯಾರು ಸ್ನೇಹಿತರು ಕ್ಲಾಸ್ಮೇಟ್ಸು ಅವರು ಇವರು ಬರು ಅದಕ್ಕೇನು ಮಾಡಿದ್ದೆ ಅಂದರೆ ಬಾಗಲ ಮುಂದ್ಗಡೆ ಮನೆ ಬಾಗಲಲ್ಲಿ ಒಂದು ಚೊಂಬು ನೀರನ್ನಿಟ್ಟು ಒಂದು ಟವಲ್ ಇಟ್ಟು ಬಂದವರಿಗೆ ಬಾಯಿ ಸನ್ನೆಯಲ್ಲಿ ಕಾಲು ನಡ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ನೀವು ಗೋಷ್ಠಿಯಲ್ಲಿ ಅಂತ ಕೂರಿಸಿ ಇವರು ಸಹವಾಸ ಬೇಡ ಅಂತ ಸಾಯಂಕಾಲ ಬರುವುದನ್ನು ಬಿಟ್ಟರು ಸ್ನೇಹಿತರು ನಮ್ಮ ಮನೆಗೆ ನೀವು ಅದನ್ನು ಉಪಾಯ ಇಟ್ಕೋಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ ಸಾತ್ವಿಕರು ಒಳ್ಳೆ ಕೆಲಸಕ್ಕೆ ಹೊರಟಿದ್ದಾಗ ಏ ಅದೇ ಮಾತು ಏನು ವಿಘ್ನಗಳು ಬಂದರೂ they must follow our discipline we must not swerve from our path ನಮ್ಮ ದಾರಿ ಬಿಟ್ಟು ಹೋಗಬಾರ್ದು ದೇವ್ರ ತಲೆ ಮೇಲೆ ಪುಷ್ಪ ಏರಿಸೋ ಹೊತ್ತಲ್ಲಿ ಯಾರೋ ಒಂದು ಬಂದರು ಏನೋ ಹೇಳಿದ್ರು ಕೂತ್ಕೊಂಡು ತಿನ್ಬೇಕು ನಿದ್ದೆ ಬಂದಾಗ ಹಾಗೆ ಟೆಲಿಫೋನ್ ಆಫ್ ಮಾಡಿರ್ತೀರಿ ಸಾತ್ವಿಕ ಕೆಲಸಕ್ಕೆ ಟೆಲಿಫೋನ್ ಆಪರೇಟ್ ಮಾಡಬೇಡ ಆಫ್ ಮಾಡಬೇಡವಾ ಯೋಚನೆ ಮಾಡಿ ಮೈನಾಕ ಹೇಳಿದ ಇಲ್ಲಪ್ಪ ಒಂದು ನಿಮಿಷ ನೀವು ಮತ್ತೆ ಬರೋ ಯಾವಾಗ ಇಲ್ಲ ರಾಮ ಕೆಲಸ ಮೊದಲು ಮುಗೀಲಿ ಮಾತಾಡಿದ್ರೆ ಶಕ್ತಿ ಹೋಗುತ್ತೆ ನನಗೆ ಡೋಂಟ್ ಇಂಟ್ರಪ್ಟ್ ಅಂತ ಆ ಬೆಟ್ಟವನ್ನು ತಳ್ಳಿಕೊಂಡು ಹೊರಟ ದೇವತೆಗಳು ಪುಷ್ಪವೃಷ್ಟಿ ಹಾಕಿದ್ರು ಹನುಮಂತ ಮಾಡಿದ್ರೆ ಇನ್ನ ಕೆಲಸ ಮಾಡಬೇಕಾಣೋ ರಾಮ ಕಾರ್ಯದ ತೊರೆಯದು ಸಾತ್ವಿಕ ವಿಘ್ನ ಇನ್ನಷ್ಟು ದೂರ ಹೋದ ಸಮುದ್ರ ಮಧ್ಯದಲ್ಲಿ ಒಂದು ನಾಗಮಾತೆ ಆಡಿಕೊಂಡಿದ್ಲು ಸುರಸೆ ಎಂಬುವಳು ಅವಳನ್ನು ಎಬ್ಬಿಸಿ ದೇವತೆಗಳು ಹನುಮಂತನ ಪರೀಕ್ಷೆ ಮಾಡುವಂತ ಎಬ್ಬಿಸಿ ಕಳಿಸಿದರು ಅವಳು ಮೇಲಕ್ಕೆದ್ದು ಭಯಂಕರ ಆಕಾರದಲ್ಲಿ ಬಾಯಿ ಮಾಡಿಕೊಂಡು ಅಹಂ ತ್ವಾ ಭಕ್ಷಯಿಷ್ಯಾಮಿ ಪ್ರವಿಷೇಯಂ ಮಮಾನನಂ ನನ್ನ ಬಾಯಲ್ಲಿ ನೀ ನುಗ್ಗಬೇಕು ನನಗೆ ಬ್ರಹ್ಮ ವರ ಕೊಟ್ಟಿದ್ದಾನೆ ಇಲ್ಲಿ ಬಂದವರೆಲ್ಲ ನನ್ನ ಬಾಯಲ್ಲಿ ಪ್ರವೇಶ ಮಾಡಿ ಹೋಗಬೇಕು ಹನುಮಂತ ಹೇಳಿದ ಹೆಂಗಸರ ಬಾಯಲ್ಲಿ ಪ್ರವೇಶ ಮಾಡಿ ಹೊರಗೆ ಬರುವವರುಂಟೆ ತಾಯಿ ಅದಾಗದೇ ಇರೋ ಕೆಲಸ ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಉಪಾಯ ಮಾಡಿದ ಸಾಮಧಾನ ಭೇದ ದಂಡಗಳನ್ನ ಇಷ್ಟು ದೊಡ್ಡ ಶರೀರವನ್ನು ನುಂಗುಬಲ್ಯ ಆಯ್ ನಿಮ್ಮ ಅಪ್ಪನನ್ನು ಬೇಗ ನುಂಗ್ತಾನೆ ಅಂತ ಬಾ ಇನ್ನಷ್ಟು ದೊಡ್ಡದು ಮಾಡಿದಳು ಹನುಮಂತ ಸ್ಪರ್ಧೆ ಮಾಡಿದ ಈ ಸ್ಪರ್ಧೆಯಲ್ಲಿ ಅವಳು ಭೂಮಿ ಆಕಾಶ ಒಂದು ಮಾಡುವಷ್ಟು ದೊಡ್ಡ ಬಾಯನ್ನು ಮಾಡಿಕೊಂಡಾಗ ನೊಣದಂತೆ ಸಣ್ಣ ಆಕೃತಿ ಮಾಡಿಕೊಂಡು ಬಾಯಲ್ಲಿ ನುಗ್ಗಿ ಕಿವಿಯಲ್ಲಿ ಹೊರಗೆ ಬಂದು ನಾಗಮಾತೆ ನಮೋಸ್ತುತೇ ಇದು ರಾಜಸ ವಿಘ್ನ ಸ್ಪರ್ಧೆ ದೇವತೆಗಳು ಎರಡನೇ ಸಲ ಪುಷ್ಪವೃಷ್ಟಿ ಮಾಡಿದರು ಇನ್ನೇನು ಲಂಕೆ ಹತ್ರ ಹತ್ರ ಬರ್ತಾ ಇದೆ ಪವಮಾನಂತು ತಂದೃಷ್ಟ ಸಿಂಹಿಕಾ ನಾಮ ರಾಕ್ಷಸಿ ತಾಮಸ ವಿಘ್ನ ಸಿಂಹಿಕೆ ಅಂತ ಅವಳ ಹೆಸರು ಅವಳಿಗೇನು ಶಕ್ತಿ ಕೊಟ್ಟಿದ್ದ ಭಗವಂತ ಮೇಲೆ ಹಾರುವ ಪದಾರ್ಥದ ನೆರಳನ್ನು ನೋಡಿ ನೆರಳನ್ನು ಹಿಡಿದು ಬಿಟ್ರೆ ಮೇಲು ಪದಾರ್ಥ ಮಿಸುಕಾಡ್ತಾ ಇರಲಿಲ್ಲ ಛಾಯಾಗ್ರಾಹಿ ಫೋಟೋಗ್ರಾಫರ್ ಅಲ್ಲ ನೆರಳನ್ನ ನೋಡಿ ಇದು ಒಂದು ವಿದ್ಯೆ ಇತ್ತು ಅಂದ್ರೆ ಇವತ್ತು ನೋಡಿ ರೇಡಾರ್ ಗೀಡಾರ್ ಏನು ಬೇಡ ಒಂದು ವಿಮಾನದ ನೆರಳನ್ನು ನೋಡಿ ಹಿಡಿಯೋ ಶಕ್ತಿ ಇವತ್ತು ನಮ್ಗೆ ಯಾರಿಗಾರಿದ್ರೆ ಏನು ಗತಿ ಆಗ್ತಿತ್ತು ಇದು ಎಷ್ಟು ದೊಡ್ಡ ವಿದ್ಯೆ ನೋಡಿ ಯೋಚನೆ ಮಾಡಿಕೊಳ್ಳಿ ಹಾಗಿದ್ರೆ ಇದು ಕೊಟ್ಟು ಬಿಡಿ ನಮಗೆ ರಿಸರ್ಚ್ ಉಪಯೋಗಕ್ಕೆ ಬರುತ್ತಲ್ಲ ನನ್ಗೆ ಗೊತ್ತಿಲ್ಲ ನಾನೇನು ಮಾಡಲಿ ಇದು ರಾಮಾಯಣದಲ್ಲಿದೆ ಇದ್ದ ಮೇಲೆ ಅದೊಂದು ಪ್ರಯೋಗ ಇರಬೇಕಲ್ಲ ಆಸುರಿ ಪ್ರಯೋಗ ಹಿಡಿದು ಬಿಟ್ಲು ನುಗ್ತಾ ಇದ್ದಾನೆ ಯಾರೋ ತಡಿತಾ ಇದ್ದಾರಲ್ಲ ಕೆಳಗಡೆ ಏನು ಒಂದು ಕಲ್ಲು ಅಡ್ಡಾದ್ರೆ ಬಸ್ಸಿನ ಚಕ್ರಗಳು ಸುಮ್ಮನೆ ಸುತ್ತದವೆ ಮುಂದಕ್ಕೆ ಹೋಗೋದಿಲ್ಲ ನೀವು ನೋಡ್ದ ಯಾರು ಹಿಡಿದಿದ್ದಾರಲ್ಲ ಯಾರು ನೀನು ಅಂತ ಕೇಳ್ದ ಛಾಯಾಗ್ರಾಹಿ ಮಹಾವೀರ್ಯ ತದಿದಂ ನಾತ್ರ ಸಂಶಯ ಓಹೋ ನೀನೊಂದ ಸತಾಂ ಅರ್ಥ ಅರ್ಥತತ್ವೇನ ಸಿಂಹಿಕಾಂ ಮತಿಮಾನ್ ಕಪಿ ಕೇಳ್ದ ನಿನಗೇನು ಬೇಕು ನನ್ನ ಬಾಯಲ್ಲಿ ಪ್ರವೇಶ ಮಾಡು ಅಂತ ಕೇಳಿ ಎಲ್ಲ ಬರೀ ಬಾಯಲ್ಲಿ ಹೋಗು ಬಾಯಲ್ ಹೋಗು ಅಂತ ಕೇಳ್ತಿದ್ದಾರೆ ಮತ್ತೆ ಅವಳ ಜೊತೆಯಲ್ಲಿ ಇದೇ ಸ್ಪರ್ಧೆಯನ್ನು ಮಾಡಿ ಆ ಹಿಂದೆ ನಾಗಮಾತೆ ಜೊತೆಯಲ್ಲಿ ಮಾಡಿದ ಹಾಗೆ ಈ ಸಲ ಅವಳ ಬಾಯಲ್ಲಿ ಸಣ್ಣ ಸೊಳ್ಳೆಯ ಹಾಗೆ ನುಗ್ಗಿ ದೊಡ್ಡ ಶರೀರ ಮಾಡಿಕೊಂಡು ಭಯಂಕರವಾದ ಉಗುರುಗಳಿಂದ ನಕೈ ತೀಕ್ಷ್ಣೈ ಅವಳನ್ನು ಸೀಡಿ ಚೂರು ಮಾಡಿ ಹಾಕಿದ ಆ ತಾಮಸ ವಿಘ್ನವನ್ನ ತಡ್ಕೊಳ್ಳಬಾರದು ಚೂರು ಮಾಡಿಬಿಟ್ಟ ನಕೈ ತೀಕ್ಷ್ಣೈ ಮರ್ಮಾಣಿ ಉತ್ಕೃತ್ಯವ ನರಹ ಅವಳು ಕುಯ್ಯೋ ಮರೋ ಅಂತ ಕಿರಿಸಿಕೊಂಡಳು ಸತ್ತಳು ಸಮುದ್ರದಲ್ಲಿ ಬಿದ್ದಳು ಮತ್ತೆ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದರು ಕಾರ್ಯಸಿದ್ಧಿಯಾಯಿತು ಹೋಗುವ ಅಂದರು ಅಂದ್ರೆ ಸುಂದರಕಾಂಡದಲ್ಲಿ ಓದಿದವರಿಗೆ ಸಾತ್ವಿಕ ರಾಜಸ ತಾಮಸ ವಿಘ್ನಗಳು ಮೊದಲು ಪರಿಹಾರವಾಗ್ತವೆ ಅಂತ ಮೊದಲನೇ ಸರ್ಗದಲ್ಲೇ ವಾಲ್ಮೀಕಿ ಮುನಿವರರು ರಾಮಕಥೆ ಕೇಳಬೇಕು ದೀರ್ಘಾಯುಷ್ಮಂತರಾಗಿ ಬಾಳಬೇಕು ಹರ್ಷವಂತರಾಗಿರಬೇಕು ಆರೋಗ್ಯ ಇರಬೇಕು ಇಷ್ಟು ನೀವು ಸಂಕಲ್ಪವನ್ನು ಮಾಡಿ ಆಂಜನೇಯ ಸ್ವಾಮಿ ನಿಮಗೆ ಮೂರು ವಿಘ್ನಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಮಹಾಯೋಗೀಶ್ವರ ಭಗವಂತನ ಹೃದಯದಲ್ಲಿಟ್ಟುಕೊಂಡ ಒಂದು ಸ್ವಾರ್ಥ ಏನಿದೆ ಆಯಾಸವೇ ಇಲ್ಲ ಅವನಿಗೆ ಇದು ನೀವು ಹೇಳಿದ ಅರ್ಥ ಸರಿಯೇ ಅಂತ ಕೇಳಿದ್ರೆ ಇಲ್ಲಿಯೇ ವರ್ಣನೆ ಮಾಡ್ತಾರೆ ಈ ಸ್ವರ್ಗದ ಕೊನೆಯಲ್ಲಿ ತತ ಶರೀರಂ ಸಂಕ್ಷಿಪ್ಯ ತನ್ಮಹೀಧರ ಸನ್ನಿಭಂ ಬೆಟ್ಟದಂತೆ ದೊಡ್ಡದಾಗಿದ್ದ ಆಕೃತಿಯನ್ನ ಚಿಕ್ಕದು ಮಾಡಿಕೊಂಡ ಆಂಜನೇಯ ಹೇಗೆ ಪುನಃ ಪ್ರಕೃತಿ ಮಾಪೇದೆ ವೀತ ಮೋಹ ಇವ ಆತ್ಮವಾನ್ ಇಂದ್ರಿಯ ನಿಗ್ರಹ ಇದ್ದವನು ಅಜ್ಞಾನವನ್ನ ತೊರೆದಂತೆ ಅಜ್ಞಾನ ಹೋಗುವುದು ಸಾತ್ವಿಕ ರಾಜಸ ತಾಮಸ ವಿಘ್ನಗಳನ್ನು ಗೆದ್ರೆ ಮಾತ್ರ ಅಜ್ಞಾನ ಹೋಗುತ್ತೆ ಇದು ಈ ಸರ್ಗದ ಅರ್ಥ ಅಂತ ವಾಲ್ಮೀಕಿಯ ಬರೆದರು ಅದನ್ನು ತಿಳ್ಕೊಂಡು ಕಾಳಿದಾಸಾರಘೋಂಶದಲ್ಲಿ ಮಾರುತಿ ಸಾಗರಂ ತೀರ್ಣ ಸಂಸಾರಮಿವ ನಿರ್ಮಮಃ ಮಮಕಾರವಿಲ್ಲದವನು ಸಂಸಾರವನ್ನು ದಾಟಿದಂತೆ ಬವಸಾಗರೋತ್ತಾರಕನು ತೊರವೆ ರಾಮಾಯಣದಲ್ಲಿ ನೋಡಿ ಮೂರು ಕವಿಗಳು ವಾಲ್ಮೀಕಿಯ ಜಾಡನ್ನು ಹಿಡಿದು ಬರೆದಿದ್ದಾರೆ ಇಲ್ಲಿ ತತ್ವಾರ್ಥಗಳಿವೆ ರಾಮಾಯಣದಲ್ಲಿ ತತ್ವ ಇದೆ ಬರೀ ಕಥೆಯಲ್ಲ ಇದನ್ನು ಮಾಡಿದ ದಾಟಿದವನೇ ನೋಡ್ತಾನೆ ಆ ಕಡೆ ಹೋದ ಭಾರತದ ದಕ್ಷಿಣ ತೀರವನ್ನು ಲಂಘಿಸಿದವನು ಒಂದೇ ನೆಗತಕ್ಕೆ ಲಂಕೆಯ ಉತ್ತರ ಭಾಗಕ್ಕೆ ಬಂದು ಸೇರಿದ ಹೀಗೆ ನೋಡಿದ ಪಶ್ಚಿಮದ ಕಡೆಗೆ ಸೂರ್ಯ ಇನ್ನೂ ಮುಳುಗಿರಲಿಲ್ಲ ಸಾಯಂಕಾಲ ಕೊಟ್ಟಲು ಬಂದ್ಬಿಟ್ಟಿದ್ದಾನೆ ಊರಿಗೆ ಹೋಗಬೇಕು ಶತ್ರುವಿನ ಊರಿಗೆ ಹಗಲಲ್ಲಿ ಹೋದರೆ ವೀಸಾ ಎಲ್ಲ ಪಾಸ್ಪೋರ್ಟ್ ಇಲ್ಲ ಕತ್ತಲೆ ಆಗಲಿ ಸ್ವಲ್ಪ ಹೊತ್ತು ಅಂತ ಕಾಯ್ಕೊಂಡಿದ್ದಾನೆ ಕೈಯಲ್ಲಿ ಗಡಿಯಾರವಿಲ್ಲ ಅವನ ಸಮಯ ಸ್ಫೂರ್ತಿ ನೋಡಿ ಆಮೇಲೆ ನೋಡ್ತಾನೆ ಅಷ್ಟೊತ್ತು ಕೂತಿದ್ದವನು ಸೂರ್ಯ ಮುಳುಗೋ ತನಕ he has studied the entire Lanka ಕಣ್ಣಿಂದ ಹೀಗೆಲ್ಲ ನೋಡಿದ್ದಾನೆ ಅದು ನೋಡಿದರೆ ಮೊದಲನೇದು ಸಮುದ್ರವೇ ಒಂದು ದುರ್ಗ ಯಾರು ಈಜುಕೊಂಬರೋ ಹಾಗಿಲ್ಲ ಎರಡನೇದು ಲಂಕಾದ್ವೀಪ ದ್ವೀಪದ ಎಡ್ಜ್ ಸಮೀಪ ತುದಿಯಲ್ಲಿ ಪೂರ್ತಿ ದೊಡ್ಡ ದೊಡ್ಡ ಬೆಟ್ಟಗಳು ಮರಗಳು ಕೋಟೆ ಕಟ್ಟಿದ ಹಾಗಿದೆ ಅದು ಗಿರಿದುರ್ಗ ಮೂರನೇದು ಅದನ್ನು ಇಳಿದರೆ ದೊಡ್ಡ ಕಾಳುಗಳು ವನದುರ್ಗ ಮೂರು ತರಹ ದುರ್ಗ ದುರ್ಗ ಈ ಮೂರನ್ನ ದೇವರೇ ಕೊಟ್ಟಿರ್ತಕ್ಕಂಥ ಮೂರು ಅಪರೂಪದ ದುರ್ಗಗಳನ್ನ ದಾಟಿ ಒಳಕ್ಕೆ ಮುಂದೆ ಹೋಗುವುದಾದರೆ ತ್ರಿಕೋಣಾಕಾರದಲ್ಲಿ ಒಂದು ಬೆಟ್ಟ ತ್ರಿಕೂಟ ಪರ್ವತ ಅದರ ಮೇಲೆ ಅಂತ ಕಾಣಿಸ್ತಾ ಇದೆ ಅದ್ಭುತವಾದ ರಾವಣನ ರಾಜಧಾನಿ ಅದು ಮೇಲಿನಿಂದ ಒಂದು ಪುಷ್ಪದ ಬುಟ್ಟಿಯನ್ನು ತೂಗು ಹಾಕದಾಗಿದೆ ಪುಣ್ಯವಂತನಾದ ವೈಶ್ರವಣನಿಗೆ ಕುಬೇರನಿಗಾಗಿ ವಿಶ್ವಕರ್ಮ ನಿರ್ಮಾಣ ಮಾಡಿಕೊಟ್ಟ ಊರು ರಾವಣನಿಗೋಸ್ಕರ ಮಾಡಿದ್ದಲ್ಲ ಹನುಮಂತ ನೋಡಿದ ಅಯ್ಯೋ ನಾನೊಬ್ಬ ಏನೋ ಬಂದಿದ್ದೇನೆ ನಮ್ಮ ಪ್ರಭು ರಾಮ ಹೇಗೆ ಬರ್ತಾನೆ ಇಲ್ಲಿ ಲಕ್ಷ್ಮಣ ಹೇಗೆ ಬರ್ತಾನೆ ಸುಗ್ರೀವ ಮಹಾರಾಜ ಹೇಗೆ ಬರ್ತಾರೆ ನನ್ನ ಜೊತೆ ಕಪಿಗಳೆಲ್ಲ ಬರ್ತ ಹೇಗೆ ಬರ್ತಾರೆ ಬಂದು ಮಾಡುವುದೇನು ಮನಸ್ಸೇ ಯವಕೃತಾಂ ಲಂಕಾಂ ಇದು ಹೋಲಿಕೆ ಮನುಷ್ಯನ ಮನಸ್ಸನ್ನು ಹೇಗೆ ಮಾಡಿದ್ದಾನೋ ಹಾಗೆ ಮಾಡಿದ್ದಾನಂತ ದೇವ್ ಲಂಕೆಯನ್ನು ಮನಸ್ಸನ್ನು ಹೇಗೆ ಭೇದಿಸುವುದಾಗೋದಿಲ್ಲವೋ ಪಕ್ಕದಲ್ಲಿ ಹತ್ತಿರ ಹತ್ತಿರದಲ್ಲಿ ಕೂತ್ಕೊಂಡಿರ್ಬೋದು ಹೆಂಚಿ ಗಂಡ ತಬ್ಬಿಕೊಂಡೇ ಇರ್ಬೋದು ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಹಾಗೆ ದುರ್ಗಮವಾದಂತಹ ಕೋಟೆ ಇದು ಇರಲಿ ಇರಲಿ ನಾವು ನೋಡೋಣ ಎಂಬುದಾಗಿ ಉತ್ತರದ ಕೋಟೆ ಬಾಗಿಲಲ್ಲಿ ನಿಂತ್ಕೊಂಡವನು ಎಲ್ಲ ನೋಡಿದ ಅಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪವಾಗಿ ಸೂರ್ಯ ಮುಳುಗ್ತಾ ಇದ್ದಾನೆ ಪಶ್ಚಿಮದಲ್ಲಿ ಕೆಂಪು ಆ ಸೂರ್ಯಾಸ್ತಮ ಕಾಲಕ್ಕೆ ಕೆಂಪು ಆಕಾಶದಲ್ಲಿ ಉಂಟಾಯಿತು ಸೂರ್ಯೇಚ ಅಸ್ತಂಗತೆ ರಾತ್ರವು ಇದು ಡೀಟೇಲ್ ಬೈ ಡೀಟೇಲ್ ನಿಮಗೆ ಹೇಳ್ತೇನೆ you feel it is like a detective story Anjaneya ಪತ್ತೇದಾರಿ ಮಾಡಿದ ರೀತಿ ಚಮತ್ಕಾರವಾಗಿದೆ ಇದು ಒಂದು you can pick it out of the Ramayana as an independent ಕಾಂಡಾಲ್ ರೀಡ್ ಉಳಿದ ಕಾವ್ಯ ಹಿಂದೂ ಮುಂದೆ ನೀವು ಕತ್ತರಿಸಿಬಿಟ್ರೆ ಓದೋಕ್ಕಾಗೋದಿಲ್ಲ ಸುಂದರಕಾಂಡ ಒಂದು ಹಾಗೆ ತಗೊಂಡು ಓದ್ಬೋದು ನೋಡಿದ ಸಮುದ್ರ ದಾಟುವಾಗಬೇಕಾದದ್ದು ದೊಡ್ಡ ಶರೀರ ಈಗ ಲಂಕೆ ಒಳಗೆ ಹೋಗಬೇಕು ಇನ್ನೆಲ್ಲ ಅವರೆಲ್ಲ ರಾಕ್ಷಸರು ಸ್ತ್ರೀಯರು ವಿಶೇಷವಾಗಿ ಸ್ತ್ರೀಯರು ಮಲ್ಕೊಂಡಿರುವ ಕಾಲದಲ್ಲಿ ಪತ್ತೆ ಮಾಡಬೇಕು ಗಂಡಸರು ಬೀದಿಲೆ ಓಡಾಡ್ತಿರಲಿ ಕ್ಲಬ್ ಗಿಬ್ಬು ನೈಟ್ ಕ್ಲಬ್ ಇದ್ದು ಅಂತ ಬರೆದಿದ್ದ ರಾಮಾಯಣದಲ್ಲಿ ನೈಟ್ ಕ್ಲಬ್ ಇದ್ದಂತ ಲಂಕೆಯಲ್ಲಿ ಸುಡುಗಾಡು ಅಯೋಧ್ಯೆಯಲ್ಲಿರಲಿಲ್ಲ ವಧು ನಾಟಕ ಸಂಘ ಬರೀ ನಾಟಕ ಇತ್ತಲ್ಲಿ ಇದು ರಂಪರಾಮಾಯಣ ಇವರಿಗೆ ಆದ್ದರಿಂದ ಆ ಸ್ತ್ರೀಯರನ್ನೆಲ್ಲ ಅವರು ಎಲ್ಲೆಲ್ಲಿ ಮಲಗಿದ್ದಾರೆ ನೋಡಬೇಕು ಸ್ವಲ್ಪ ಸಣ್ಣ ಆಕಾರವನ್ನು ಮಾಡಿಕೊಳ್ಳೋಣ ಎಷ್ಟು ಸಣ್ಣ ಆಕಾರ ಇರಬೇಕು ಯಾರ ಮನೆ ಕಿಟಕಿಯಲ್ಲಿ ಆದರೂ ನುಗ್ಗಿರಬೇಕು ಬಾಗಿಲಿಂದ ಬಂದಿರಬೇಕು ಗವಾಕ್ಷಿಯಿಂದ ಬಂದಿರಬೇಕು ಯಾರು ಬಂದಿದ್ರು ಹೋಗಿದ್ರು ಅಂತ ಒಬ್ಬರಿಗೂ ಗೊತ್ತಾಗಿರಬಾರದು ಇದಕ್ಕೆ ಸರಿಯಾದ ಆಕಾರ ಯಾವುದು ಪೃಷದಂಶಕ ಮಾತ್ರ ಸಣ್ಬಭೂವ ಅದ್ಭುತ ದರ್ಶನ ಪೃಷದಂಶಕ ಅಂದ್ರೆ ಕಾಡು ಬೆಕ್ಕು ಊರಿನ ಬೆಕ್ಕಲ್ಲ ಊರಿನ ಬೇಕಾದ್ರೆ ಪರಿಚಯ ಆಗುತ್ತೆ ಯಾರ್ಯಾರ ಮನೆ ಬೇಕು ಅಂತ ಗೊತ್ತಾಗ್ಬಿಡುತ್ತೆ ಕಾಡು ಅಂತ ಒಂದು ಜಾತಿ ಇರುತ್ತೆ ನಾನು ನೋಡಿಲ್ಲ ವಾಲ್ಮೀಕಿ ಹೇಳಿದ್ದು ನಮ್ಮ ದೇಶದ ಫ್ಲೋರಾ ಫೌನಾ ಪ್ರಾಣಿಗಳು ಎಷ್ಟು ನಮ್ಗೆ ಗೊತ್ತೇ ಇಲ್ಲ ನೋಡಿ ಇಲ್ಲಿ ವರ್ಣನೆ ಮಾಡುವ ಗಿಡಗಳನ್ನು ಇವತ್ತು ನೀವು ಪತ್ತೆ ಮಾಡೋಕೆ ಆಗೋದಿಲ್ಲ ನಮ್ಗೆ ಗೊತ್ತೇ ಇಲ್ಲ ಆ ಸಣ್ಣ ಬೆಕ್ಕಿನ ಆಕಾರದಲ್ಲಿ ಕೂತಿದ್ದಾನೆ ಕೊನೆಯ ಕೋಟೆ ಏಳು ಕೋಟೆ ಲಂಕೆಗೆ ನೋಡ್ತಾನೆ ಇಳಿಬೇಕು ಕೆಳಗಡೆ ಆಹಾ ಎಷ್ಟು ದೊಡ್ಡ ಬೀದಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಸುವಿಭಕ್ತ ಮಹಾಪಥಾಮ್ well defined roads well defined compounds well built houses town planning ಎಷ್ಟು ಚೆನ್ನಾಗಿದೆ ಮಲ್ಲೇಶ್ವರದ ಹಾಗಲ್ಲ ಜಯನಗರ ಇದ್ದ ಹಾಗೆ ಸುವಿಭಕ್ತ ಮಹಾಪಥಾಮ್ ನೋಡ್ದ ಅಲ್ಲಿಂದ ಮೆಲ್ಲಕ್ಕೆ ಇಳಿಲೋ ಬೇಡವೋ ಅಂತ ನೋಡೋ ಹೊತ್ತಿಗೆ ಸರಿಯಾಗಿ ಸೂರ್ಯವಂಶದ ದೊರೆಯಾದ ರಾಮಚಂದ್ರ ಸ್ವಾಮಿಗೆ ಸಹಾಯ ಮಾಡದೇ ಇದ್ರೆ ಇದ್ದ ಕಳಂಕಕ್ಕಿಂತ ಹೆಚ್ಚು ಕಳಂಕ ತಟ್ಟುತ್ತೆಯೋ ಎಂಬುದಾಗಿ ಚಂದ್ರೋದಯವಾಯಿತು ಆ ಚಂದ್ರೋದಯವನ್ನು ಒಂದು ಅಧ್ಯಾಯ ತುಂಬಾ ವರ್ಣನೆ ಮಾಡಿದ್ದಾರೆ ಆ ಪದ್ಯಗಳನ್ನು ಓದರೆ ನೀವು ಕೂಡ ನಾಟ್ಯ ಮಾಡುವ ರೀತಿಯ ಸುಂದರವಾದ ಪದ್ಯಗಳು ನಮಗದು ಓದುವುದಕ್ಕೆ ವೇಳೆ ಇಲ್ಲ ಕೈ ಮುಗಿದು ಬಿಟ್ಟಿದೆ ವಾಲ್ಮೀಕಿ ನಾನು ಕ್ಷಮೆ ಮಾಡಲಿ ನೀವು ಪಾರಾಯಣ ಮಾಡಿ ಸಂತೋಷಪಟ್ಟುಕೊಳ್ಳಿ ಅಲ್ಲಿಂದ ಮುಂದಕ್ಕೆ ಮೊದಲನೇ ಕೋಟೆಯಲ್ಲಿ ಎಡಗಾಲನ್ನು ಮೊದಲಿಟ್ಟು ಧುಮುಕಿದ ಶತ್ರುಪುರಿಗೆ ಹೋಗುವಾಗ ಜ್ಞಾಪಕ ಇಟ್ಕೊಳ್ಳಿ ಎಡಗಾಲಿಂದ ಮೊದಲು ಹೋಗಬೇಕು ಸಿಟಿ ಬಸ್ ಹತ್ತುವಾಗ ಬಲಗಾಲಿಂದಲೇ ಹತ್ತಬೇಕು ಬಲಗಾಲಿಂದ ಹತ್ತಿದ್ರು ನಾ ಗ್ಯಾರಂಟಿ ಕೊಡಲಾರೆ ಶತ್ರು ಊರಿಗೆ ಹೋಗುವಾಗ ಮಾತ್ರ ತಪ್ಪದೇ ಎಡಗಾಲನ್ನೇ ಇಡಬೇಕು ಎಡಗಾಲ ಅಂದ್ರೆ ಯಾವುದು ಸ್ವಾಮಿ ಅಂತ ಕೇಳೋ ಸ್ಥಿತಿ ಎಡಬಲ ಅಂದ್ರೆ ಗೊತ್ತಾಗೋದಿಲ್ಲ ಲೆಫ್ಟ್ ಅನ್ನಬೇಕು ನಮ್ಮ ಹುಡುಗರಿಗೆ ಈಸ್ಟ್ ಅಂದ್ರೆ ಗೊತ್ತಾಗುತ್ತೆ ಪೂರ್ವ ಅಂದ್ರೆ ತಿಳಿಯೋದಿಲ್ಲ ನಾರ್ತ್ ಈಸ್ಟ್ ಅಂದ್ರೆ ಗೊತ್ತಾಗುತ್ತೆ ಈಶಾನ್ಯ ಅಂದ್ರೆ ತಿಳಿಯೋದಿಲ್ಲ ಈ ದೇವತೆಗಳ ಹೆಸರು ಗೊತ್ತಿಲ್ಲ ಎಡಗಾಲನ್ನು ಮುಂದಿಟ್ಟು ಕೆಳಗೆ ಇಳಿದಿದ್ದಾನೆ ಆ ಮೊದಲನೇ ಕೋಟೆ ಅಂದ್ರೆ ಔಟರ್ ಮೋಸ್ಟ್ ಪ್ರಾಕಾರವನ್ನು ನೋಡಿದ ಅಲ್ಲೇನು ಮನೆಗೆನೆ ಏನು ಬಹಳ ಇರಲಿಲ್ಲ ದೊಡ್ಡ ಬೀದಿ ಬಹಳ ಸ್ವಚ್ಛವಾಗಿಟ್ಟಿದ್ದಾರೆ ಆ ಸಣ್ಣ ಬೆಕ್ಕಿನ ಹಾಗೆ ಕಾಲ ಮೇಲೆ ಒಂದರ ಮೇಲೊಂದು ಇಟ್ಕೊಂಡು ಹೋಗ್ತಾ ಹೋಗ್ತಾ ಹೋಗ್ತಾ ಅಲ್ಲೊಂದು ಸಣ್ಣ ಗುಡಿ ಇತ್ತು ಅಂಗಡಿ ಗುಡಿ ಮುಂದುಗಡೆ ಇವನು ಹೋಗಲಾಗಿ ಲೇ ಯಾರು ನೀನು ಅಂತ ಕೇಳಿದ್ದು ಗುಡಿಯಲ್ಲಿದ್ದವಳು ಲಂಕಾ ದೇವತೆ ಲಂಕಿಣಿ ದೇವತೆ ಹಳ್ಳಿಯಲ್ಲಿ ದೇವತೆ ಅಂತೇವಲ್ಲ ದೇವತೆ ಅವಳು ಬ್ರಹ್ಮ ಅವಳನ್ನಲ್ಲಿಟ್ಟು ನಿನ್ನನ್ನ ಒಬ್ಬ ವಾನರವೀರ ಜಯಿಸೋ ತನಕ ನಿನಗೆ ಆಯುಷ್ಯ ಯಾವತ್ ನಿನ್ನನ್ನು ಅವನು ಗೆಲ್ತಾನೆ ಅವತ್ತೀವು ಹಾಳಾಯಿತು ಅಂತ ವರ ಏನು ಕೊಟ್ಟಿದ್ದ ಅದು ಪ್ರಸಂಗ ಸ್ವಯಮೇವೋತ್ಥಿತ ತತ್ರ ಅನನ ದರ್ಶನ ಯಾರು ಬರೋದಕ್ಕೆ ಜಾಗ ಇಲ್ಲ ಸುಮ್ಮನೆ ಕೂತಿದ್ದಾಳೆ ಕಾಯಿಲ್ಲ ಅಡಿಕೆ ಇಲ್ಲ ವಿಳೆದೆಳೆ ಇಲ್ಲ ಪುಷ್ಪಾರ್ಚನೆ ಇಲ್ಲ ಯಾರೋ ಬೆಳಗ್ಗೆ ಬಂದು ಅರಮನೆಯವರು ಒಂದು ಹೂವಿನ ಹಾರ ಹಾಕಿ ಹೋಗ್ತಿದ್ರು ಕುರಿಯೋ ಕೋಣೋ ಬಲಿ ಕೊಡ್ತಿದ್ರು ಆ ಕಷ್ಟ ಕೂತಿದ್ಲು ಲಕ್ಷಿಣಿ ಬೆಕ್ಕಿನ ರೂಪದಲ್ಲಿ ಹೋದದ್ದು ನೋಡಿ ಹೇ ಯಾರು ನೀನು ಅಂತ ಕೇಳಿದ್ಲು ಹನುಮಂತ ಎಷ್ಟು ಚಾಣಾಕ್ಷ ಅಂದ್ರೆ ನೀ ಯಾರಮ್ಮ ಅಂತ ತಾನ್ಯಾರು ಅಂತ ಹೇಳಲಿಲ್ಲ ನೀ ಯಾರು ಎಟ್ಟು ತೋಳಾಳ್ ನಾಳು ಮುಖತ್ತಾಳ್ உலகேழும் தொட்டு பேரும் சோதி நிறத்தாள் சுழல் கண்ணாள் முட்டிப்பேரின் மூவுலகத்தை முதலோடும் கட்டிச் சீரும் ಕಾವಲ್ ವಲತ್ತಾಳ್ ಕ್ಷಮೆಯಿಲ್ಲಾಳ್ ಕ್ಷಮೆಯಿಲ್ಲದವಳು ರಾಕ್ಷಸಿ ಅಂತ ನಿಂತಿದ್ದಾಳೆ ಮಾರಿ ಅಂತ ನಿಂತಿದ್ದಾಳೆ ಎಂಟು ತೋಳು ನಾಲ್ಕು ಮುಖ ಗುಂಡು ಕಣ್ಣು ಇಂಥವಳು ನೀ ಯಾರೋ ಅಂತ ಕೇಳಲಾಗಿ ಹನುಮಂತ ಉತ್ತರ ಹೇಳಲಿಲ್ಲ ಕಸ್ತ್ವಂಕೇನ ಚ ಕಾರ್ಯೇಣ ಪ್ರಾಪ್ತೋ ವನಾಲಯ ಪತ್ತೆ ಮಾಡಿಬಿಟ್ಟು ನೀ ಕೋತಿ ವನಾಲಯ ನೀ ಬೆಕ್ಕಲ್ಲ ಅವಳಿಗಷ್ಟು ಮಾಯಾ ಶಕ್ತಿ ಇತ್ತು ನಿಜ ಹೇಳು ವೇಷ ಯಾಕೆ ಮಾಡಿಸ್ಕೊಂಡ್ ಬಂದಿದ್ದೀಯೇ ಎಲ್ಲಿ ನಿನ್ನ ಕ್ಯಾಮರಾ ಏನ್ ತಗೊಂಡೋಗಕ್ಕೆ ಬಂದಿದ್ದೀಯೇ ಹನುಮಂತ ಕೇಳಿದ ಕಾ ತ್ವ ವಿರೂಪನ್ ಅನನ್ ಹೀಗೆ ಕೇಳ್ತಾ ಇದ್ದೀಯಲ್ಲಮ್ಮ ನೀ ಯಾರು ಮೊದಲು ಹೇಳು ಎಷ್ಟು ಭಯಂಕರ ಮುಖ ಯಾತಕ್ಕೆ ಜನವೇ ಇಲ್ಲ ಇಲ್ಲಿ ಎಷ್ಟು ಮುಸುಡಿ ಸೊಟ್ಟಾಕ್ ಮಾಡಿದ್ದೀಯ ನೀನು ಊರು ಬಾಗಲಲ್ಲಿ ಆಟಕ್ಕೆ ನಿಂತಿದ್ದೀಯ ನಿನ್ ಕೈ ತ್ರಿಶೂಲ ಯಾತಕ್ಕೆ ಖಡ್ಗ ಯಾತಕ್ಕೆ ಮತ್ತೊಂದು ಯಾತಕ್ಕೆ ರುದ್ವ ನನ್ನ ನನ್ನನ್ಯಾಕೆ ತಡೀತಾ ಇದ್ದೀಯ ಅಂತ ಅವನು ಬರ್ತ್ರೈಟ್ ಊರೊಳಗೆ ಹೋಗೋದು ಇವಳೇ ಅಧಿಕಾರ ಅಧಿಕ ಪ್ರಸಂಗಿ ನನ್ನನ್ನು ಯಾತಕ್ಕೆ ತಡೆದಿದ್ದೀಯೇ ನೀನು ಎಂಬುದಾಗಿ ಕೇಳಲಾಗಿ ಅವಳು ಹೇಳ್ತಾಳೆ ಅಹಮ್ಮಿ ನಗರಿ ಲಂಕಾ ನಾನೇ ಈ ಲಂಕೆ ನನ್ನನ್ನು ಗೆಲ್ಲದೆ ಊರೊಳಗೆ ಹೋಗೋದಕ್ಕಾಗೋದಿಲ್ಲ ಹೇಳು ನೀನು ಯಾಕೆ ಬಂದಿದ್ದೀಯ ಅಂದ್ರೆ ತಲೆ ಕೆರ್ಕೊಂಡ ಆ ಭಾಷೆ ಮೇಧಾವಿ ಯೋಚನೆ ಮಾಡಿಕೊಂಡ ಸಮಯ ಸ್ಫೂರ್ತಿ ಪ್ರೆಸೆನ್ಸ್ ಆಫ್ ಮೈಂಡ್ ಏನಿಲ್ಲ ಟೂರಿಸ್ಟ್ ಬಂದಾಗ ಬಂದಿದ್ದೇನೆ ಅಂದ ಹನುಮಂತ ದಕ್ಷಾಮಿ ನಗರೀಂ ಲಂಕಾಂ ಸಾಟ್ಟ ಪ್ರಾಕಾರ ತೋರಣ ನಿಮ್ಮೂರು ಕೋಟೆ ಆಗಿದೆ ಕೊತ್ತಲ ಆಗಿದೆ ಮನೆ ಹಾಕಿ ಕಟ್ಟಿದ್ದಾರೆ ಟೌನ್ ಪ್ಲಾನಿಂಗ್ ಎಲ್ಲಿ ಮಾಡಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ ಇದು ಸುಳ್ಳೋ ನಿಜವೋ ಸುಳ್ಳು ಹೇಳಿದ್ರು ಕೇಳ್ತೀರಿ ನಿಜ ಹೇಳಿದ್ರು ಕೇಳ್ತೀರಿ ಹೇಳಿ ನೋಡೋಣ ನಿಜವೇ ಅದು ಸ್ಟಡಿ ಮಾಡೋಕೆ ಬಂದಿದ್ದಾನೆ ಆದಕ್ಕ ಅವಳು ತಿಳ್ಕೊಳ್ಳೋ ರೀತಿಯಲ್ಲಿ ನಾನೊಬ್ಬ ಸಾಮಾನ್ಯ ದಾರಿ ಹೋಗ ನೋಡ್ಕೊಂಡು ಹೋಗ್ಬಿಡ್ತೇನಮ್ಮ ಇತ್ಯರ್ಥಂ ಇಹ ಸಂಪ್ರಾಪ್ತ ಪರಂ ಕೌತೂಹಲ ನನಗೆ ನಿನಗ್ಯಾಕೆ ನಮ್ಮೂರು ನೋಡಬೇಕು ಅಂತ ಆಸೆ ಆಯಿತು ಅಂದ್ರೆ ತುಂಬಾ ಕುತೂಹಲ ಯಾರೋ ಹೇಳಿದ್ರು ಲಂಕೆಗೆ ಯಾರೂ ಹೋಗೋಕ್ಕಾಗೋಲ್ಲ ಅಂತ ಒಂದು ಕೈ ನೋಡ್ಬಿಡೋಣ ಅಂತ ಬಂದಿದ್ದೇನಮ್ಮ ಏನೇನು ನೋಡ್ತೀವೋ ನಮ್ಮೂರಲ್ಲಿ ವನಾನಿ ಉಪವನಾನೀಹ ಕಾಡು ತೋಟ ಬೆಳೆಸಿದ್ದು ಮಾಡಿದ್ದು ಉದ್ಯಾನವನ ಗೃಹ ಮುಖ್ಯಾನಿ ಕೆಲವು ಮುಖ್ಯವಾದ ಮನೆಗಳು ನೆಲಮಾಳಿಗೆಗಳು ಎಲ್ಲ ನೋಡ್ಕೊಂಡು ಹೋಗ್ಬಿಡ್ತೇನೆ ಅವಳು ಹೇಳಿದ್ರು ದುರ್ಬುದ್ಧಿ ನನ್ನನ್ನು ಗೆಲ್ಲದೆ ಒಳಕ್ಕೆ ಹಾಗೋ ಹೋಗ್ತೀಯೇ ಮಾ ಮನಿರ್ಜಿತ್ಯ ದುರ್ಬುದ್ಧೇ ರಾಕ್ಷಸೇಶ್ವರ ಪಾಲಿತ ನ ಶಕ್ಯಂ ಮಧ್ಯತೆ ದೃಷ್ಟಂ ಪುರಿ ಯುಂವಾದರಾಧವ ನನ್ನನ್ನು ಗೆಲ್ಲಬೇಕು ಅಂದಳು ಹನುಮಂತ ಕೇಳಿದ ಅದೇ ಹೇಳ್ಕೊಟ್ಬಿಡು ನಿನ್ನನ್ನು ಹೇಗೆ ಗೆಲ್ಲುವುದಮ್ಮ ಅಷ್ಟು ಸುಲಭವೇ ಅದು ಇವನೇ ಒಂದು ದೇಶ ಹಾಕುವುದಾಗಿತ್ತು ಎಷ್ಟು ದೇವತೆ ಆದ್ರೇನು ಎಷ್ಟಾದರೂ ಹೆಂಗಸು ಅವಳಿಗೆ ಕೋಪ ಬಂದು ಒಂದು ಕೈ ಮಾಡಲಿ ಆಮೇಲೆ ಒಂದಕ್ಕೆ ಎರಡು ಮಾಡೋಣ ನಾವು ಎಂಬುದಾಗಿ ಅವಳು ಮೊದಲು ಪ್ರಯೋಗ ಮಾಡಲಿ ಅಂತ ನಿನ್ನೆ ಗೆಲ್ಲೋದು ಹಾಗೆ ಅವಳು ಮುಷ್ಟಿಯನ್ನು ಕಟ್ಟಿ ಹನುಮಂತನಿಗೆ ಎದೆ ಮೇಲೆ ಒಂದು ಗುದ್ದು ಗುದ್ದಿದಳು ಇನ್ನೊಬ್ಬ ಪುರುಷನನ್ನು ಮುಡ್ತಾ ಇದ್ದೇನೆ ಅಂತ ಅದು ತಿಳುವಳಿಕೆ ಇಲ್ಲ ಅದೆಲ್ಲ ತಾಟಕೆ ಜಾತಿ ಒಂದು ಗುದ್ದು ಗುದ್ದಿದ ಕೂಡಲೇ ಆ ಗುದ್ದು ಹೇಗಿತ್ತು ಹನುಮಂತನಿಗೆ ಒಂದು ಕ್ಷಣ ತಲೆ ಅಂದಿತು ಹಾ ಬೇಷ್ ಅಂದ ಬೇಷ್ ಅಂದ ಮೇಲೆ ಎಡಗೈ ಮುಷ್ಟಿಯನ್ನು ಮಾಡಿದ್ದಾನೆ ಮುಷ್ಟಿ ಕಟ್ಟುವುದಂದ್ರೆ ಹೇಗೆ ಅಂತ ಹೇಳ್ತಾರೆ ವಾಲ್ಮೀಕಿ ಈ ಹೆಬ್ಬೆರಳನ್ನು ಒಳಗಿಟ್ಟು ಈ ನಾಲ್ಕನ್ನ ಮೇಲಕ್ಕೆ ಹೇಗೆ ಮುಚ್ಚಬೇಕು ಅಂದ್ರೆ ಈ ಒಬ್ಬಟ್ಟು ಮಾಡುವ ಮಾಡ್ತಾರೆ ನೋಡಿ ಹೋಳಿಗೆ ಪೂರ್ಣ ಒಳಗಿಟ್ಟು ಅಲ್ಲಿ ಮೇಲಿಂದ ಮುಚ್ಚುವ ಹಾಗೆ ಭದ್ರ ಕಟ್ಟಿದ್ದಾನೆ ಆ ಮುಷ್ಟಿ ವಜ್ರ ಮುಷ್ಟಿ ಹೇಗಿದೆ ಅಂದ್ರೆ ಒಂದು ಬಿಗದ ಅಂದ್ರೆ ತಲೆ ಮೇಲೆ ಮೂಗಿನಲ್ಲಿ ಬಾಯಲ್ಲಿ ಕಿವಿಯಲ್ಲಿ ರಕ್ತ ಸೋರ್ತಾ ಇದೆ ಅವಳಿಗೆ ಗೆದ್ದಿದ್ದೀಯಪ್ಪ ನನ್ನನ್ನ ವಾನರವೀರ ಹೋಗು ನಿರ್ಜಿತಾಹಂ ತ್ವಯಾ ವಿಕ್ರಮೇಣ ಮಹಾಬಲ ಬ್ರಹ್ಮ ಹೇಳಿದ್ದ ನನಗೆ ಆಯುಷ್ಯ ಮುಗಿಯಿತು ನೀವು ಆಂಧ್ರ ಬಂದಿದ್ದೀಯೇ ಊರಿಗೆ ಹೋಗು ಬೇಕಾದಾಗ ಹೋಗು ಹೋಗೋದಷ್ಟೇ ಅಲ್ಲ ತತ್ಪ್ರವಿಶ್ಯ ಹರಿಶ್ರೇಷ್ಠ ಪುರೀಂ ರಾವಣ ಪಾಲಿತಾಂ ಅಂಡೂನ್ ಸ್ವಾಮಿಗಳ ವ್ಯಾಖ್ಯಾನ ಮುಂದಿನ ವ್ಯಾಖ್ಯಾನ ವಿಧತ್ಸ್ವ ಸರ್ವ ಕಾರ್ಯಾಣಿ ಯಾನಿ ಯಾನಿ ಅವಾಂಛಸಿ ನಿನಗೇನೇನು ಇಷ್ಟ ಬರುತ್ತೋ ಅದನ್ನೆಲ್ಲ ಈ ಊರಲ್ಲಿ ಮಾಡು ಬೇಕಾದ್ರೆ ಬೆಂಕಿಯನ್ನು ಹಚ್ಚು ಅನ್ನುವ ಅರ್ಥದಲ್ಲಿ ಯಾನಿ ಆನೀಹ ವಾಂಚಸಿ ಹನುಮಂತನ ಅಂಕೆ ಸುಡಬೇಕು ಅನ್ನುವಂಥ ಭಾವನೆ ಯಾವಾಗ ಬಂತು ಮಾರೀಚಿನ ಕಥೆ ಕೇಳಿದ ಪ್ರತಗ್ಧ ಭವನಾಂ ಲಂಕಾಂ ಊರು ಸುಟ್ಟೋಗುತ್ತೆ ಅನ್ನೋ ಮಾತು ಹಳೆ ಕಥೆಯಲ್ಲಿ ರಾಮ ಹೇಳಿದ್ದ ಅಂತ ಕಾಣುತ್ತೆ ಇದು ಇಲ್ಲಿ ಪರ್ಮಿಷನ್ ಕೊಟ್ಲಿ ಇವಳು ತ್ರಿಜಟಾ ಸ್ವಪ್ನದಲ್ಲಿ ಮೂರನೇದು ಬಂತು ಅಂದ ಮೇಲೆ ಲಂಕೆಯನ್ನು ಸುಟ್ಟ ಅವನು ಯಾಕೆ ಅವನಿಗೆ ರೇಗಿಸುವಾಗ ಬಾಲಕ ಬೇರೆ ಬೆಂಕಿ ಇಟ್ಟರಲ್ಲ ಅವ್ರದ್ದು ಹಿಡಿದೇ ಚೆನ್ನಾಗಿತ್ತು ಇಟ್ಟಿದ್ದರಿಂದ ಕೋಪ ಬಂತು ಮುಂದಿನ ಕಥೆ ಅದು ಅಂದ್ರೆ ಅವಳು ರಕ್ತ ಕಾರ್ಕೊಂಡು ಬಿದ್ಲು ಎಲ್ಲ ಬಟ್ಟೆ ಗಿಟ್ಟೆ ಸರಿ ಮಾಡಿಕೊಂಡು ಒರೆಸ್ಕೊಂಡು ನಿಂತ್ಕೊಂಡ್ಲು ಮಾಮೂಲು ಹಾಗೆ ಎರಡನೇ ಪ್ರಾಕಾರವನ್ನು ಹತ್ತಿದ ಅದೇ ಬೆಕ್ಕಿನ ರೂಪದಲ್ಲಿ ಅಲ್ಲಿಂದ ಮೆಲ್ಲಿಗೆ ಎಡಗಡೆ ಕಾಲನ್ನಿಟ್ಟು ಅಲ್ಲಿ ಧುಮುಕಿದ ಈ ಎರಡನೇ ಪ್ರಾಕಾರದಲ್ಲಿ ವಿಶೇಷವಾಗಿ ಬ್ರಾಹ್ಮಣರು ಕೋಟೆಯನ್ನು ರಕ್ಷೆ ಮಾಡ್ತಾ ಇದ್ರು ಬ್ರಾಹ್ಮಣರು ಯಾಕೆ ರಕ್ಷೆ ಮಾಡಬೇಕು ಕೋಟೆನ ಇರಲಿಲ್ಲ ಅಂದ್ರೆ ರಾವಣನಿಗೆ ಶಸ್ತ್ರಗಳಲ್ಲಿ ಆಯುಧಗಳಲ್ಲಿ ವಿಶ್ವಾಸ ಇರಲಿಲ್ಲ ಅವನಿಗೆ ನಂಬಿಕೆ ಇದ್ದದ್ದು ಮಾಟಾ ಮಂತ್ರದಲ್ಲಿ ಮಾಯಾವಿ ಪಾಕಿಸ್ತಾನದವರು ಯಾಕೆ ವಂಚನೆಯಲ್ಲಿಯೇ ನಂಬಿಕೆ ಗೆರಿಲ್ಲಾ ವಾರ್ಫೇರ್ನಲ್ಲಿ ಸ್ಟ್ರೈಟ್ ವಾರ್ನಲ್ಲಿ ಮೂರು ಸಲ ಮೂಗ್ಕೊಯ್ದಿದ್ದೇವೆ ಅವರಿಗೆ ಈಗ ಗೆರಿಲ್ಲಾ ವಾರ್ ಜೊತೆಗೆ ಪ್ರಾಕ್ಸಿ ವಾರ್ ಶುರು ಮಾಡಿದ್ದಾರೆ ಮೋಸದ ಯುದ್ಧ ಯಾತಕ್ಕೆ ನೇರವಾಗಿ ಗೆಲ್ಲೋಕ್ಕಾಗೋದು ರಾವಣನಿಗೆ ಧರ್ಮದಲ್ಲಿ ನಂಬಿಕೆ ಇಲ್ಲ ಆದ್ದರಿಂದ ಆಭಿಚಾರಿಕ ಅಥರ್ವವೇದಿ ಬ್ರಾಹ್ಮಣರನ್ನ ಅಲ್ಲಿ ಬಿಟ್ಟಿದ್ದಾನೆ ಕೆಲವರು ಹಾಡ್ತಾ ಇದ್ದಾರೆ ಕೆಲವರು ಕುಣಿತಾ ಇದ್ದಾರೆ ಶುಶ್ರಾವ ಜಪತಾಂ ತತ್ರ ಮಂತ್ರಾನ್ ರಕ್ಷೋ ಗೃಹೇಶು ಚ ಕೆಲವರು ಮಂತ್ರ ಜಪ ಮಾಡ್ತಿದ್ದಾರೆ ಕೈಯಲ್ಲಿ ರುದ್ರಾಕ್ಷಮಣಿ ಹಿಡ್ಕೊಂಡು ಶತ್ರುಪಲಾಯನ ಮಂತ್ರಗಳನ್ನು ಹೇಳ್ತಿದ್ದಾರೆ ದದರ್ಶ ಮಧ್ಯಮೇ ಗುಲ್ಮೆ ರಾಕ್ಷಸಸ್ಯ ಚರ ಬಹುನ್ ಅರಮನೆ ದೂತರು ಓಡಾಡ್ತಾ ಇದ್ದಾರೆ ಮಂತ್ರ ಮಾಟ ಮಾಡುವವರು ಅದರಲ್ಲೆಷ್ಟೋ ವಿಧ ಕೆಲವರು ದೀಕ್ಷೆ ಬಿಟ್ಟಿದ್ದಾರೆ ದೀಕ್ಷಿತಾನ್ ಜಟಿಲಾನ್ ಕೆಲವರು ಜಡೆ ತಲೆ ಜಡೆ ಬಿಟ್ಬಿಟ್ಟಿದ್ದಾರೆ ಹಾವು ಹಲ್ಲಿ ಹೊಕ್ಕರು ಗೊತ್ತಾಗ್ತಾ ಇಲ್ಲ ಮುಂಡಾನ್ ಕೆಲವರು ಪೂರ್ತಿ ಬೋಳಿಸಿದ್ದಾರೆ ಗೋಜಿನ ಅಂಬರವಾಸಸಾಂ ಗೋವುಗಳನ್ನು ಕೊಂದು ತಿಂದು ಅದರ ಚರ್ಮಗಳನ್ನು ಸುತ್ತುಕೊಂಡಿದ್ದಾರೆ ಕೆಲವರು ಯಾವ ಶಾಸ್ತ್ರದಲ್ಲಿ ಹೇಳಿಲ್ಲ ಆಮೇಲೆ ಕೈಯಲ್ಲಿ ದರ್ಭಮುಷ್ಟಿ ಪ್ರಹರಣ ಎಡಗೈಯಲ್ಲಿ ಈ ಮಡಕೆ ಅಥವಾ ಶರಾವೆ ಮಣ್ಣಿನ ತಟ್ಟೆ ಇಟ್ಕೊಂಡು ಅಗ್ನಿ ಹಾಕಿ ಬಲಗೈಯಲ್ಲಿ ದರ್ಭೆ ಇಟ್ಕೊಂಡು ಅದನ್ನು ಬಡಿತಾ ಅಗ್ನಿಯನ್ನ ಕೆಟ್ಟ ಕೆಟ್ಟ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಕೆಲವರು ಊರನ್ನು ರಕ್ಷಿಸೋದಕ್ಕೆ ದಡ್ಡ ಪ್ರಹರಣ ನೋಡ್ದ ನೋಡ್ದ ನೋಡ್ದ ಓ ಇದು ಬೇರೆ ಕೋಟೆಯ ರಕ್ಷೆಯೋ ಅಂದುಕೊಂಡು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ಕಣ್ಣು ಎಷ್ಟು ಚುರುಕಾಗಿದೆ ಅಂದ್ರೆ ಅಲ್ಲಿದ್ದ ಅರಮನೆಗಳ ಲಕ್ಷಣಗಳನ್ನೆಲ್ಲ ನೋಡಿದ ವರಾಹಮಿಹಿರರು ವರ್ಣನೆ ಮಾಡಿದ ರೀತಿಯಲ್ಲಿ ಆ ಅರಮನೆಗಳ ಲಕ್ಷಣವನ್ನೆಲ್ಲ ಸ್ಟಡಿ ಮಾಡಿದ್ದಾನೆ ವಾಸ್ತುಶಾಸ್ತ್ರ ಚೆನ್ನಾಗಿ ಗೊತ್ತಿತ್ತು ಲಂಕೆಯಲ್ಲಿ ಬಾಗಿಲು ಹೇಗಿರಬೇಕು ಕೋಟೆ ಹೇಗಿರಬೇಕು ಅರಮನೆ ದ್ವಾರ ಹೇಗಿರಬೇಕು ಮಾಳಿಗೆ ಹೇಗಿರಬೇಕು ಯಾವ ಕಡೆಗೆ ನೀರಿನ ಮನೆ ಇರಬೇಕು ಸ್ನಾನದ ಮನೆ ಇರಬೇಕು ಸತದ ತದ್ಯುಹಂ ದೃಷ್ಟ ಮಹಾಟಕ ತೋರಣಂ ಆ ಕೋಟೆಗೆ ಬಂಗಾರದ ಬಾಗಿಲನ್ನು ಬೇರೆ ಇಟ್ಟಿದ್ದ ಲೂಟಿ ಮಾಡಿ ತಂದಿದ್ದು ಗಜ್ನಿ ಮಹಮ್ಮದನ ಹಾಗೆ ಅದನ್ನು ನೋಡಿಕೊಂಡ ಓಹೋ ಇಷ್ಟು ದೊಡ್ಡ ಐಶ್ವರ್ಯ ಇದೆಯೋ ಎರಡನೇ ಕೋಟೆ ಹತ್ರ ಬಂದವ್ರಿಗೆ ಗೊತ್ತಾಗುತ್ತೆ ಸರಿ ಅದನ್ನು ಹಾರಿದ ಮೂರನೇ ಕೋಟೆ ಒಳಗೆ ಬಂದ ಅಷ್ಟೊತ್ತಿಗೆ ಚಂದ್ರ ಚೆನ್ನಾಗಿ ಮೇಲಕ್ಕೆ ಬಂದಿದ್ದಾನೆ ತ್ರಯೋದಶಿ ಆ ಲೋಕಸಾಕ್ಷಿಯಾದ ಸೂರ್ಯನ ಜೊತೆಯಲ್ಲಿರುವಂತೆ ಆ ಚಂದ್ರ ಬಂದದ್ದು ಏನು ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿ ತಮ್ಮ ಕವಿಸಲವನ್ನೆಲ್ಲ ಕಾವ್ಯ ಕೌಶಲದ ಸೌಂದರ್ಯವನ್ನು ತೋರಿಸಿದ ಕಾಂಡ ಸುಂದರಕಾಂಡ ಕಾವ್ಯ ದೃಷ್ಟಿಯಿಂದ ಕಥಾ ದೃಷ್ಟಿಯಿಂದ ನಾಯಕ ದೃಷ್ಟಿಯಿಂದ ರಾಮಚಂದ್ರ ಸುಂದರ ವಿಗ್ರಹ ವರ್ಣನೆ ಮಾಡುವ ರೀತಿಯಿಂದ ಅಲ್ಲಿಂದ ಮುಂದಕ್ಕೆ ಬರ್ತಾನೆ ಇನ್ನೊಂದು ನಾಲ್ಕನೇ ಪ್ರಾಕಾರದೊಳಗಡೆ ರಾವಣನ ಈ ಸ್ತ್ರೀ ಸಂಕುಲ ಅರಮನೆಯ ಸ್ತ್ರೀಯರು ಬೇರೆ ಕಡೆಯಿಂದ ಅವರೆಲ್ಲ ಮಲಗಿರೋ ಜಾಗ ನೋಡ್ತಾ ಇದ್ದಾನೆ ಅಲ್ಲಿ ಇನ್ನೂ ಅರ್ಧಂಬರ್ಧ ನಿದ್ದೆ ಬಂದವರಿದ್ದಾರೆ ನಿದ್ದೆ ಬರದೇ ಇದ್ದವರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ನೋಡ್ತಾ ನೋಡ್ತಾ ಏನೇನು ಅರಮನೆ ಇರಬಹುದು ಓಹೋ ಲಂಕಾಭರಣ ಮಿತ್ಯೇವ ಇದು ರಾಕ್ಷಸ ರಾಜನ ಅರಮನೆ ಅಂತ ಕಾಣುತ್ತೆ let me keep it to the end ಕೊನೆಯಲ್ಲಿ ಸರ್ಚ್ ಮಾಡೋಣ ಇದನ್ನ ಪಕ್ಕದ ಮನೆ ಯಾರದು ಇದು ಕುಂಭಕರ್ಣನ ಮನೆ ಇರಬೇಕು ಆ ಕುಂಭಕರ್ಣನ ಮನೆ ಸರ್ವೇ ರಾಮಾಯಣದಲ್ಲಿ ವರ್ಣನೆ ಮಾಡುವಾಗ ಅವನಲ್ಲಿ ಮಲಗಿದ್ದಾನೆ ಅಂತ ತಿಳಿಯಲಿಲ್ವಂತೆ ಕುಂಭಕರ್ಣನ ಆಕಾರವನ್ನು ನೋಡಿ ಅವನ ಮೂಗನ್ನು ನೋಡಿ ಯಾರೋ ಜೋಡಿ ಬಾಗಿಲಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಒಳಕ್ಕೆ ನುಗ್ಗಿಬಿಟ್ಟಂತೆ ಹನುಮಂತ ನುಗ್ಗಿದ್ರೆ ಅದು ಮೂಗು ಕೆಳದಾಗಾಗಿ ಅಕ್ಷಿ ಅನ್ನುವಾಗ ಅವನು ಸಿಂಬಳ ಸಮೇತವಾಗಿ ಹನುಮಂತ ಅವರಿಗೆ ಬಿದ್ದ ಅಂತ ಬರೆದಿದ್ದ ಇದು ತತ್ವ ಅಲ್ಲ ಬರೀ ಚಮತ್ಕಾರ ಆದರೆ ಕುಂಭಕರ್ಣ ಅಲ್ಲಿ ಮಲಗಿರಲಿಲ್ಲ ಅವನನ್ನ ಒಳಗೆ ಮಲಗಿಸುವಷ್ಟು ದೊಡ್ಡ ಮನೆ ಅಲ್ಲಿ ಯಾವುದೂ ಇರಲಿಲ್ಲ ಊರಾಚೆಗೆ ಒಂದು ದೊಡ್ಡ ಗುಹೆಯಲ್ಲಿ ಮಲಗಿದ್ದ ಆ ತತ್ವ ಬೇರೆ ಅದು ಮಮಕಾರ ಮಲಗುವುದಕ್ಕೆ ನಿಮ್ಮ ಶರೀರ ಸಾಲದು ಅಹಂಕಾರ ಸಣ್ಣದಾಗಿರಬಹುದು ಮಮಕಾರಕ್ಕೆ ಶರೀರ ಸಾಲುವುದಿಲ್ಲ ಕೈ ಕಾಲು ಚಾಚಿಕೊಂಡು ಕುಂಭಕರ್ಣನ ಮನೆ ನೋಡಿದ ವಿಭೀಷಣನ ಮನೆ ನೋಡಿದ ಮಹೋದರ ಇಂದ್ರಜಿತ ಧೂಮ್ರಾಕ್ಷ ರಶ್ಮಿಕೇತು ಸಂಪಾತಿ ಅಲ್ಲೊಬ್ಬ ಸಂಪಾತಿ ಧ್ವಜಗ್ರೀವ ಯುದ್ಧೋನ್ಮತ್ತ ಕರಾಳ ಪಿಶಾಚ ಶೋಣಿತಾಕ್ಷ ಎಲ್ಲ ಸಹಸನ ಒಬ್ಬೊಬ್ಬರು ಮನೆಯನ್ನ ನೋಡ್ಕೊಂಡು ನೋಡ್ಕೊಂಡು ಬಂದ ಐದೈದು ನಿಮಿಷ ಇಲ್ಲಿ ನುಗ್ಗಿದ ಅಲ್ಲಿ ನುಗ್ಗಿದ ಇಲ್ಲಿ ನುಗ್ಗಿದ ಯಾವಳೋ ಒಬ್ಳೋ ಇಬ್ಳೋ ಹೆಣ್ಮಕ್ಳು ಮಲಗಿದ್ದು ಥೂ ಮುಖ ನೋಡಿ ಇವ್ರು ಸೀತೆ ಅಲ್ಲ ಇವಳು ಎಲ್ಲರೂ ಉಂಟೆ ಸೀತೆ ಆಗಿರೋದು ನೋಡದೇ ಇದ್ದವಳನ್ನು ಇವ್ರು ನೋಡಿ ಸೀತೆ ಅಲ್ಲ ಅಂತ ತಿಳ್ಕೊಳ್ತಾ ಇದ್ದಾನೆ ನುಗ್ಗುತ್ತಾ ಇದ್ದಾನೆ ಒಂದು ಕಿಟಕಿಯಿಂದ ಹೋದ ಹೆಣ್ಣು ಬಾಗಿಲಿಂದ ಬಂದ ಸೂಪರ್ವೈಸರ್ ಮಾಡೋ ಹಾಗೆ ಪರೀಕ್ಷೆಯಲ್ಲಿ ಇಲ್ಲಿಂದ ಹೋಗಿ ಅಲ್ಲಿಂದ ಹೋಗಿ ಸುತ್ತಾಡಿ ಸುತ್ತಾಡಿ ಬಂದ ಅಲ್ಲಿ ಊರು ಮಧ್ಯಕ್ಕೆ ಬರ್ತಾ ಇದ್ದಾನೆ ಅಲ್ಲೊಂದು ಸಪರೇಟ್ ಬಿಲ್ಡಿಂಗ್ ಬಂದು ಸುಂದರವಾದ ಗೋಪುರ ಆಕಾರ ಇರತಕ್ಕಂಥ ಒಂದು ಪ್ರತ್ಯೇಕವಾದಂತಹ ಒಂದು ಗೃಹ ಏನು ದೇವಸ್ಥಾನವೇ ಅಂತ ನೋಡಿದ ಮೆಲ್ಲಿಗೆ ಬಾಗಲು ತೆಗೆದ ಕೊಯ್ ಅಂತ ಶಪಳ ಆಗಲಿಲ್ಲ ಒಳ್ಳೆ ಎಲ್ಲ ಎಣ್ಣೆ ಎಣ್ಣೆ ಹಾಕಿಟ್ಟಿದ್ರು ನಿತ್ಯ ಯೂಸ್ ತಿಂದಿದ್ದು ಬಿಚ್ಚಿ ನೋಡ್ತಾನೆ ಎಳೆಯಲ್ಲ ಇದು ರಾವಣನ ಪುಷ್ಪ ವಿಮಾನ ಇರೋ ಜಾಗ ಇದು ಕಾರ್ ಕಾರ್ ಶೆಡ್ ಇದು ಪುಷ್ಪಕ ವಿಮಾನ ಅದನ್ನು ನೋಡಿದ ಹತ್ರ ಹೋಗಿ ನೋಡಿದ ಸುತ್ತ ನೋಡಿದ ಮುದ್ದೆ ಮುಂದೆ ನೋಡಿದ ಆ ಪುಷ್ಪಕ ವಿಮಾನದಲ್ಲಿ ರಾವಣ ಕೂತ್ಕೊಳ್ಳೋ ಜಾಗದಲ್ಲಿ ಗಜಲಕ್ಷ್ಮಿಯ ಚಿತ್ರ ಇತ್ತು ಬಭೂವ ದೇವಿ ಚಕೃತ ಲಕ್ಷ್ಮೀ ತಥಾ ಪದ್ಮಿನಿ ಪದ್ಮಹಸ್ತ ಕುಬೇರನ ಏನು ಮಾಡಿಕೊಟ್ಟಿದ್ದ ಆ ವಿಮಾನ ರಾವಣನಿಗೆ ಏನು ಲಕ್ಷ್ಮೀ ಚಿತ್ರ ಯಾರು ಅಲ್ಲಿ ಬಂಗಾರದಲ್ಲಿ ಎದ್ದು ಕಾಣಿಸ್ತಾ ಇದ್ದಾಳೆ ಲಕ್ಷ್ಮೀದೇವಿ ಅದನ್ನು ನೋಡಿದ ಕಣ್ಣು ಇದು ನಮ್ಮ ರಾಮನ ಹತ್ರ ಇರಬೇಕಾಗಿತ್ತು ಈ ಪಾಪಿ ಹತ್ರ ಇದೆಯಲ್ಲ ಅಂತ ಸಂಕಟ ಪಟ್ಕೊಂಡ ಹೊರಕ್ಕೆ ಬಂದ ಒಂದು ಸುತ್ತ ಪ್ರದಕ್ಷಿಣೆ ಮಾಡಿದ ಆ ಪುಷ್ಪಕವನ್ನೇ ಒಂದು ಎಂಟು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿ ಇದರಷ್ಟು ಸಣ್ಣ ಅಧ್ಯಾಯ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ ಎಂಟೇ ಒಂದು ಅಧ್ಯಾಯ ಹೊರಗೆ ಬಂದ ಮೇಲೆ ಅನ್ನಿಸ್ತು ತಲೆ ಕೆರ್ಕೊಂಡ ಏಕಾಂತ ನಾಟಕ ಇದು ವಾಪಸ್ ಹೋದ ಮೇಲೆ ಅಲ್ಲಿ ಪುಷ್ಪಮಾನ ಇತ್ತು ಕಾಣೋ ಅಂತ ನಾನು ನಮ್ಮ ಕಪಿ ಸೈನ್ಯಕ್ಕೆ ಹೇಳಿದ್ರೆ ಚೆನ್ನಾಗಿತ್ತೇನೋ ವರ್ಣನೆ ಮಾಡ್ತೇನೆ ಕೂತ್ ನೋಡಿದೇನೋ ಹೇಗಿದೆ ಅಂತ ಕೇಳ್ತಾರೆ ನಾ ಕೂಡದೆ ಹೋಗಿಬಿಟ್ರೆ ಗೊತ್ತಿಲ್ಲ ಅಂತಂದ್ರೆ ಬೆಪ್ಪೆ ಅರ್ಧ ಹೋಗಿದ್ದೀಯೇ ಪುಷ್ಪದಲ್ಲಿ ಕೂತ್ಕೋಬೇಡವೆ ಅಂತ ಹೇಳ್ತಾರೆ ಆದ್ರಿಂದ ವಿಮಾನಂ ಪುಷ್ಪಕಂ ದಿವ್ಯಂ ಆರುರೋಹ ಮಹಾಕಪಿ ಮೇಲೆ ಹತ್ತಿದ ಕಾಲ್ ಮೇಲೆ ಕಾಲು ಹಾಕೊಂಡ ಮೀಸೆ ತಿರುವಿದ ಪುಷ್ಪಕ ಅಂದ್ರೆ ಹೇಗಿರುತ್ತೆ ನನಗೆ ಗೊತ್ತಾಯಿತು ಅಂತ ಹೇಳಿದವನಿಗೆ ಹಾಸ್ಯ ಎಷ್ಟಿಟ್ಟಿದ್ದಾರೆ ನೋಡಿ ಅಲ್ಲಿಂದ ಮುಂದಕ್ಕೆ ಬರ್ತಾ ಇದ್ದಾನೆ ಈಗ ಅಂತಃಪುರ ಮೂರು ಮೈಲಿ ಉದ್ದ ಒಂದೂವರೆ ಮೈಲಿ ಅಗಲದ ಒಂದು ಶಯ್ಯಾಗ್ರಹ ರಾವಣನ ಉಪಪತ್ನಿಯರೆಲ್ಲ ಮಲಗುವುದಕ್ಕೆ ಒಂದು ದೊಡ್ಡ ಹಾಲು ಕಳಿಸಿದ್ದ ರಾವಣ ಮೂರೂರು ಮೈಲಿ ಉದ್ದದ ಹಾಲು ಮೇಲ್ ಶೆಡ್ ಹಾಸೋ ಶೀಟೋ ಈಟೋ ಏನ್ ಹಾಕಿದ್ರೋ ಒಂದೂರು ಮೈಲಿ ಅಗಲ ಅದರಲ್ಲಿ ಎಷ್ಟು ಜನ ಸ್ತ್ರೀಯರು ಮಲ್ಕೋಬಹುದು ಎಷ್ಟು ಹಾಸಿಗೆ ಇರಬಹುದು ಎಷ್ಟು ಮಂಚ ಇರಬಹುದು ಅದಕ್ಕೆ ಅಟ್ಯಾಚ್ಡ್ ಒಂದು ಕಡೆಯಲ್ಲಿ ಅವರು ನಿದ್ದೆ ಮಾಡಿ ಬೀಳುವುದಕ್ಕೆ ಮುಂಚೆ ಚೆನ್ನಾಗಿ ಗಡದ್ದಾಗಿ ಕುಡಿಯಬೇಕು ತಿನ್ನಬೇಕು ಕೋಳಿ ಮಾಂಸ ಕೊಕ್ಕರೆ ಮಾಂಸ ನವಿಲಿನ ಮಾಂಸ ಎಮ್ಮೆ ಮಾಂಸ ಯಾವ ಯಾವ ಮಾಂಸ ಜಾತಿ ಬೇಕು ಅಲ್ಲಿ ಎಲ್ಲ ರಾಶಿ ರಾಶಿ ರಾಶಿ ಒಟ್ಟಿದ್ದಾರೆ ಬಂಗಾರದ ಬಟ್ಟೆಗಳು ಸ್ಫಟಿಕದ ಬಟ್ಟೆಗಳು ಬೆಳ್ಳಿ ಬಟ್ಟೆಗಳು ಒಳ್ಳೆ ಮೇಜುಗಳು ಕುಡಿಯುವುದಕ್ಕೆ ಬೇಕಾದ್ದು ಅಲ್ಲಿ ಕುಡಿಯತಕ್ಕದ್ದು ಇಲ್ಲಿ ಬೀಳ್ತಕ್ಕದ್ದು ಇವ್ರ ಡ್ಯೂಟಿ ಈ ಹೆಂಗಸರ ಡ್ಯೂಟಿ ರಾವಣ ಬರ್ತಾನೆ ಯಾವ ಹೊತ್ತಿಗೆ ಬರ್ತಾನೋ ಯಾರ ಹತ್ರ ಮಲ್ಕೋತಾನೋ ಗೊತ್ತಿಲ್ಲ ಅವರೆಲ್ಲ ದೇವರ್ ಆಲ್ ಎಕ್ಸ್ಪೆಕ್ಟಿಂಗ್ ಅದು ಅಲ್ಲಿ ಜೀವನ ಕ್ರಮ ಕುಡಿಯುವುದು ಮಲಗುವುದು ಪಿಬ ವಿಹಾರ ರಮಸ್ವ ಭೋಗ ಅನ್ ತ್ರೀ ಪಾಯಿಂಟ್ ಪ್ರೋಗ್ರಾಮ್ ಪಿಬ ವಿಹಾರ ರಮಸ್ವ ಚೆನ್ನಾಗಿ ಕುಡಿ ಚೆನ್ನಾಗಿ ವಿಹಾರ ಮಾಡು ಭೋಗಗಳನ್ನು ಅನುಭವಿಸು ದುಡ್ಡು ಬೋಳಿಸು ಇನ್ನೊಬ್ಬರನ್ನ ಕದ್ಕೊಂಡು ಬಾ ಬೇರೆ ಕಡೆ ತಗೊಂಡು ಬಾ ಅರಬ್ಬಿ ಸಂಸ್ಕೃತಿ ಇದು ಇದು ದುಡಿಯದೆಯೇ ಬದುಕ್ತಕ್ಕಂಥ ಅವರ ಜೀವನ ಹೇಗಿದೆ Valmiki has ridiculed it in Lanka ಆದ್ದರಿಂದ ಅದನ್ನು ನೋಡಿದ ದದರ್ಶ ಭವನಂ ಶ್ರೇಷ್ಠಂ ಅರ್ಧಯೋಜನ ವಿಸ್ತೀರ್ಣಂ ಆಯತಂ ಯೋಜನಂ ಹಿತತ ಅದನ್ನು ನೋಡ್ಕೊಂಡು ಬಂದ ಅದನ್ನು ನೋಡ್ತಾ ಇದ್ದಾನೆ ಸ್ತ್ರೀಯರೆಲ್ಲ ಮಲಗಿದ್ದಾರೆ ಚಂದ್ರ ಉದಿಸಿ ಇನ್ನೂ ಸ್ವಲ್ಪವೇ ಹೊತ್ತಾಗಿದೆ ಇವರಿಗೆ ನಿದ್ರಾಭರ ಆ ಮಲಗಿರೋರ್ನೆಲ್ಲ ವರ್ಣನೆ ಮಾಡಿದ್ದಾರೆ ಇದು ಶೃಂಗಾರ ನಾನು ಓದೋದಕ್ಕೆ ಭಯವಾಗುತ್ತೆ ಓದದೆ ಇದ್ರೆ ವಾಲ್ಮೀಕಿ ಅಪಚಾರವಾಗುತ್ತೆ ಒಂದು ನಾಲ್ಕು ಐಟಮ್ ಮಾತ್ರ ತೋರಿಸ್ತೇನೆ ಪಾನುವ್ಯಾಯಾಮ ಕಾಲೇಶು ಅದು ಮೊದಲೇ ಸಖೆ ದೇಶ ಬೇರೆ ಅದು ಫ್ಯಾನಿಗೇನು ಕೇಳಬಾರದು ಚೆನ್ನಾಗಿ ಕುಡಿದು ಬೇರೆ ಕುಡಿದ ಮೇಲೆ ಮೈ ಬೆವರುತ್ತಂತೆ ಅದು ಬೇರೆ ಆಗಿದೆ ಅವರಿಗೆ ಡಾಕ್ಟರ್ಗಳಿಲ್ಲ ಹತ್ತಿರದಲ್ಲಿ ವ್ಯಾವೃತ್ತ ತಿಲಕಾಹ ಹಣೆ ಹಚ್ಚಿದ್ದ ಕುಂಕುಮ ನೈರುತ್ಯಾದೀಶಾನಾಂತಂ ವಾಯುವ್ಯಾದಾಗ್ನೇಯಾಂತಂ ಇದು ಹೇಗೆ ಹೇಗಾಗಿದೆ ತಿಲಕಗಳು ವ್ಯಾವೃತ್ತ ತಿಲಕ ಕಾಶ್ಚಿತಿ ಕಾಶ್ಚಿತಿ ಉದ್ಭ್ರಾಂತನೂಪುರಾಹ ಕಾಲಲ್ಲಿ ಗೆಜ್ಜೆ ಕಟ್ಕೊಂಡಿದ್ದಾರೆ ಕೆಲವರು ಆಗ್ತಾನೆ ಕುಣಿದಿದ್ರು ಅಲಂಕಾರಕ್ಕೋ ಹೊರಳಾಡುವ ರಭಸದಲ್ಲಿ ಅವರ ಕಾಲು ಅವರಿಗೆ ತಗಲಿ ಅಥವಾ ಪಕ್ಕದವರು ತಗಲಿ ಗೆಜ್ಜೆ ಕಿತ್ತು ಹೋಗಿದೆ ಹಾಗೆ ಮಲಗಿದ್ದಾರೆ ಪಾರ್ಶ್ವೇ ಹಾರ ಅಷ್ಟ ದೊಡೂತಿ ಸ್ತ್ರೀಯರು ಹೀಗೆ ಹಾಗೆ ಹೊರಳುವಾಗ ಅವರ ಕೊರಳ ಹಾರಗಳು ಹರಿದು ಹೋಗಿದೆ ಅಕುಂಡಲ ಧರ ಕಿವಿಯಲ್ಲಿ ಕುಂಡಲ ಇದ್ದದ್ದು ಕಿವಿ ಸಮೇತ ಹರ್ಕೊಂಡ್ ಬಂದಿದೆ ಹೀಗೆಲ್ಲ ಮಲಗಿದ್ದಾರೆ ಇನ್ನು ಮುಂದೆ ಸ್ತ್ರೀಯರು ಹೇಗಿದ್ರಂತೆ ಅಂದ್ರೆ ಕೊಬ್ಬಳು ಕುಡಿದಿದ್ದಾಳೆ ಆಸವದ ವಾಸನೆ ಬರ್ತಾ ಇದೆ ಒಬ್ಬಳು ತೋಳ ಮೇಲೆ ಇವಳು ತಲೆ ಇಟ್ಕೊಂಡಿದ್ದಾಳೆ ಅವಳು ಇನ್ನೊಬ್ಬಳು ತೋಳ ಮೇಲೆ ತಲೆ ಇಟ್ಟಿದ್ದಾಳೆ ಮಾವಿನಲ್ಲಿ ತೋರಣ ಕಟ್ಟಿದ ಹಾಗೆ ಅದು ಸ್ತ್ರೀಯರನ್ನು ಕೋಲು ಹೋಣಿಸಿದಂತೆ ಒಬ್ಬರು ತೋಳ ಮೇಲೆ ಒಬ್ಬರು ತಲೆ ಇಟ್ಕೊಂಡು ಮಲಗಿದ್ದಾರೆ ಅಂದ್ರೆ ಒಬ್ಬಳ ಮೂಗಿನ ಹತ್ರ ಇನ್ನೊಬ್ಬಳ ತಲೆ ಇದೆ ಒಬ್ಬಳು ಮೂಗಿನ ಹತ್ರ ಒಬ್ಬಳು ತಲೆ ಇದೆ ಆ ತಲೆಯಲ್ಲಿ ಕಟ್ಟಿದ ಘಂಟಾಭರಣ ಇದೆಯಲ್ಲ ಲೋಲಕ ಯಾವುದು ಅದೇನು ಹೇಳ್ತೀರಿ ಜುಮುಕಿ ಅಂತ ಹೇಳ್ತೀರಿ ಹೌದಾ ಘಂಟೆ ಆಕಾರದಲ್ಲಿ ಆಭರಣ ಅದು ಹೇಗಿತ್ತು ಅಂದ್ರೆ ಇನ್ನೊಬ್ಬಳ ಮುಖದ ಗಾಳಿಗೆ ಇದು ಗಣಗಣ ಅಂತ ಶಬ್ದ ಮಾಡ್ತಾ ಇತ್ತಂತೆ ವಬಲ್ಗುಶ್ಚಾತ್ರಕಾಸಾಂಚಿತಿ ಕುಂಡಲಾರಿ ಸುವಾರ್ಚಿಷಾಂ ಮುಖಮಾರುತ ಸಂಪರ್ಕಾಂ ಮಂದಂ ಮಂದಂ ಸುಯೋಷಿತಾಂ ಹನುಮಂತನ ಹಣೆ ಬರ ಹತ್ತಿರ ಹೋಗಿ ಇವಳೇ ಸೀತಿ ಅಂತ ನೋಡದೆ ಎದ್ದವಳು ಪತ್ತೆ ಮಾಡಬೇಕು ಇಷ್ಟು ಜನರ ಮುಖ ನೋಡಬೇಕು ಸುಟ್ಟು ಮುಖಗಳನ್ನ ಅವರ ಹೆಂಡ ಕುಡಿದಿದ್ದು ಬೇರೆ ವಾಸನೆ ಬರ್ತಾ ಇದೆ ಅವನಿಗೆ ಶರ್ಕರ ಗಂಧೈಶ್ಚ ಪ್ರಕೃತ್ಯ ಸುರಭಿಸುಖ ನೋಡ್ರೆ ಕೆಲವು ಸ್ತ್ರೀಯರು ಪಕ್ಕದವಳನ್ನು ಇದೇ ರಾವಣ ಬಂದು ಮಲಗಿದ್ದಾನೆ ಅಂತ ಹೇಳ್ಕೊಂಡು ಮುತ್ತಿಡ್ತಾ ಇದ್ದಾರೆ ಮುಖಾನಿಸ್ವ ಸಪತ್ನೀನ ಉಪಾಜಿಘ್ರನ್ನಿ ಪುನಃ ಪುನಃ ಇದೆಲ್ಲ ಅತ್ಯಂತ ಅಸಭ್ಯವಾದ ರೀತಿ ಹೆಂಗಸರು ಮಲಗೋ ರೀತಿಯಲ್ಲ ಅನ್ಯೋನ್ಯ ಭುಜಸೂತ್ರೇಣ ಸ್ತ್ರೀ ಮಾಲಾಗ್ರಥಿತ ಇವ ಸ್ತ್ರೀಯರನ್ನ ತೋಳುಗಳೆಂಬ ದಾರದಿಂದ ಪೋಣಿಸಿ ಮಾಲೆ ಕಟ್ಟಿದಂತ ಮಲಗಿದ್ದಾರೆ ಇದನ್ನು ನೋಡಿದ ಹನುಮಂತ ಅಯ್ಯೋ ಇಷ್ಟು ಒಂದೂರು ಮೈಲಿ ಆಗಲ್ಲ ಮೂರು ಮೈಲಿ ಉದ್ದದಲ್ಲಿ ಮಲಗಿರುವ ಸ್ತ್ರೀಯರಲ್ಲಿ ಯಾವಳಪ್ಪ ಸೀತೆ ನನಗೆ ಯಾಕೆ ಪತ್ತೆ ಮಾಡುವುದು ಒಂದು ವೇಳೆ ಇವರಲ್ಲೇ ಒಬ್ಬಳಾಗಿದ್ದರೆ ಸೀತೆ ತಾನೂ ಕುಡಿದು ಇಷ್ಟು ಸ್ವಚ್ಛಂದವಾಗಿ ರಾವಣ ಮನೆಯಲ್ಲಿ ಮಲಗೋ ಸ್ಥಿತಿ ಇದ್ರೆ ಅವಳನ್ನು ಹಡೆದವರ ಪುಣ್ಯ ಬಹಳ ದೊಡ್ಡ ಪುಣ್ಯ ಜನಕರಾಜ ನಿನ್ನ ಮಗಳು ಈ ಸ್ಥಿತಿಗೆ ಬಂದ್ಲೆ ಅಥವಾ ರಾವಣ ಅಂಥ ಸ್ತ್ರೀಯನ್ನು ಈ ಸ್ಥಿತಿಗೆ ತಂದಿಯಾ ನಿನ್ನ ವಂಶ ಹಾಳಾಯಿತು ಅಂತ ಬೈದುಕೊಂಡು ಬಭೂವ ಬುದ್ಧಿಸ್ತು ಹರೀಶ್ವರಸ್ಯ ಯದೀದೃಶೀ ರಾಘವ ಧರ್ಮಪತ್ನಿ ಇಮ ಯಥಾ ರಾಕ್ಷಸ ರಾಜಭಾರ್ಯಾ ಚ ಸಾಧು ಬುದ್ಧೇ ಅಲ್ಲಿಂದ ಥೂ ಇಲ್ಲಂತೂ ಸೀತೆ ಇರಲಿಕ್ಕಿಲ್ಲ ಸೀತಾದೇವಿ ಪತಿವ್ರತೆ ಪರಪುರುಷನ ಮನೆ ಹೀಗೆಲ್ಲ ಕುಡಿದು ಗಿಡಿದು ಮಲಗೋದಂದ್ರೆ ಏನರ್ಥ ಇಲ್ಲಿರ್ಲಿಕ್ಕಿಲ್ಲ ಕದ್ದು ಅಲ್ಲಿ ಇಲ್ಲಿರ್ತಾನೆ ರಾವಣ ಬೇರೆ ಕಡೆ ಇರಬೇಕು ಹಾ ಅರಮನೆಯನ್ನೇ ನೋಡ್ಲಿಲ್ವಲ್ಲ ಅಂತ ಆ ಕಡೆಗೆ ಹೋಗ್ತಾನೆ ಈ ಸಂಕುಲಾಂತಪುರದಿಂದ ಏನದು ಒಂದೊಂದು ಮೂಲೆಯಲ್ಲಿ ಒಂದೊಂದು ಕೊಠಡಿಯಲ್ಲಿ ರತ್ನದೀಪಗಳು ಬಂಗಾರ ದೀಪಗಳು ರಾವಣ ಮಲಗೋ ವೇಳೆ ಆಯಿತು ಅಂದರೆ ದೀಪಗಳನ್ನು ಬತ್ತಿ ಕೆಳಗೆ ಇಳಿಸಿ ಮಂದದ ಬೆಳಕಿನಲ್ಲಿಟ್ಟಿದ್ದಾರೆ ಅದನ್ನು ನೋಡ್ತಾ ನೋಡ್ತಾ ಬಂದ ಅಲ್ಲಿ ದೊಡ್ಡ ಮಂಚದ ಮೇಲೆ ಆ ಮಂಚದ ಅದರ ದಂತವೇನು ಅದರ ಬಂಗಾರವೇನು ಅದರ ಮೇಲೆ ಪಕ್ಷಿಗಳ ರೆಕ್ಕೆಗಳನ್ನೆಲ್ಲ ಪೋಣಿಸಿ ಹಂಸ ತೂಲಿಕಾ ತಲ್ಪ ಅಂತ ಹೇಳ್ತಾರೆ ಹಂಸಗಳ ರೆಕ್ಕೆ ತುಂಬ ಮೃದುವಂತೆ ಒಂದು ಹಾಸಿಗೆ ಆಗಬೇಕಾದ್ರೆ ಎಷ್ಟೊಂದು ಹಂಸಗಳು ಸತ್ತಿರಬೇಕು ಅದನ್ನೆಲ್ಲ ಕೊಂದು ಮೃದುವಾದ ಹಾಸಿಗೆಯನ್ನು ಮಾಡಿದ್ದಾರೆ ಆಗ್ತಾನೆ ರಾವಣ ಮಲಗಿದ್ದಾನೆ ಸಾಯಂಕಾಲದ ಪೂಜೆ ಶಿವ ಶಿವಪೂಜೆ ಎಲ್ಲ ಮುಗಿಸ್ಕೊಂಡು ಮಲಗಿದ್ದಾನೆ ಹ್ಯಾಕ್ ಮಲಗಿದ್ದಾನೆ ಲೋಹಿತೇನಾನು ಲಿಪ್ತಾಂಗಂ ಚಂದನೇನ ಸುಗಂಧಿನ ಕೆಂಪು ಗಂಧವನ್ನು ಮೈ ತುಂಬ ಬಳ್ಕೊಂಡಿದ್ದಾನೆ ಗಂಧ ಆರಿಲ್ಲ ಆರುವುದಕ್ಕೆ ಲಂಕೆಯ ಟೆಂಪರೇಚರ್ ಬಿಡ್ತಾ ಇಲ್ಲ ಮಲಗಿದ್ದಾನೆ ಹಾಗೆ ಸಂಧ್ಯಾರಕ್ತಮಿಮಾಕಾಶೆ ತೋಯದಂ ಸತಟಿದ್ಗಣಂ ಸಂಧ್ಯಾಕಾಲದಲ್ಲಿ ಕೆಂಪು ಮೋಡ ಆಕಾಶದಲ್ಲಿ ತೇಲುವಂತೆ ರಾಮನಾಮದಗಿದ್ದಾನೆ ನಿಶ್ವಸಂತಂ ಯಥಾನಾಗಂ ಹಾವಿನಂತೆ ಬುಸುಗುಡ್ತಾ ಇದ್ದಾನೆ ಹತ್ರ ಹೋದ ಮಾರುತಿ ಇವನೇ ರಾವಣ ಅಲ್ಲವೋ ನೋಡಬೇಕು ಯಾಕೆ ಪತ್ತೆ ಮಾಡುವುದು ಅವನ ಕಿವಿಯಲ್ಲಿ ಹೇಳಿದ್ದ ರಾಮ ಇವನು ಸಾಮಾನ್ಯಲ್ಲ ಕಾಣೋ ಅವನಿಗೆ ಎರಡನೇ ಜನ್ಮ ಇದು ಇದಾದ ಇನ್ನೊಂದು ಜನ್ಮ ಶಿಶುಪಾಲನ ಜನ್ಮ ಬರುತ್ತೆ ಅವನ ಗುರುತು ಹೇಗಿರುತ್ತೆ ನಾನು ಭಕ್ತನಪ್ಪ ಅವನು ದ್ವಾರಪಾಲಕನಾಗಿದ್ದ ಅವನ ತೋಳಲ್ಲಿ ಶಂಖದ ಗುರುತು ಚಕ್ರದ ಗುರುತು ಇರುತ್ತೆ ನೋಡಿಕೋ ಅಂತ ಹೇಳಿದ್ರಿಂದ ಹನುಮಂತ ಅದನ್ನು ನೋಡ್ತಾ ಇದ್ದಾನೆ ಐರಾವತ ವಿಷಾಣಾಗ್ರೈಹಿ ಆ ಪೀಡನ ಕೃತವ್ರಣವು ವಜ್ರೇಣ ಉಲ್ಲಿಗಿತ ಪೀನಾಂಸೌ ವಿಷ್ಣು ಚಕ್ರ ಪರೀಕ್ಷಿತವು ಅವನ ತೋಳಲ್ಲಿ ಚಕ್ರ ಇತ್ತು ವಿಷ್ಣು ಭಕ್ತ ಈ ಒಂದು ಜನ್ಮದಲ್ಲಿ ಚಕ್ರಾಂಕನ ಮಾಡಿಸಿಕೊಂಡ್ರೆ ಆ ಜನ್ಮದಲ್ಲಿ ನೀವು ಶರಣಾಗತಿ ಮಾಡದೇ ಇದ್ದರೂ ಮತ್ತೆ ಮತ್ತೆ ಜನ್ಮಗಳನ್ನೆದ್ದರು ಎತ್ತಿದ್ರು ನಿಮ್ಮ ತೋಳಲ್ಲಿ ಆ ಚಕ್ರದ ಗುರು ಹೇಳಿ ಅದರ ಮಹಿಮೆ ಕೊಟ್ಟಿದ್ದಾರೆ ನೋಡಿ ಇದನ್ನು ನೋಡಿ ಇವನೇ ಜಯ ವಿಜಯರಲ್ಲಿ ಒಬ್ರಾಂತ ಪತ್ನೆ ಮಾಡಿಕೊಂಡ ಹಾಗೆ ಮಲಗಿದ್ದಾನೆ ಅಂತ ಹಿಂದುಗಡೆ ದೂರದ ನಿಂತು ಒಂದು ಮೊದಲು ಕ್ಲೋಸ್ ಅಪ್ ನೋಡಿದ ದೂರದಿಂದ ನೋಡಿದ ಬೇರೆ ಬೇರೆ ಆಂಗಲ್ ಫೋಟೋ ತಗೊಳ್ಳೋ ಹಾಗೆ ಅನುಮಾನವೇ ಇಲ್ಲ ಇವರೇ ರಾವಣ ಆಮೇಲೆ ನೋಡ್ತಾನೆ ಕಾಲಿಗೆ ಯಾರೋ ತಗಲ್ದಾಗ ಕೆಳಗೆಲ್ಲ ಮಲಗಿದ್ದಾರೆ ಸ್ತ್ರೀಯರು ಥೇ ಮೊದಲೇ ನೋಡ್ಲಿಲ್ವಲ್ಲ ನಾನು ಯಾರಿವರು ನೋಡ್ತಾನೆ ಒಬ್ಬಳು ವೀಣೆ ಮೇಲೆ ಮಲಗಿದ್ದಾಳೆ ಒಬ್ಬಳು ಮೃದಂಗದ ಮೇಲೆ ಮಲಗಿದ್ದಾಳೆ ಎಷ್ಟು ತರಹ ಸಂಗೀತ ವಾದ್ಯಗಳು ಸ್ವರೋದಿಯ ನೀವು ಬರೆದಿದ್ರಿ ಲೇಖನ ಸರೋದ್ ವಾದ್ಯದ ಮೇಲೆ ನೀವು ಲೇಖನ ಬರೆದಿದ್ರಿ ತರಂಗದಲ್ಲಿ ಮೊನ್ನೆ ಕೂಡ ನೆನಪು ಮಾಡಿಕೊಂಡೆ ರಾವಣನ ವಾದ್ಯ ಸ್ವರೋದಯ ಈ ತಂತಿಯಲ್ಲಿ ಎಷ್ಟು ತರಹ ವಾದ್ಯ ಮತ್ತು ಸುಶಿರ ಫ್ಲೂಟ್ ತರಹ ಗಾಳಿ ನಡೆಸುವ ಎಷ್ಟು ವಾದ್ಯ ರಾವಣ ಬಹಳ ಸಂಗೀತ ಪ್ರಿಯ ಭೋಗಪ್ರಿಯ ಆ ಎಲ್ಲ ರಾಗಗಳನ್ನು ನುಡಿಸಬಲ್ಲ ಎಲ್ಲ ವಿದ್ವಾಂಸರು ಅಲ್ಲಿದ್ದಾರೆ ಸ್ತ್ರೀಯರು ರಾವಣ ನಿದ್ದೆ ಬರೋ ತನಕ ಅವರು ವಾದ್ಯಗಳನ್ನು ನುಡಿಸ್ತಾ ಇರಬೇಕು ಅವರಿಗೆ ನಿದ್ದೆ ಬರೋ ತನಕ ಅಲ್ಲ ರಾವಣ ನಿದ್ದೆ ಬರೋ ತನಕ ಮಲಗಿದ್ದಾರೆ ಕಾಚಿ ಪಟಹಂ ಚಾರು ಸರ್ವಾಂಗಿ ಪೀಡ್ಯ ಶೇತೆ ಶುಭಸ್ತನಿ ತಮಟೆ ಹೊಡಿತ ಅದ್ರಲ್ಲಿ ನಿದ್ದೆ ಮಾಡಿದ್ಲು ಮಡ್ಡುಕೇನ ಕಾಚಿದ್ ವೀಣಾಂ ಪರಿಶ್ವಜ್ಯ ವೀಣೆ ಮೇಲೆ ಮಲಗಿದ್ದಾಳೆ ವಿಪಂಚಿ ಪರಿಗೃಹ್ಯಾನ್ಯ ಆ ವೀಣೆಯಲ್ಲಿ ವಿಪಂಚಿ ಅಂತ ಒಂದು ವೆರೈಟಿ ಮಾಟಿ ಅಂತ ಒಂದು ವೀಣೆ ನಾರದರ ಕೈಲಿರೋದು ವೀಣೆಯಲ್ಲಿ ಎಷ್ಟು ವೆರೈಟಿ ನೋಡ್ಕೊಳ್ಳಿ ಗೋಟವಾದ್ಯ ಹಾಗೆ ಇನ್ನೊಬ್ಳು ಗಂಡನ ಜೊತೆಯಲ್ಲಿ ಮಲಗೋ ಹಾಗೆ ವಾದ್ಯದ ಮೇಲೆ ಮಲಗಿದ್ದಾಳೆ ನಿದ್ರಾವಶಮನು ಪ್ರಾಪ್ತ ಸಹ ಕಾಂತೇವ ಭಾವಿನಿ ಮೃದಂಗಂ ಪರಿಬೇಡ್ಯಾಂಗೈ ಆ ಮೃದಂಗದ ತರಹ ಡೋಲಕ್ಕಂತಾರೆ ಅಂತಾರೆ ಭಗವಾಜ್ ಅಂತಾರೆ ಉತ್ತರ ಭಾರತದಲ್ಲಿ ಅದರಲ್ಲಿ ಬೇರೆ ಬೇರೆ ಸೈಜ್ ಮೃದಂಗಗಳು ತಾಳವಾದ್ಯ ಪ್ರಿಯ ರುದ್ರಭಕ್ತನಾದ್ರಿಂದ ಆ ತಾಂಡವಕ್ಕೆ ಬೇಕಾದ ವಾದ್ಯಗಳನ್ನೆಲ್ಲ ಅಭ್ಯಾಸ ಮಾಡಿದ್ದ ರಾವಣ ಡಿಂಡಿ ಮಾಡಿಕೊಂಡಿದ್ದಾಳು ಬಿಳು ಇದನ್ನೆಲ್ಲ ನೋಡಿದ ಓಹೋ ಭೋಗಪ್ರಿಯ ಇವನು ಭೋಗ ಕೊನೆಯೇ ಇಲ್ಲ ನಮ್ಮ ರಾಮನಿಗೆ ನೋಡಿ ಒಂದು ತಮಟೆಗೆ ಗತಿ ಇಲ್ಲ ಕೃಷಿಯಿಂದಲೇ ಹೊಡೆಯೋರು ಗತಿ ಇಲ್ಲ ಅವನು ನಿಜೆ ಬರ್ತಾ ಇಲ್ಲ ಅದೆಲ್ಲ ನೋಡ್ತಾ ನೋಡ್ತಾ ಅಷ್ಟು ದೊಡ್ಡ ಕೊಠಡಿಯಲ್ಲಿ ಇನ್ ಸ್ವಲ್ಪ ಮುಂದಕ್ಕೆ ಬರ್ತಾನೆ ರಾತ್ರಿ ಹೊತ್ತು ಕಪಿಗಳಿಗೆ ಕಣ್ಣಿನ ದೃಷ್ಟಿ ಕಡಿಮೆ ಅಂತ ಹೇಳ್ತೇವೆ ದೀಪ ಹಚ್ಚಿಟ್ಟಿದ್ರು ಇನ್ನಷ್ಟು ದೂರದಲ್ಲಿ ಅಷ್ಟು ದೊಡ್ಡ ಶಯನಗೃಹದಲ್ಲಿ ಇನ್ನೊಂದು ಮಂಚದ ಮೇಲೆ ಒಬ್ಬ ಸ್ತ್ರೀ ಮಲಗಿದ್ದಳು ಅವಳನ್ನು ನೋಡಿದ ಬಂಗಾರದ ಮೈ ಬಣ್ಣ ರೂಪ ಆಕಾರ ಎಲ್ಲ ರಾಮಚಂದ್ರ ಹೇಳಿದ ಸೀತೆಯನ್ನೇ ಹೋಲುವಾಕಾರ ದದರ್ಶರೂಪ ಸಂಪನ್ನಾಹಂ ಹಂಸ ಕಪಿ ಸ್ತ್ರಿಯಂ ಮುಕ್ತಾಮಣಿ ಸಮಾಯುಕ್ತೈ ಭೂಷಣೈ ಸುವಿಭೂಷಿತ ವಿಭೂಷಯಂತೀ ಸ್ವಶ್ರಿಯ ಭವನೋತ್ತಮ ಅವಳ ಮೈಕಾಂತಿಯಿಂದಲೇ ಇಡೀ ಕೊಠಡಿಗೆ ಬೆಳಕು ಬರ್ತಾ ಇದೆ ಅವರಿಗೆ ದೀಪಯಾತಕ್ಕೆ ಅಂಥ ಹೊಳೆಯುವಂಥ ಒಳ್ಳೆ ಸ್ಫುರದ್ರೂಪಿಣಿ ಗೌರಿ ಗುರು ಗುರು ಗುರುತ್ವ ಅಂದ್ರೆ ಬೆಳ್ಳಿಗಿರುವುದು ಸ್ವಲ್ಪ ಸ್ಥೂಲಕಾಯ ಗೌರಿ ಗೌರಿ ಅಂದ್ರೆ ಶಿವನ ಪತ್ನಿ ಅಂತ ಅರ್ಥವಲ್ಲ ಇಲ್ಲಿ ಕನಕವರ್ಣಾಂಗಿ ಇಷ್ಟ ಅಂತಃಪುರೇಶ್ವರಿ ಕಪಿ ಮಂಡೋದರಿ ತತ್ರ ಶಯಾನಾಂ ಚಾರುರೂಪಿಣಿ ಅವಳನ್ನು ನೋಡಿದ ಇವಳು ಮಂಡೋದ್ರಿ ಅಂತ ತಿಳಿಯಲಿಲ್ಲ ಯಾಕೆ ಮಂಡೋದ್ರಿನೂ ನೋಡಿರಲಿಲ್ಲ ಅವಳು ಸೀತೆಯನ್ನು ನೋಡಿಲ್ಲ ಮಂಡೋದ್ರಿನೂ ನೋಡಿಲ್ಲ ಗಟ್ಟಾಸಾಗಿ ಹೇಳ್ತೀರಿ ಯಾರ ಮನೆಯದೋ ಪತ್ರವನ್ನು ಯಾರಿಗೋ ಕೊಡ್ತಾರಲ್ಲ ಪೋಸ್ಟ್ ಮ್ಯಾನ್ಗಳು ಅದೇ ರೀತಿಯಲ್ಲಿ ಇವಳೇ ಇರಬಹುದು ಅಂತ ತಿಳ್ಕೊಂಡು ಸತಾಂ ದೃಷ್ಟ ಮಹಾಬಾಹು ಭೂಷಿತಾಂ ಮಾರುತಾತ್ಮಜ ತರ್ಕಯ ಮಾಸ ಸೀತೇತಿ ರೂಪ ಯೌವನ ಸಂಪದ ರೂಪ ಯೌವನದಿಂದ ಇವಳೇ ಇರಬೇಕು ಸೀತೆ ಎಂಬುದಾಗಿ ಒಂದು ಕ್ಷಣ ಭ್ರಾಂತಿಯಾಯಿತು ಭ್ರಾಂತಿ ಆದ ಕೂಡಲೇ ಆಹಾ ಹಿಗ್ಗಿಬಿಟ್ಟ ತನ್ನ ಸಂತೋಷ ಹೇಳ್ಕೊಳ್ಳೋಕೆ ಪಕ್ಕದಲ್ಲಿ ಒಬ್ಬ ಇಲ್ಲ ಕೊನೆಯಲ್ಲಿ ಸಿಕ್ಸರ್ ಬಾರಿಸಿ ಒಂದು ಕ್ರಿಕೆಟ್ ಆಟದಲ್ಲಿ ಗೆದ್ದವನಿಗೆ ಒಬ್ಬ ಬೇಕು ಕಟ್ಟಡ ಬೌಲರ್ ಬೇಕು ಕೊನೆಯಲ್ಲಿ ಅದು ಇಲ್ಲ ಇಲ್ಲದಿದ್ರೆ ಅಂಪೈರ್ಗೆ ಗಂಟು ಬೀಳ್ತಾರೆ ಇಲ್ಲಿ ಒಬ್ಬ ಇಲ್ಲ ಅದಕ್ಕೇನು ಮಾಡಿದ ಬಾಲವನ್ನೆತ್ತಿದ ಬಾಲವೇ ಸೀತಾದೇವಿ ಸಿಕ್ಕಿಬಿಟ್ಲು ಎಂಬುದಾಗಿ ಅಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ಬಾಲಕ ಮುತ್ತಿಟ್ಟ ಛಟಾರನ ಅದನ್ನು ಹೊಡೆದ ನಶಃ ಕುರ್ಕೈ ಚಟ್ ಮಾಡಿದ ಹಾಗೆ ಬಾಲವನ್ನು ಚಟಾರಂತ ಯಾರು ಎದ್ದು ಬಿಟ್ರೆ ಏನು ಗತಿ ಯೋಚನೆ ಮಾಡಲಿಲ್ಲ ನನಂದ ಚಿಕ್ರೀಡ ಜಗವು ಜಗಾಮ ಪಟ್ಟ ಕುಣಿದ ಸ್ತಂಭ ನರೋಹತಿ ಅರಮನೆ ಕಂಬಗಳಿಂದಲೇ ಮೇಲೆ ಹತ್ತಿದ ಕೆಳ ಕೇಳಿದ ಭೂಮೌ ನಿದರ್ಶಯನ್ನಿ ಸ್ವಾಂ ಪ್ರಕೃತಿ ಕಪೀನ ಎಷ್ಟಾದರೂ ಕಪಿ ಕಪಿಯೇ ಅನ್ನುವಂತೆ ಕಪಿಚೇಷ್ಟೆಯನ್ನೆಲ್ಲ ಮಾಡಿ ತೋರಿಸಿದ ಹನುಮಂತ ಒಂದು ನಿಮಿಷ ಅದಾದ ಮೇಲೆ ಅಯ್ಯೋ ನಾನೇನ್ ತಪ್ಪು ಮಾಡಿಬಿಟ್ಟೆ ಇವಳು ಸೀತಾದೇವಿಯಾಗಿದ್ರೆ ಇಷ್ಟೊಂದು ನಿದ್ರಾಭರದಲ್ಲಿ ಇಲ್ಲಿ ಇನ್ನೊಬ್ಬ ಪುರುಷನ ಮನೆಯಲ್ಲಿ ಹೀಗೆ ಮಲಗುವುದು ಶಕ್ಯವೇ ಸೀತಾದೇವಿ ಛೇ ಇವಳು ಸೀತೆ ಅಲ್ಲ ತಾನೇ ಪೂರ್ವಪಕ್ಷ ಉತ್ತರ ಸಿದ್ಧಾಂತ ವೇದಾಂತಿ ಹಾಗೆ ಹಾಗಿದ್ರೆ ಅವಳು ಯಾರು ಇವಳು ಮಂಡೋದ್ರಿ ಇರಬೇಕು ಅದ್ಯಾಕೆ ಗೊತ್ತು ನಿಮಗೆ ವಾಲ್ಮೀಕಿ ದೊಡ್ಡದು ಮಾಡಲಿಲ್ಲ ಇದು ನಮ್ಮ ಕನ್ನಡದ ರಾಮಾಯಣದಲ್ಲಿ ತರುವೆ ರಾಮಾಯಣದಲ್ಲಿ ಮಾಡಿದ್ದಾರೆ ಅವಳು ಮಲಗಿದ್ಲು ಹೊದ್ದಿಕೆ ಹೊದ್ಕೊಂಡಿರಲಿಲ್ಲ ಶಕೆ ಒಂದು ಕಡೆ ಮೆಲ್ಲಿಗೆ ಹೋದ ಅವಳ ಕಾಲಲ್ಲಿ ಏನ್ ರೇಖೆ ಇದೆ ಗುರುತು ಅಂತ ನೋಡಿದ ಒಂದು ದೀಪ ಹಿಡ್ಕೊಂಡ್ಬಂದು ನೋಡಿದ ಪಕ್ಕದಲ್ಲಿ ಅವಳ ಬಲಗಾಲಲ್ಲಿ ಕಾಗೆಯ ರೇಖೆ ಕಾಕರೇಖೆ ಇತ್ತು ರಾಮಚಂದ್ರ ಹನುಮಂತನಿಗೆ ಹೇಳಿದ್ದ ಸೀತಾದೇವಿಯ ಮುಖದಲ್ಲಿ ಮೈಯಲ್ಲಿ ಕಾಲಲ್ಲಿ ಕೈಯಲ್ಲಿ ಏನೇನು ಗುರುತುಗಳಿವೆ ಇದು ರೇಖಾಶಾಸ್ತ್ರದ ಚಿತ್ರವನ್ನೆಲ್ಲ ಕೊಟ್ಟಿದ್ದ ನಮ್ಮ ಪತ್ನಿ ಕಾಲಲ್ಲಿ ಪದ್ಮರೇಖೆ ಇರ್ತದೆ ನೋಡೋ ತಾವರೆ ಪುಷ್ಪದ ಗುರುತುಗಳಿರ್ತವೆ ಅವಳ ಹಣೆಯಲ್ಲಿ ಕುಂಕುಮ ಅಲಿಸಿಕ ಹೋಗಿದ್ದಾಗಲೂ ಕೂಡ ಕುಂಕುಮ ಇದ್ದಂತೆ ಒಂದು ಕೆಂಪು ಮಚ್ಚೆಯಿತು ಸೀತಾದೇವಿಯ ಮುಖದಲ್ಲಿ ಮಹಾಭಾರತದಲ್ಲಿ ದಮಯಂತಿಯ ಮುಖದಲ್ಲಿತ್ತು ವರ್ಣನೆ ಮಾಡಿದ್ದಾರೆ ಇದು ಅಳಿಸುವ ಕುಂಕುಮ ಅಲ್ಲ ಅಂತ ತೋರಿಸೋದಕ್ಕೆ ಇವಳ ಮುಖದಲ್ಲಿ ಬಂದು ನೋಡಿದ ಅಲ್ಲಿ ಒಂದು ಬಿಳಿ ಕೂದಲಿನ ಸುಳಿಯಿತ್ತು ಮಂಡೋದರಿಯ ಮುಖದಲ್ಲಿ ಬಿಳಿ ಕೂದಲು ಸುಳಿ ಅದರ ಮೇಲೆ ಕುಂಕುಮ ಇಟ್ಕೋತಿದ್ಲು ಅದು ಕುಂಕುಮ ಹಚ್ಚಿದಾಗ ಅದು ಕಾಣಿಸ್ತಾ ಇರಲಿಲ್ಲ ಇದು ಹುಟ್ಟಿದಾಗಲೇ ಅವಳಿಗೆ ವೈಧವ್ಯದ ಲಕ್ಷಣ ಇದೆ ಅಂತ ಹೇಳುವಂತಹ ಒಂದು ಅವಲಕ್ಷಣ ಇದನ್ನು ಕಂಬರಾಮಾಯಣದಲ್ಲಿ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಹನುಮಂತ ಹತ್ರ ಬಂದು ನೋಡಿದ ಇಲಕ್ಕಣಂಗಳಂ ನೀನು ಒಳ್ಳೆ ಲಕ್ಷಣ ಕೆಲವಿದೆ ಅಂತ ಹೇಳೋದಾದ್ರು ಎಲ್ಲಿ ಚಂದ್ರಿಕ್ಕೆಲ್ಲ ಅಲಕ್ಕಣ್ಣ ಇರುವುದು ಎಲ್ಲ ಇಲ್ಲದಷ್ಟು ಅವಲಕ್ಷಣಗಳಿವೆ ಇವಳಲ್ಲಿ ಅಣಿಯದುಂಡು ಎಂದಡಿ ತರೈಕ್ಕುವುದು ಇವಳು ಯಾ ಕೈ ಇವಳು ಸರಿಯಾದ ನೋಡಿದ್ರೆ ಇವಳು ಒಳ್ಳೆ ಜಾತಿ ಅಲ್ಲ ಅಂತ ಹೇಳುತ್ತೆ ಮಲರ್ಕರು ಕುಯಲ್ ಸೋರ್ಂದು ತಲೆಗೂದಲು ತುದಿ ಆಗಿದೆ ಬಾಡಿ ಹೋಗಿದೆ ತಲೆಗೂದಲು ತುದಿ ಬಾಡಿರಬೇಕೆ ಬಾಡೋದಂದ್ರೇನು ಬಾಡದೇ ಇರೋದಂದ್ರೇನು ನನಗೆ ಗೊತ್ತಿಲ್ಲ ರಾಮರಾಮ ಇರೋದನ್ನು ಹೇಳಿದ್ದೇನೆ ನಾನು ಮನೆಗೆ ಹೋಗಿ ಕರ್ನಿ ನೋಡ್ಕೊಳ್ಳಿ ತಲೆಗೂದಲು ಕೆಲವರಿಗೆ ಎಷ್ಟು ಬಾಚಿದ್ರು ಎಷ್ಟು ಎಣ್ಣೆ ಹಚ್ಚಿದ್ರು ಕಸಬರಿಗೆ ಇದ್ದಾಗಿರುತ್ತೆ ಅದಕ್ಕೇನು ಮಾಡೋಣ ನಾವು ಮಲರ್ಕರು ಕುಯಲ್ ಸೋರ್ந்து ವಾಯುವೆರಿ ನಿದ್ದೆಗಣ್ಣಲ್ಲಿ ಅರ್ಧಂಬರ್ಧ ನಿದ್ದೆಯಲ್ಲಿ ಅವಲಕ್ಷಣದ ಮಾತುಗಳನ್ನು ಆಡ್ತಾ ಇದ್ದಾಳೆ ಸುಮಂಗಲ ಸ್ತ್ರೀಯಲ್ಲಿ ಬರಬಾರದ ಮಾತೆಲ್ಲ ಬಾಯಲ್ಲಿ ಬರ್ತಾ ಇದ್ದೆ ವಾಯುವೆರಿ ಶಿಲ மாற்றங்கள் பரகின்றாள் உலக்கும் ಎಂಗಿವಳ್ ಕಳವನು ಸ್ವಲ್ಪ ದಿವಸದಲ್ಲಿ ಗಂಡನು ಸಾಯ್ತಾನೆ ಅಳಿ ದಿವ್ಯನ ಹರ್ಕಂ ಒಳಜಂಬ ಈ ಪಟ್ಟಣವು ಹಾಳಾಗುತ್ತೆ ಎಂಬುದಾಗಿ ಹನುಮಂತ ತರ್ಕ ಮಾಡಿದ ಅಂತ ಹೇಳ್ತಾರೆ ಇನ್ನು ಬಹಳಷ್ಟು ಹನುಮನಾಟಕಾದಿಗಳೆಲ್ಲ ಹೇಳಬೇಕು ನಮಗೆ ವೇಳೆ ಇಲ್ಲ ಕ್ಷಮಿಸಿ ಸುಂದರಕಾಂಡವನ್ನೇ ಒಂದು ತಿಂಗಳು ಹೇಳಿದ್ರೆ ಹೇಳ್ಬೋದು ಅದಕ್ಕೆ ವೇಳೆ ಇಲ್ಲ ಮತ್ತೆ ಬನ್ನಿ ಅಂತ ಕರೆಯೋಕೆ ಹೋಗಬೇಡಿ ನಮ್ಮ ಸ್ಥಿತಿ ಹೇಳ್ತೇನೆ ಆಮೇಲೆ ಹನುಮಂತ ಯೋಚನೆ ಮಾಡಿ ಆಗಿದ್ದು ಎಲ್ಲಿಂತ ಪತ್ತೆ ಮಾಡೋದು ಈ ಸೀತೆಯನ್ನ ಇವಳಂತೂ ಅಲ್ಲ ಎಂಬುದಾಗಿ ಊರೆಲ್ಲ ಹುಡುಕಿದ ಅಲ್ಲಿ ಪಕ್ಕದಲ್ಲಿ ಬಂದು ನೋಡ್ತಾನೆ ಅದು ಅವರು ಕುಡಿಯುವುದು ಮಾಂಸ ತಿನ್ನುವುದು ಆ ಬಟ್ಲು ಹೂಜಿ ಇಟ್ಟಿ ಜಾಗ ಎಲ್ಲ ನೋಡಿದ ಮೂಗು ಹಿಡ್ಕೊಂಡು ಸುಗ್ರೀವನಾಗಿದ್ದರೆ ಸಂತೋಷ ಪಡ್ತಿದ್ನೋ ಸಿಕ್ತಲ್ಲ ನನಗೆ ಒಂದು ಎರಡು ಅಂತ ಹನುಮಂತ ಒಬ್ಬನೇ ಎದ್ದಿದ್ದು ಕಿಷ್ಕಿಂಧೆಯಲ್ಲಿ ಥೂ ಮನೆ ಹಾಳಾಯಿತು ಅಂತ ಬೈಕೊಂಡು ಬೈಕೊಂಡು ಇನ್ನಷ್ಟು ಮುಂದಕ್ಕೆ ಬರ್ತಾನೆ ಏನು ಬಿಟ್ಟು ಲೆಕ್ಕ ಹಾಕಿದ ಮನೆಯೆಲ್ಲ ನೋಡಿದ್ದಾಯಿತು ಲತಾಗ್ರಹಗಳಿರಬಹುದು ಊರಾಚ ಈ ತೋಟಗಳಲ್ಲಿ ಲತಾ ಕುಂಜ ಅಂತಿರುತ್ತೆ ಲತಾ ಕುಂಜ ಅಂದ್ರೆ ಕೆರೆ ಸುತ್ತ ಲಾಲ್ಬಾಗಲ್ ಮಾಡಿರ್ತಾರೆ ನೋಡಿ ಈ ಬಳ್ಳಿಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಬೇಕಾದ ಒಂದು ಆರ್ಚ್ ಮಾಡಿ ಕೆಳಗಡೆ ಕಲ್ಲು ಬೆಂಚು ಯಾತಕ್ಕೆ ಅಂದ್ರೆ ಪೋರಿಗಳು ಕೂತು ಕಾಲ ಕಳೆಯುವುದಕ್ಕೆ ಅಂತ ಮಾಡಿರ್ತಾರಲ್ಲ ಅಂತಹ ಜಾಗಗಳು ಲತಾಗೃಹಂ ಚಿತ್ರಗೃಹಂ ನಿಶಾಗೃಹಂ ರಾತ್ರಿ ಹೊತ್ತು ಪೋಖರಿಗಳು ಚಿತ್ರಶಾಲೆ ಅದು ಇದು ನಾಟ್ಯಶಾಲೆ ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಹುಡುಕಿದ ಸಿಕ್ಕಲಿಲ್ಲ ಮತ್ತೆಲ್ಲ ಮಾಡಿದ ಮಾಡಿಗೆಗಳ ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ಸ್ ಇದ್ದು ಲಂಕೆಯಲ್ಲಿ ಅರಮನೆ ಮೇಲೆ ದೊಡ್ಡ ಮಹಡಿ ಮೇಲ್ಗಡೆ ಏರೋಡ್ರೋಮು ಈ ಯಾವುದಾದ್ರು ಹೆಲಿಪ್ಯಾಡ್ಸ್ ಎಲ್ಲ ಮಾಡೋದು ಕೇಳಿದ್ದೇವೆ ಅಮೆರಿಕೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿ ಮೇಲೆ ಮಾಡ್ತಾರೆ ಅಂತ ಕೇಳಿದ್ದೇವೆ ನೆಲಮಾಳಿಗೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ಸು ಲಂಕೆಯಲ್ಲಿ ಭೋಗ ಅದನ್ನೆಲ್ಲ ನೋಡಿದ ಅರ್ಧರಾತ್ರಿ ಆಗ್ತಾ ಬಂತು ಚತುರಂಗುಲ ಮಾತ್ರೋಪಿ ನಾವಕಾಶಸ್ಯ ವಿದ್ಯತೆ ಇವನು ಹುಡುಕದೇ ಇದ್ದಿದ್ದು ನಾಲ್ಕು ಅಂಗುಲವೂ ಬಾಕಿ ಇಲ್ಲ ಇಡೀ ಊರೆಲ್ಲ ಹುಡುಕಿದ್ದಾನೆ ಕೆಳಗೆ ಮೇಲೆ ಎಲ್ಲ ಕಡೆ ಏನು ಮಾಡಿದ್ರು ಸಿಕ್ಕಲಿಲ್ಲ ವಿದ್ಯಾಧರ ಸ್ತ್ರೀಯರಿಗೆ ನಾಗಾಶ್ರೀಯರಿಗೆ ಬೇರೆ ಬೇರೆ ರಾಕ್ಷಸ ಸ್ತ್ರೀಯರಿಗೆ ಅವರವರ ಜಾತಿಗೆ ಅನುಗುಣವಾಗಿ ಮನೆಗಳನ್ನು ಕಟ್ಟಿಕೊಟ್ಟಿದ್ದ ಅದನ್ನೆಲ್ಲ ಹುಡುಕಿದ ಕನ್ವರ್ಟ್ ಆದರೂ ಚರ್ಚ್ನಲ್ಲಿ ಬೇರೆ ಬೇರೆ ಜಾತಿಯವರು ಜಾಗ ಮಾಡಿರ್ತಾರಲ್ಲ ಹಾಗೆ ಕದ್ಕೊಂಬಂದ ಸ್ತ್ರೀಯರಿಗೂ ಅವರವರ ಜಾತಿಗೆ ಅನುಗುಣವಾಗಿ ಮನೆಗಳನ್ನು ಕಟ್ಟಿದ್ದ ರಾವಣ ಅಲ್ಲೆಲ್ಲ ಹುಡುಕಿದ ಅಲ್ಲಿ ಸಿಕ್ಕಲಿಲ್ಲ ಆಗ ಒಂದು ಅರಮನೆ ಮಾಳಿಗೆ ಮೇಲೆ ಕೂತ್ಕೊಂಡು ಹನುಮಂತ ಆ ಚಂದ್ರನನ್ನು ನೋಡ್ತಾ ಇದ್ದಾನೆ ಒಂದು ಕ್ಷಣ ಮನಸ್ಸಿಗೆ ದುಃಖವಾಗುತ್ತೆ ಒಂದೇ ಒಂದು ಕ್ಷಣ ಹನುಮಂತನೂ ದುಃಖಪಟ್ಟ ಅನ್ನೋ ಅಧ್ಯಾಯ ನಮ್ಮ ಮನೆಯಲ್ಲಿ ಪ್ರವಚನ ಮಾಡುವಾಗ ಬೇಂದ್ರವರು ಗಳಗಳ ಗಳ ಹತ್ತು ಬಿಟ್ಟರು ಹನುಮಂತರು ಮಹಾಭಕ್ತರು ಹನುಮಂತನಿಗೂ ಮನಸ್ಸಲ್ಲಿ ಇಷ್ಟು ಬೇಜಾರಾಯಿತೆ ಒಂದು ಕ್ಷಣ ಏನು ಯೋಚನೆ ಮಾಡ್ತಾನೆ ಇಷ್ಟು ಹುಡುಕಿದ್ರು ಸಿಕ್ಕಲಿಲ್ಲ ಅಂದ ಮೇಲೆ ಆ ಸಂಪಾತಿ ಆಟ ಸುಳ್ಳು ಹೇಳ್ದ ನಮಗೆ ಆಖ್ಯಾತಾಗೃಧರಾಜೇ ನನ ಪಶ್ಯಾಮಿ ತಾಮಹಂ ಅವನೇನು ಹೇಳಿದ್ದ ಅಲ್ಲಿ ಸಾವಿರ ಕಾಲಿನ ಮಂಟಪ ಇದೆ ಅದೋ ಅಲ್ಲಿ ಸೀತಾದೇವಿ ಇದ್ದಾಳೆ ಅಂತ ಹೇಳಿದ ಸಾವಿರ ಕಾಲ ಮಂಟಪ ಎಲ್ಲಿದೆ ಅಂತ ಹೇಳಲಿಲ್ಲ fifth cross A U C S layout Sanjay Nagar Bengaluru ಅಂತಲೇ ಬರೀದೇ ಇದ್ರೆ ಅಡ್ರೆಸ್ ಹಾಕಿ ಪತ್ತೆ ಮಾಡ್ತೀರಿ ಒಂದು ಕೋರಿಯರ್ ಬರೆದು ಮಗನೇನೋ ಕಳಿಸಬೇಕಾಗಿತ್ತು ಅದು ಎಷ್ಟು ದಿವಸ ಆದರೂ ಇಲ್ಲಿ ತಲುಪಲಿಲ್ಲ ಅಂತಾರ ನಾನು ಕಳಿಸಿದ್ದೀನಿ ಅದು ಕೊನೆಯಲ್ಲಿ ಆ ಕೊರಿಯರ್ ಕಂಪ್ನಿಯವರಿಗೆ ದಬಾಯಿಸಿ ಫೋನ್ ಇನ್ಫ್ಲೂಯೆನ್ಸ್ ಇತ್ತು ತಿಳಿದವರಿದ್ರು ಹೇಳಿದ್ರೆ ಊರ ಹೆಸರೇ ಬರಲಿಲ್ಲವಲ್ರಿ ಹೇಗ್ರಿ ಹೋಗುತ್ತೆ ಅಂತ ಕೇಳಿದ್ರು ಅವರು ಒಬ್ಬ ಮಹಾರಾಯ ಹೆಂಡತಿಗೆ ಒಂದು ಪತ್ರ ಬರೆದ ಬೇರೆ ಊರಲ್ಲಿರೋ ನಮ್ಮ ಹೆಂಡತಿ ಅವರಿಗೆ ತಲುಪಿಸುವುದು ಅಡ್ರೆಸ್ ಹಾಕ್ಬಿಟ್ಟ ಅಯ್ಯಯ್ಯೋ ಅಡ್ರೆಸ್ ಪೂರ್ತಿ ಬರೀಲಿಲ್ವಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಇನ್ನೊಂದು ಕಾರ್ಡ್ ತಗೊಂಡು ಬರೀ ಅಡ್ರೆಸ್ ಬರೆದು ಹಾಕಿದ ಇದರಲ್ಲಿ ಮೆಸೇಜ್ ಇಲ್ಲ ಅದರಲ್ಲಿ ಅಡ್ರೆಸ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಪೋಸ್ಟ್ ಮ್ಯಾನ್ ಹೇಳಿದೆ ಏನು ಮಾಡ್ತಾನ ಪಾಪ ಅವನು ಹಾಗೆ ಇಲ್ಲಿದ್ದಾಳೆ ಅಂತ ಅವನು ಹೇಳಿದ್ದಾನ ಸಂಪಾತಿ ಅವನು ಅಶೋಕವನ ಅಂತ ಬಾಯಿ ಬಿಟ್ಟು ಹೇಳಲಿಲ್ಲ ಸಂಪಾತಿ ಮಾಡಿದ ತಪ್ಪು ಅದ್ಯಾಕೆ ಹೇಳಿಲ್ಲ ಅಂತ ಅವನು ನೋಡಿರಲಿಲ್ಲ ಕಣ್ಣಲ್ಲಿ ಒಂದು ಸಾವಿರ ಕಾಲಿನ ಮಂಟಪ ಐರನ್ ಕಾಲ ಮಂಟಪ ಶ್ರೀರಂಗದಲ್ಲಿ ಅಲ್ಲೂ ಒಂದಿತ್ತು ಲಂಕೆಯಲ್ಲಿತ್ತು ನಮ್ಮ ಮೂಡು ಬಿದಿರಲಿಲ್ಲವರು ಹಾಗೆ ಸಾವಿರ ಕಾಲದ ಮಂಟಪ ಒರಿಜಿನಲ್ ಇರೋರು ವೈಕುಂಠದಲ್ಲಿ ಅದು ಬಿಟ್ಟರೆ ಶ್ರೀರಂಗದಲ್ಲಿ ಆಮೇಲೆ ಉಳಿದವರೆಲ್ಲ ತಮ್ಮ ತಮ್ಮ ವೈಭವಕ್ಕೋಸ್ಕರ ಕಟ್ಟಿದ್ರು ಅದನ್ನೊಂದು ಹೇಳಿರಲಿಲ್ಲ ಇಲ್ಲಿದೆ ಅಂತ ಹೇಳಿದ್ನಲ್ಲ ಸಂಪಾತಿ ಅಥವಾ ಅವನು ಹೇಳಿದಾಗ ಇದ್ದಿರ್ಬೋದು ನಾ ಬರುವಷ್ಟು ಸೀತಾ ಸೀತಾದೇವಿ ಯಾರಿಗೂ ಗೊತ್ತು ಬೆಪ್ಪ ಯಾರನ್ನು ನೋಡಿದ್ನೋ ಯಾರನ್ನು ಸೀತೆ ಅಂತ ಹೇಳ್ಕೊಂಡ್ನೋ ಇದಂ ಸಂಪಾತಿನ ಸೀತಾರಾವಣಸ್ಯ ನಿವೇಶನೇ ಆಖ್ಯಾತ ಗೃಧರಾಜೇ ನಾನ ಚ ತಾಮಹಂ ಕಿನ್ನು ಸೀತಾ ಅಥವಾ ಇದೇಹಿ ಮೈಥಿಲಿ ಜನಕಾತ್ಮಜ ಇಲ್ಲೆಲ್ಲ ತರ್ಕ ಸೀತಾದೇವಿ ಕಿನ್ನು ಸೀತಾ ಅಯೋನಿಜ ವೈದೇಹಿ ದೇಹಾಭಿಮಾನವಿಲ್ಲದ ಚಕ್ರವರ್ತಿ ಜನಕನ ಮನೆಯಲ್ಲಿ ಹುಟ್ಟಿದವಳು ಮೈಥಿಲಿ ಆಚಾರ ಪ್ರಧಾನವಾದ ಕುಲದಲ್ಲಿ ಬಂದವಳು ಜನಕಾತ್ಮಜ ಐಶ್ವರ್ಯಕ್ಕೆ ಅಂಟು ಬೀಳದೇ ಇರುವಂತಹ ಜನಕನ ಮಗಳು ಒಂದು ವೇಳೆ ಉಪತಿಷ್ಠೇತ ವಿವಶ ರಾವಣೇನ ಹೃತ ಬಲಾತ್ ಸೀತಾದೇವಿಗೂ ಮನಸ್ಸು ಕೆಟ್ಟ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ರಹಸ್ಯವಾದ ಅಂತಃಪುರ ಏನಾದ್ರು ಸೇರಿಬಿಟ್ಲು ಸೀತಾದೇವಿ ಒಂದು ವೇಳೆ ಈ ಐಶ್ವರ್ಯ ವೈಭವ ನೋಡಿ ಬದಲಾಗಿ ರಾವಣ ಅಂತಃಪುರ ಸೇರಿಬಿಟ್ಲು ಅಥವಾ ಆ ರಾವಣ ಕದ್ಕೊಂಡ್ಬರುವಾಗ ಪತಿತ ಭವೇತಿ ಭಯದಿಂದ ತಾನೇ ಸಮುದ್ರದಲ್ಲಿ ಬಿದ್ದು ಬಿಟ್ಲು ಅಥವಾ ಹೃದಯಂ ಪ್ರೇಕ್ಷ ಸಾಗರಂ ಸಮುದ್ರ ನೋಡಿ ಎದೆ ಒಡೆದು ಬಿಡ್ತೋ ಅಥವಾ ಎಲ್ಲಿ ಬಂದ ಮೇಲೆ ತಾನೇ ತೆಕ್ತ ಜೀವನವನ್ನು ತಾನೇ ಹಾಳು ಮಾಡಿಕೊಂಡ್ಲೋ ಅಥವಾ ಈ ರಾಕ್ಷಸಿಯರು ಅಬಂಧು ಭಕ್ಷಿತ ಸೀತ ಬಂಧುವಿಲ್ಲದ ತಬ್ಬಲಿಯನ್ನ ತಿನ್ನುವಂತೆ ಹರಿದು ತಿಂದು ಬಿಟ್ರೋ ಸಂಪಾತಿ ಹೇಳ್ದಾಗ ಇದ್ದಿರ್ಬೋದು ಒಂದು ವೇಳೆ ಅವ್ನು ನಿನ್ನೆ ತಾನೇ ಹೇಳ್ದ ಯಾರಿಗೆ ಗೊತ್ತು ಐದು ನಿಮಿಷದಲ್ಲಿ ಆಕ್ಸಿಡೆಂಟ್ ಆಗಬಹುದು ಅಂತೂ ಸೀತಾ ಇಲ್ಲಿಲ್ಲ ರಾಮಾಂದ ಜನಕಸ್ಯ ಸುತಃ ಸೀತಾ ರಾಮಪತ್ನಿ ಸುಮಧ್ಯಮ ಒಂದೇ ಅರ್ಥದ ನಾಲ್ಕು ಶಬ್ದ ನಾಲ್ಕು ಬೇರೆ ಬೇರೆ ಭಾವನೆಗಳು ರಾಮ ಜನಕನ ಮಗಳು ಕಾಣಪ್ಪ ಆದರೆ ಭೂಮಿಯಲ್ಲಿ ಸಿಕ್ಕಿದವಳು ನಿನ್ನ ಹೆಂಡತಿಯವಳು ಕಥಮುತ್ಪಲ ಪತ್ರಾಕ್ಷಿ ರಾವಣಸ್ಯ ವಶಂ ರಜಯತಿ ಇದು ಸಾಧ್ಯವಿಲ್ಲ ಆಮೇಲೆ ಯೋಚನೆ ಮಾಡಿದ ಇದು ಆಯಿತು ಸೀತೆ ಅಂತೂ ಇಲ್ಲ ಈ ನಾನೇನು ಮಾಡಬೇಕು ಮುಂದಕ್ಕೆ ವಾಪಸ್ ಹೋದ್ರೆ ಕಪಿವೀರರು ಕೇಳ್ತಾರೆ ಸೀತೆ ಸಿಕ್ಕಿದ್ಲೇನು ಇಲ್ಲ ಸ್ವಾಮಿ ಮತ್ತೆ ನಾವೆಲ್ಲ ಏನು ಮಾಡುವುದು ಹೋಗುವುದೇನು ಬಂತು ಕೊಂಡಾಗ್ತಾನೆ ಇಲ್ಲೇ ಕೂತು ಉಪವಾಸ ಮಾಡಿ ಸಾಯುವುದು ಎಷ್ಟು ಸಾಯ ಸಾಯುವುದಕ್ಕೆ ಎಷ್ಟು ಸಾಯ್ತೋ ಆಗಲಿ ಅದು ಸುಗ್ರೀವನ ಗತಿ ಏನು ಬಹಳ ಅಂದ್ರೆ ಅವನು ಸಾಯ್ತಾನೆ ನಾ ಹೇಳಿದ್ದೆ ಅವರು ಸಮಾ ಸಕಾಲಕ್ಕೆ ಬರಲಿಲ್ಲ ಸಮಾಚಾರ ತಗೊಂಡು ಮಹಾರಾಜ ಏನ್ ಮಾಡೋದು ಅಂತ ಅವನು ಪ್ರಾಣ ಬಿಡ್ತಾನೆ ಸುಗ್ರೀವ ಪ್ರಾಣ ಬಿಟ್ಟ ಮೇಲೆ ರಾಮಚಂದ್ರ ಯಾವ ಕೆಟ್ಟ ಮುಖ ಹೊತ್ಕೊಂಡು ಅಯೋಧ್ಯೆ ಹೋಗ್ತಾನೆ ರಾಮನೂ ಪ್ರಾಣ ತಗೊಳ್ಕೊಳ್ತಾನೆ ರಾಮ ಹೋದ್ಮೇಲೆ ಲಕ್ಷ್ಮಣ ಉಳಿತಾನೆಯೇ ಇವನು ಸಕಾಲಕ್ಕೆ ಹೋಗಲಿಲ್ಲ ಅಂದ್ರೆ ಭರ್ತ ಉಳಿತಾನೆಯೇ ಭರತ ಉಳಿಲಿಲ್ಲ ಅಂದ್ರೆ ವಸಿಷ್ಠ ಉಳಿತಾರಿಯೇ ಕೌಸಲ್ಯ ಉಳಿತಾಳಿಯೇ ಅಯೋಧ್ಯ ಜನ ಉಳಿತಾರಿಯೇ ನಾನೊಬ್ಬ ವಾಪಸ್ ಹೋದ್ರೆ ಅಷ್ಟು ಜನರನ್ನ ಕೊಂದು ಪಾಪ ನನಗೆ ಬರ್ತದೆ ನಾ ವಾಪಸ್ ಹೋಗಬಾರ್ದು ಎಷ್ಟು ತರ್ಕ ಮಾಡ್ತಾನೆ ಹಾಗಿದ್ರೆ ತಲೆ ಚಚ್ಚಿಕೊಂಡ ಹಿಂಗಿருந்து ಪಂಡ್ರದಿಯನ್ನ ಇಲ್ಲಿ ಕೂತ್ ನಾನೇನ್ ಮಾಡಬೇಕು ಇನ್ನೊಂದ್ಸಲ ಹುಡುಕ್ಬೇಕು ನಾ ಸೀತೆಯನ್ನ ನನ್ನ ಕೆಲಸ ಕೆಡೋದಕ್ಕೆ ಶಕ್ಯವಿಲ್ಲ ಯಾತಕ್ಕೆ ಅಂದ್ರೆ ಶಕುನಗಳನ್ನ ನೋಡಿದರೆ ನಾ ಬಂದ ಈ ಸಂದರ್ಭ ತುಂಬ ಚೆನ್ನಾಗಿದೆ ಸುಜಾತ ಮೂಲ ಸುಭಗ ಕೀರ್ತಿಮಾಲ ಯಶಸ್ವಿನಿ ಸುಜಾತ ಮೂಲ ದೇವತೆಯನ್ನು ಗೆದ್ದಿದ್ದೇನೆ ಒಳ್ಳೆ ಶಕುನ ಅದು ಸುಭಗ ಚಂದ್ರ ನನಗೆ ಸಹಾಯ ಮಾಡಿದ್ದಾನೆ ಬೆಳಕಲ್ಲಿ ತೋರಿಸುವುದಕ್ಕೆ ಅದು ಒಂದು ಶುಭ ಲಕ್ಷಣ ಕೀರ್ತಿಮಾಲ ಈ ಊರನ್ನು ಮೊದಲು ಪ್ರವೇಶ ಮಾಡಿದ ಹೊರನಾಡಿನ ಗಂಡು ಅಂದ್ರೆ ಹನುಮಂತ ನಾಳೆ ವಾಲ್ಮೀಕಿ ಬರೀತಾರೆ ನನ್ನ ಕೀರ್ತಿ ಉಂಟಾಯಿತು ಯಶಸ್ವಿನಿ ಇಷ್ಟೊತ್ತು ನಾನು ಸುತ್ತಾಡಿದ್ದೇನೆ ಕಿಂಚಿತ್ತು ಆಯಾಸವಾಗಿಲ್ಲ ಇದೆಲ್ಲ ಶುಭ ಲಕ್ಷಣಗಳು ಅದ್ಮೇಲೆ ಇಲ್ಲೇ ಶೀತ ಇರಬೇಕು ನಾನು ನೋಡಿಲ್ವಲ್ಲ ಮತ್ತೆ ನಿರಾಶೆ ಆಯಿತು ಹಾಗಿದ್ರೆ ನಾನೊಬ್ಬನೇ ಸತ್ತು ಬಿಡೋದು ವಾಸಿಯಲ್ಲಿ ಅದಕ್ಕೇನು ಮಾಡಬೇಕು ಹಸ್ತಾದಾನ ಕೈ ನೀಡ್ಕೊಂಡು ಕೂತಿರೋದಂತೆ ಹೇಗೆ ಯಾರು ಬಂದವರು ಕಡಲೆಕಾಯಿ ಬಾಳೆಹಣ್ಣು ಕೊನೆಗೆ ಒಂದು ಸಿಪ್ಪೆ ಹಾಕಿದ್ರೆ ತಿನ್ನುವುದು ಹಸ್ತಾದಾನ ಮುಖಾದಾನ ಆ ಅಂತ ಬಾಯಿ ತಗೊಂಡಿರುವುದು ಅಜಗಳ ವೃತ್ತ ಅಂತ ಯಾರು ಬಾಯಲ್ಲಿ ಹಾಕಿದ್ರೆ ತಿನ್ನುವುದು ವೃಕ್ಷಮೂಲಿಕ ಮರದ ಕೆಳಗಡೆ ಕೂತ್ಕೊಂಡು ಪ್ರಾಣ ಬಿಡುವುದು ಆತ್ಮಹತ್ಯೆ ಅಲ್ವೇನೆಯ ಅನ್ನುವಂತ ಸರಿ ಅಂತ ಕೇಳಿದ್ರೆ ಇದಂ ಮಹರ್ಷಿ ವಿರ್ದೃಷ್ಟಂ ನಿರ್ಯಾಣಮಿತಿ ಮೇ ಮತಿ ಆಪತ್ಕಾಲ ಬಂದು ಹೀಗೆಲ್ಲ ಸಾಯಬಹುದು ಅಂತ ಋಷಿಗಳು ಹೇಳಿದ್ದಾರೆ ಎಂಬುದಾಗಿ ಹೇಳ್ತಾ ಹೇಳ್ತಾ ದುಃಖ ಪಡ್ತಾ ತಲೆ ಕೆರ್ಕೊಳ್ತಾ ಇದ್ದಾನೆ ಹಾಗೆ ನೋಡ್ತಾನೆ ಹೀಗೆ ನೋಡ್ತಾನೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಷ್ಟೊತ್ತಿಗೆ ಒಂದು ತಂಪು ಗಾಳಿ ಬೀಸಿತು ಅವನ ಮೈ ಮೇಲೆ ಅವನ ತಂದೆ ಮಾರುತ್ತಾ ಬಂದು ಮಗು ಇಲ್ಲೊಂದು ನೋಡಿಲ್ಲ ನೋಡೋ ಅಂತ ಹೇಳುವಂತೆ ಅಶೋಕವನದ ಮೇಲಿಂದ ತಂಗಾಳಿ ಬೀಸಿ ಆ ಪರಿಮಳ ಹೂವು ಹಣ್ಣುಗಳ ವಾಸನೆ ಮೂಗಿಗೆ ಬಡಿಯಿತು ಎಚ್ಚೆತ್ತುಕೊಂಡ ಮೈನಮೆರಿಕೊಂಡ ಇದೊಂದು ನೋಡಿಲ್ಲ ಅಂದಾಗೆ ತೋಟವನ್ನ ಅಥ ಅಶೋಕವನಿಕಾಚೇಯಂ ದೃಶ್ಯತೆ ಯಾ ಮಹಾದ್ರುಮ ಇಮಾಂ ಅಭಿಗವಿಷ್ಯಾಮಿ ನಯೇಯಂ ವಿಚಿತಾಮಯ ಎಂಬುದಾಗಿ ಅಷ್ಟು ಹೊತ್ತಿಗೆ ಮೊದಲೆಲ್ಲ ಸೂರ್ಯ ಚಂದ್ರ ನಮಸ್ಕಾರ ಬಂದವನು ನಮೋಸ್ತು ರಾಮ ಯಸ ಲಕ್ಷ್ಮಣಾಯ ಎಂಥ ಮಹಾವಾಕ್ಯ ರಾಮನಿಗೆ ಬೇರೆ ಲಕ್ಷ್ಮಣನಿಗೆ ಬೇರೆ ನಮಸ್ಕಾರವಲ್ಲ ನಮೋಸ್ತು ರಾಮಾಯ ಸ ಬಂದವರಿಗೆ ಒಳ್ಳೆಯದಲ್ಲೇ ಕೊಡ್ರಿ ಅಂದ್ರೆ ಅಡಿಕೆನೂ ಸೇರಿಸಿ ಕೊಡುವಂತೆ ನಮೋಸ್ತು ರಾಮಾಯ ಸ ದೇವ್ಯೈ ಚತಸ್ಯೈ ಜನಕಾತ್ಮಜಾಯೈ ಸೀತೆಗೆ ನಮಸ್ಕಾರ ಆಮೇಲೆ ನಮೋಸ್ತು ರುದ್ರ ಇಂದ್ರ ಯಮ ಅನಿಲೇಭ್ಯ ನಮೋಸ್ತು ಚಂದ್ರ ಅರ್ಕ ಮರುದ್ಗಣೇಭ್ಯ ಅಂತ ಹೇಳಿದವನೇ ಮತ್ತೆ ಸಣ್ಣ ಆಕಾರವನ್ನು ಮಾಡಿಕೊಂಡು ಒಂದೇ ಜಿಗಿತಕ್ಕೆ ಆ ರಭಸದಿಂದ ಅಶೋಕವನದೊಳಕ್ಕೆ ಹೋದ ಚೆನ್ನಾಗಿ ಮೈ ಬೆವರಿತು ಅಶೋಕವನ ಎಷ್ಟು ಒತ್ತಾಗಿತ್ತು ಒಂದು ಮರ ಒಂದು ಮರ ಟೊಂಗೆ ಅಕಾಲದಲ್ಲಿ ಹೂವು ಹಣ್ಣುಗಳು ಸಮೃದ್ಧವಾಗಿದ್ದ ತೋಟ ಆ ಹೂವುಗಳೆಲ್ಲ ಇವನು ಮೈಗೆ ಅಂಟ್ಕೊಂಡ್ಬಿಟ್ಟು ಮೇಲಿನಿಂದ ಕೆಳಗಿನ ತನಕ ಮರಗಳಲ್ಲಿ ಮಲಗಿದ್ದ ಪಕ್ಷಿಗಳು ಎಚ್ಚೆತ್ತುಕೊಂಡು ವಸಂತ ದೇವತೆ ಬಂದು ಬಿಡ್ತು ಎಂಬುದಾಗಿ ಹನುಮಂತ ನೋಡಿ ಕೊಂಡಾಡ್ತಾ ಇವೆ ಇವನ ಮೈ ಬಣ್ಣದಿಂದ ತೋಟ ಪ್ರಕಾಶ ಮಾಡುವುದಕ್ಕೆ ಶುರುವಾಯಿತು ಅಲ್ಲಿ ಹೋದ ಅಲ್ಲಲ್ಲಿ ಎಲ್ಲಿ ಹುಡುಕ್ತಾನೆ ಕತ್ರೆ ಏನು ಕಾಣಿಸ್ತಾ ಇಲ್ಲ ಆ ತೋಟದಲ್ಲಿ ಬೆಳಕಿಲ್ಲ ಏನು ಇಲ್ಲ ಆಮೇಲೆ ಅಲ್ಲೊಂದು ಮುಳ್ಳು ಮುತ್ತಗದ ಮರ ಇತ್ತು ಶಿಂಸಪ ವೃಕ್ಷ ಮುತ್ತಗದ ಮರದಲ್ಲಿ ಎಷ್ಟೋ ಜಾತಿ ಸಮಿತಿಗೆ ಬರೋದಿಲ್ಲ ಮುಳ್ಳು ಮುಳ್ಳಿಲ್ಲದೆ ಇದ್ದ ಸೌದೆಯನ್ನೇ ಹೋಮಕ್ಕೆ ಹಾಕಬೇಕು ಅಂತ ಹೇಳ್ತಾರೆ ಸಮಿತು ಮುಳ್ಳು ಗಿಳ್ಳು ಗೆದ್ದಲು ಹಿಡಿದಿದ್ದು ಕುಟ್ಟೆ ಹಿಡಿದಿದ್ದು ಹೋಮಕ್ಕೆ ಬರೋದಿಲ್ಲ ಬುದ್ಧಿ ನೋಡಿ ಮುಳ್ಳು ಮುತ್ತುಗದ ಗಿಡ ಅದು ಯಾತಕ್ಕೆ ಬರುತ್ತೆ ಅದು ಬೆಳೆಸಿದ್ದ ರಾವಣ ಅಲ್ಲಿ ನೋಡೋದು ಚೆನ್ನಾಗಿರಲಿ ಕೆಂಪು ಬಣ್ಣದ ಹೂವು ಅದನ್ನೇ ಹತ್ತಿದ್ದಾನೆ ಹನುಮಂತ ಅದು ಮುಟ್ಟಿದ ಕಡೆಯಲ್ಲಿ ಮುಳ್ಳು ಇವನ್ನ ಹಿಡಿಯೋಕೆ ಯಾರ ರಾಕ್ಷಸ ಬಂದರೆ ಮುಳ್ಳು ಚುಚ್ಚಿ ಸಾಯಿಲಿ ಎಂಬುದಾಗಿ ಅದರಲ್ಲಿ ಚಾಣಾಕ್ಷ ಬುದ್ಧಿ ಮಾಡಿ ಸರ ಸರ ಸರ ಹತ್ತು ಬಿಟ್ಟಿದ್ದಾನೆ ತುಂಬ ಎತ್ತರದ ಮರ ಅದನ್ನು ನೋಡಿದ ಎಲ್ಲ ಸರ್ವೆ ಮಾಡಿದ ಏನು ಕಾಣಿಸ್ತಾ ಇಲ್ಲ ಒಂದು ನದಿ ಕಾಣಿಸ್ತು ಸಣ್ಣ ಝರಿ ಅದು ಕೃತಕವೋ ಸಹಜವೋ ಗೊತ್ತಿಲ್ಲ ಅದನ್ನು ನೋಡಿದವನೇ ಆಹಾ ಇಲ್ಲೊಂದು ನದಿಯಂತೂ ಕಾಣಿಸ್ತಾ ಇದೆ ಇಲ್ಲೇ ಇರಬೇಕು ಇದ್ರ ಸೀತೆ ಅಂದ ಹಾಗೆ ಸಾವಿರ ಕಾಲ ಮಂಟಪ ಅಂತ ಅವನು ಹೇಳಿದ್ನಲ್ಲ ಸಂಪಾತಿ ಜ್ಞಾಪಕ ಬಂತು ಇಲ್ಲೇ ಇದೆ ಅದು ಹಾಗಿದ್ರೆ ಇಲ್ಲೇ ಇರಬೇಕು ಆ ಚಂದ್ರನ ಬೆಳದಿಂಗಳಲ್ಲಿ ಆ ಮಂಟಪ ಅದು ಒಳ್ಳೆ ಕೈಲಾಸದಂತೆ ಮಿರಿ ಮಿರಿ ಮಿರಿ ಮಿರಿ ಅದು ತೇಜಸ್ಸಿನಿಂದ ಬೆಳಗ್ತಾ ಇದೆ ಅಲ್ಲಿ ನೋಡಿದ ಅಲ್ಲಿ ಸೀತೆ ಕಾಣಿಸ್ಲಿಲ್ಲ ಅವನ ಕಣ್ಣಿಗೆ ಚಂದ್ರ ಮೇಲೆ ಬೆಳಗ್ತಾ ಇದ್ದಾನೆ ಮಂಟಪದಲ್ಲಿ ಏನು ಕಾಣಿಸ್ಲಿಲ್ಲ ಕಣ್ಣು ಚುರುಕು ಸಾಲದು ಆಮೇಲೆ ಹೇಳಿದ ಸೀತಾದೇವಿ ಇಲ್ಲಿದ್ದ ಪಕ್ಷದಲ್ಲಿ ನಾನಿರುವ ಮರದ ಕೆಳಗಡೆ ನದಿ ಏನಿದೆಯೋ ಈ ನದಿಯಲ್ಲಿ ನಾಳೆ ಬೆಳಗ್ಗೆ ಆಗುವುದರೊಳಗೆ ಸ್ನಾನ ಮಾಡುವುದಕ್ಕೆ ಸಂಧ್ಯಾ ವಂದನಕ್ಕೆ ಖಂಡಿತ ಬರ್ತಾಳೆ ಸೀತಾದೇವಿ ಚಿಕಾಲ ಸಂಧ್ಯಾ ಮಾಡುವವಳು ಎಂಬುದಾಗಿ ಆ ಸಂಧ್ಯಾಕಾಲವನ ಶ್ಯಾಮ ಧ್ರುವಮೇಶ್ಯತಿ ಜಾನಕಿ ನದೀಂಜೇಮಾಂ ಶಿವಜಲಾಂ ಸಂಧ್ಯಾರ್ಥೇ ವರವರ್ಣಿನಿ ಸ್ತ್ರೀಯರಿಗೆ ವಂದನಕ್ಕೆ ಅಧಿಕಾರವಿದ್ದ ಕಾಲ ಅಂತ ಸೂಚನೆ ಮಾಡುತ್ತಿದ್ದಾರೆ ಆ ಮರದಲ್ಲಿ ಕೂತ್ಕೊಂಡ ಯಾರಿಗಾರು ಕಣ್ಣು ಕಾಣಿಸಬಾರದಲ್ಲ ಅಂತ ದೊಡ್ಡ ದೊಡ್ಡ ಎಲೆಗಳು ಅದನ್ನು ತೆಗೆದು ಮುಖದ ಮೇಲೆ ಕಿವಿ ಮೇಲೆ ಹಚ್ಚಿಕೊಂಡು ಅಲಂಕಾರ ಮಾಡಿಕೊಂಡು ಯಾರ ಕಣ್ಣಿಗೂ ಬೀಳಬಾರದು ಅಂತ ಹನುಮಂತ ಮರದ ಮೇಲೆ ಕೂತಿದ್ದಾನೆ ಈ ಕಡೆಯಲ್ಲಿ ನೋಡ್ತಾ ನೋಡ್ತಾ ನೋಡ್ತಾ ಆ ಸಾವಿರ ಕಾಲ ಮಂಟಪ ಕಾಣಿಸ್ತು ಸ್ವಲ್ಪ ಕಣ್ಣು ಒಗ್ಗಿತು ಆ ತೋಟಕ್ಕೆ ನಡುನೆತ್ತಿಗೆ ಬಂದಿದ್ದಾನೆ ಚಂದ್ರ ಆ ಚಂದ್ರನ ಬೆಳಕಿನಲ್ಲಿ ಮೆಲ್ಲಗೆ ನೋಡಿದ ಆ ಮಂಟಪ ಕಾಣಿಸ್ತು ಸತದನುಷ ಅವಿದೂರಸ್ಥಂ ಚೈತ್ಯ ಪ್ರಾಸಾದಮುಚ್ಛಿತಂ ಮಧ್ಯೆ ಸ್ತಂಭ ಸಹಸ್ರೇಣ ಸ್ಥಿತಂ ಕೈಲಾಸ ಪಾಂಡರಂ ಕೈಲಾಸ ಪರ್ವತ ಕಾಣಿಸ್ತಾ ಇದೆ ಥಟ್ಟನೆ ನೋಡ್ತಾನೆ ಆ ಮಂಟಪದ ಸಮೀಪದಲ್ಲಿ ಕೂತಿದ್ದಾಳೆ ಸೀತಾದೇವಿ ಇದು ಮುಖ್ಯ ಘಟ್ಟ ತಿರು ಕಥೆ ಬರುವುದು ತಥೋ ಮಲಿನ ಸಂವೀತ ರಾಮಾಯಣ ಹೇಳುವಾಗ ಧಾರವಾಡದ ಕಡೆಯಲ್ಲಿ ಈ ಭಾಗ ಬಂದರೆ ಸ್ತ್ರೀಯರು ಪುರುಷರು ತಲೆ ಮೇಲೆ ಕೈಗಳನ್ನು ಜೋಡಿಸಿ ಕೇಳುವ ಪದ್ಧತಿ ಕಥೆ ತಿರುವು ಬರುವುದಿದ ಜಾಗದಲ್ಲಿ ಸೀತೆ ಕೂತಿದ್ದಾಳೆ ಅತ್ಯಂತ ಕೊಳಕೋಸ್ತ್ರ ವಸ್ತ್ರ ಉಟ್ಟುಕೊಂಡಿದ್ದಾಳೆ ಹುಟ್ಟಿದ್ದು ಕೊಳಕಾಗಿತ್ತೆ ಹೊರತು ಕೊಳಕೋ ವಸ್ತ್ರ ಅಂತ ಉಟ್ಕೊಂಡಿರಲಿಲ್ಲ ಯಾವ ಬಟ್ಟೆ ಆ ರೇಷ್ಮೆ ಅಯೋಧ್ಯೆ ಸೀರೆಯನ್ನು ಉಟ್ಟು ಬಂದಿದ್ದಳೋ ಯಾವುದರ ಸರಗನ್ನು ಹರಿದು ಗಂಟನ್ನು ಹಾಕಿದ್ದಳೋ ಆ ಉಳಿದಿದ್ದು ಒಂದೇ ಸೀರೆ ಮೇಲಕ್ಕೆ ಬೇರೆ ಉತ್ತರಿಯ ಇಲ್ಲ ಅದರಲ್ಲೇ ಸ್ನಾನ ಮಾಡುವುದು ಒದ್ದೆ ಬಟ್ಟೆಯಲ್ಲಿ ಕೂಡುವುದು ಮತ್ತೆ ಸಂಧ್ಯಾವಂದನ ಮಾಡುವುದು ಹತ್ತು ತಿಂಗಳು ಹಾಗೆ ಕಳೆದಿದ್ದಾಳು ಮಹಾತಾಯಿ ಮೈ ಮೇಲೆ ಬೇರೆ ಬಟ್ಟೆ ಇಲ್ಲ ಅವಳಿಗೆ ಅಯೋಧ್ಯೆಯಿಂದ ಬಂದಾಗ ಹಾಕೊಂಡು ಬಂದಿದ್ದು ಕೆಲವು ಒಡವೆಗಳು ಉಳಿದಿದ್ದೆಲ್ಲ ಗಂಟಲು ಹಾಕಿಬಿಟ್ಟಿದ್ದಾಳೆ ತುಂಬ ಕೊಳಕಾಗಿದೆ ಸೀರೆ ತಥೋ ಮಲಿನ ಸಂವೀತ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ ಪಾಳು ಬಿದ್ದು ಬಿಟ್ಟಿದೆ ದೇವಸ್ಥಾನ ಅಮ್ಮನವ್ರ ಸನ್ನಿಧಿಗೆ ಹೋಗ್ತೀರಿ ಒಂದು ತುಂಡು ಬಟ್ಟೆ ಹಾಕಿರ್ತಾರೆ ಅರ್ಚಕರು ಅಮ್ಮನವ್ರ ಮೇಲೆ ಅಯ್ಯೋ ಲೋಕಮಾತೆಗೆ ಈ ಸ್ಥಿತಿಯೇ ನಮ್ಮ ಗುರುಗಳು ಅಳ್ತಾ ಇದ್ರು ಜಾಗ ಹೇಳುವಾಗ ಎಷ್ಟೊಂದು ಅಲಂಕಾರ ಪಟ್ಟಣವಾಸ ಸೇರ್ಕೊಂಡ್ರೆ ದೇವರು ಉದ್ಧಾರ ಆಗ್ತಾನೆ ಸೀರೆ ಪಂಚಾಗೇನು ಕಮ್ಮಿ ಇಲ್ಲ ಹಳ್ಳಿಯಲ್ಲಿ ಕೇಳೋರು ಯಾರು ತಥೋ ಮಲಿನ ಸಂವೀತ ರಾಕ್ಷಸಿ ಭಿಸ್ಸಮಾವೃತ ಸುತ್ತಮುತ್ತ ರಾಕ್ಷಸಿಯರು ಒಂದೇ ಕಣ್ಣು ಒಂದೇ ಮಗು ಎಲ್ಲಿ ಹುಡುಕಿದ್ನೋ ರಾವಣ ಅತ್ಯಂತ ಕುರೂಪಿ ಸ್ತ್ರೀಯರು ಸುಂದರಿಯರೆಲ್ಲ ಅರಮನೆಯಲ್ಲಿ ಕುರೂಪಿಗಳೆಲ್ಲ ಇಲ್ಲಿ ಅದನ್ನು ನೋಡ್ತಾ ಇದ್ದಾಳೆ ಉಪವಾಸ ಕೃಷಾಂ ದೀನ ನೋಡಿದ ಕೂಡಲೇ ಅನಿಸ್ಬಿಡ್ತು ನಿಟ್ಟುಸಿರು ಬಿಡ್ತಾ ಇದ್ದಾಳೆ ಉಸಿರು ಬಿಡೋಕ್ಕೂ ಶಕ್ತಿ ಇಲ್ಲ ಅಯ್ಯೋ ತಾಯಿ ಮೈ ಸೊರಗಿದೆಯಮ್ಮ ಊಟ ಮಾಡಿಲ್ಲ ನೀನು ಹತ್ತು ತಿಂಗಳು ಉಪವಾಸ ಕೃಷಾಂತೀನಾಂ ನಿಶ್ವಸಂತೀಂ ಪುನಃ ಪುನಃ ದದರ್ಶ ಶುಕ್ಲಪಕ್ಷಾದವು ಪಕ್ಷಾದವು ಶುಕ್ಲಪಕ್ಷದ ಪಾಡ್ಯದ ದಿವಸ ಚಂದ್ರ ಕಂಡೂ ಕಾಣದಂತೆ ಅದಕ್ಕೆ ಹನುಮಂತನ ಕಣ್ಣಿಗೆ ಬಿದ್ದಿಲ್ಲ ಅಲ್ಲಿ ಕೂತಿದ್ದಾಳೆ ಕಾಣಿಸ್ತಾ ಇಲ್ಲ ಸಪಂಕಾಂ ಅನಲಂಕಾರಾಂ ವಿಪದ್ಮಾವಿವ ಪದ್ಮಿನೀಂ ಗ್ರಹೇಣ ಅಂಗಾರಕೇಣೈವ ಪೀಡಿತಾ ರೋಹಿಣೀಂ ಅಂಗಾರಕನ ಪೀಡೆಯಿಂದ ರೋಹಿಣಿ ಸ್ವರ್ಗೆ ಹೋಗೋ ಹಾಗೆ ಸೊಗಣೆಯ ನಮೃಗೀಂ ಹೀನಾಂ ಸ್ವಗಣ ಅಭಿವೃತಾಮಿವ ನಾಯಿಗಳ ಮಧ್ಯದಲ್ಲಿ ಹೆಣ್ಣು ಜಿಂಕೆ ಸಿಕ್ಕಾಕಿಕೊಂಡ ಹಾಗೆ ಆಮೇಲೆ ನೋಡಿದ ಕಣ್ಣು ಮುಚ್ಚಿಕೊಂಡ ಆ ಇವಳು ಸೀತೆ ಅನುಮಾನವಿಲ್ಲ ಏಮಾರಿಲ್ಲ ಈ ಸಲ ಸ್ವಲ್ಪ ತಾಳು ನನಗೆ ತಾನೇ ಹೇಳ್ಕೊಂಡ ಎರಡನೇ ಸಲ ಏಮಾರಬಾರ್ದು ನಮ್ಮೂರಲ್ಲಿ ಬೆಟ್ಟದ ಮೇಲೆ ಆಕೆ ರಾವಣಾಪಹಾರ ಮಾಡಿಕೊಂಡು ಹೋದಾಗ ನನ್ನ ಕಡೆ ಮೇಲಿಂದ ಹೀಗೆ ನೋಡಿದ್ಲಲ್ಲ ಅದೇ ಮುಖವೋ ಅಲ್ಲವೋ ಧ್ಯಾನ ಮಾಡ್ತಾನೆ ಫೋಟೋಗ್ರಾಫಿಕ್ ಮೆಮೊರಿ ಆಂಜನೇಯನಿಗೆ ಹೌದು ಅದೇ ಮುಖ ಕಾಣಿಸ್ತಾ ಇದೆ ಹತ್ರ ಬಂದು ಮಾತಾಡ್ಸೋಕೆ ಇನ್ನೂ ಧೈರ್ಯ ಇಲ್ಲ ಹೌದು ಅವಳೇ ಇವಳು ಹ್ರಿಯಮಾಣ ತದಾತೇನ ರಕ್ಷಸಾ ಕಾಮರೂಪಿಣ ಯಥಾರೂಪ ಹಿ ದೃಷ್ಟಾವೈ ತಥಾರೂಪೇಯ ಮಂಗನ ಅದೇ ಸೀತೆಯವಳು ಆಮೇಲೆ ನೋಡ್ತಾನೆ ಅಯ್ಯೋ ವೇದ ಓದಿಯೂ ವೇದ ಓದದೆಯೇ ವಿದ್ಯೆಯನ್ನ ಕಳ್ಕೊಂಡಂತೆ ಒಬ್ಬನಿಗೆ ತರ್ಕಶಾಸ್ತ್ರ ಗೊತ್ತು ವೇದ ಓದಿಲ್ಲ ಒಬ್ಬರಿಗೆ ವ್ಯಾಕರಣ ಗೊತ್ತು ವೇದ ಓದಿಲ್ಲ ಆ ವಿದ್ಯೆ ಹಾಗೆ ಸೊರಗಿರುತ್ತದೆಯೋ ಆಮ್ನಾಯ ಅನಾಮಯೋಗೇನ ವಿದ್ಯಾಂ ಪ್ರಸಿದ್ಧಿಲ ಅಮಿವಾಹ ಆಮೇಲೆ ಇನ್ನಷ್ಟು ಕಣ್ಣು ಚುರುಕು ಮಾಡಿಕೊಂಡು ಎರಡು ಟೊಂಗೆ ಕೆಳಗಿಳಿದ ಆಕೆ ಕೈಯಲ್ಲಿದ್ದ ಬಳೆಗಳು ತೋಳಲ್ಲಿದ್ದ ಆಭರಣಗಳು ಕಿವಿಯಲ್ಲಿದ್ದು ಮೂಗುಬಟ್ಟು ಎಲ್ಲವನ್ನೂ ನೋಡಿದ ತುಂಬಾ ಕೊಳಕಾಗಿದೆ ಆಭರಣಗಳು ಶ್ಯಾಮಾನಿ ಚರಯುಕ್ತತ್ವಾತಿ ಅದು ಒರೆಸೋದಕ್ಕೆ ಪಾಲಿಶ್ ಇಲ್ಲ ಮತ್ತೊಂದಿಲ್ಲ ಅರಮನೆಯಲ್ಲಿದ್ದ ದಿವಸ ಒಂದು ಒಡವೆ ಹಾಕೊಳ್ತಿದ್ಲು ಅದು ಯಾವ ಕೊಳಕು ನೀರೋ ಏನು ಕಟ್ಟಿಯೋ ಪನ್ನೀರಲ್ಲ ಏನೂ ಅಲ್ಲ ಅದು ಸ್ನಾನ ಮಾಡಿಸಿದ್ದಾಳೆ ಒರೆಸಿಲ್ಲ ಅದಕ್ಕೆ ಕಪ್ಪಾಗಿರಬೇಕು ನಮ್ಮೂರಲ್ಲಿ ಬಿಟ್ಟಿದ್ದಾಳಲ್ಲ ಒಡವೆ ಗಂಟು ಅದು ಸ್ವಲ್ಪ ಪಾಲಿಶ್ ಹಚ್ಚಿತ್ತು ಇದು ನೋಡಿದ್ರೆ ಸ್ವಲ್ಪ ಕೊಳಕಾಗಿದೆ ರಾಮ ಹೇಳಿದ್ದ ಲೇ ನನ್ನ ಹೆಂಡತಿ ಕೊರಳಲ್ಲಿ ಒಂದು ವಿಚಿತ್ರವಾದಂತಹ ನೆಕ್ಲೇಸ್ ಇದೆಯಪ್ಪ ಅದನ್ನು ನೋಡು ಅಂತ ಹೇಳಿದ್ದ ಅದನ್ನು ನೋಡ್ತಾನೆ ಸುಕೃತವು ಕರ್ಣವೇಷ್ಟವು ಉಚ ಶ್ವದಂಷ್ಟ್ರವು ಚಸು ಸಂಸ್ಥಿತವು ಶ್ವದಂಷ್ಟ್ರವು ನಾಯಿ ಹಲ್ಲಿನ ಪ್ಯಾಟರ್ನ್ನಲ್ಲಿ ನೆಕ್ಲೇಸು ಎಲ್ಲರೂ ಕೇಳಿದ್ದೀರಾ ಶೋಧಮುಷ್ಟ್ರವು ನಾಯಿ ಕೋರೆ ಹಲ್ಲಿ ಹಾಕಿ ಸೂಪಾಗಿರುತ್ತೆಯೋ ರೇಖೆಗಳನ್ನು ಹಾಗೆ ಮಾಡಿ ಮಾಡಿ ಅದನ್ನೆಲ್ಲ ಪೋಣಿಸಿ ಒಂದು ವಿಚಿತ್ರವಾದ ಹಾರ ಅಯೋಧ್ಯೆ ಸಾರಿಗರು ಮಾತ್ರ ಗೊತ್ತು ಲಂಕೆಯಲ್ಲಿ ಮಾಡ್ತಾ ಇರಲಿಲ್ಲ ಅದನ್ನು ನೋಡಿದ ಹಾಗಿದ್ರೆ ಇವಳೆ ಸೀತೆ ಹಸ್ತೇಶು ಆಭರಣಾನಿಚ ಇದನ್ನೆಲ್ಲ ನೋಡಿಕೊಂಡವನೇ ಮನಸ್ಸಲ್ಲಿ ಧ್ಯಾನ ಮಾಡ್ತಾನೆ ಕಣ್ಣಲ್ಲಿ ನೀರು ಜಿಗಿತಾ ಇದೆ ರಾಮ ನಿನಗೂ ಈ ಗತಿಯ ಇವಳನ್ನು ಬಿಟ್ಟು ಎಷ್ಟು ಸರಿಗಿದೆಯೋ ಪ್ರಭು ನಮ್ಮ ಊರಲ್ಲಿ ತಾಯಿ ಆ ರಾಮನನ್ನು ಕಳ್ಕೊಂಡು ನೀವು ಎಷ್ಟು ಬೇಗ ಇಲ್ಲಿ ಕಷ್ಟಪಡ್ತಾ ಇದ್ದೀರಿ ನಿಮ್ಮನ್ನು ನಾನು ಏನು ತಾನೇ ಮಾಡಲಿ ಹೇಗೆ ಸೇರಿಸಿ ಬಿಡಲಿ ಎಂಬುದಾಗಿ ಶ್ರೀ ರಾಮನನ್ನ ಮತ್ತೆ ಸೀತೆ ದರ್ಶನ ಮಾಡಿದ ಎಷ್ಟು ಖುಷಿಯಾಗಬಹುದು ಎಂಬ ಸಂತೋಷ ಪಟ್ಕೊಳ್ತಾನೆ ಮರು ಮಾತಲ್ಲಿ ಹೇಳ್ತಾನೆ ಇದಾಯಿತು ರಾಮನನ್ನು ಬಿಟ್ಟು ಹತ್ತು ತಿಂಗಳಾಯಿತು ಅಂತ ಲೆಕ್ಕಾಚಾರವಿದೆ ಆಗಿದೆಯೋ ರಾಮಚಂದ್ರ ಇವಳನ್ನು ಕಳ್ಕೊಂಡು ಬದುಕಿದ್ದಾನೆ ಹೇಗೆ ಆತ ಸಾಯಲಿಲ್ಲ ಅಂತ ಒಂದು ಬಂತು ತಲೆಯಲ್ಲಿ ಈಗ ಮನುಷ್ಯರು ಬರೋ ಯೋಚನೆ ನೋಡಿ ಇಂಥ ಪತ್ನಿ ಒಳ್ಳೆಯ ಆಚಾರವುಳ್ಳವಳು ರೂಪಶೀಲವುಳ್ಳವಳನ್ನು ಕಳ್ಕೊಂಡು ರಾಮ ಬದುಕಿದ್ದಾನಲ್ಲ ದುಷ್ಕರಂ ಕೃತವಾನ್ ರಾಮ ಹೀನೋ ಯತನಯ ಪ್ರಭು ಧಾರಯತಿ ಆತ್ಮನೋ ದೇಹಂ ನ ದುಃಖೇ ನಾವಸೀದತಿ ಅದು ತಾನೇ ಉತ್ತರ ಹೇಳ್ಕೊಳ್ತಾನೆ ರಾಮನು ಪ್ರಾಣ ಬಿಡಬೇಕು ಅಂತ ಯೋಚನೆ ಮಾಡಿರಬೇಕು ಯೋಗದಲ್ಲಿ ಪ್ರಾಣ ಬಿಡಬೇಕಾದ್ರೆ ಇಂದ್ರಿಯಗಳನ್ನೆಲ್ಲ ತೆಗೆದು ಮನಸ್ಸಲ್ಲಿ ಮೊದಲಿಡಬೇಕು ಆ ಮನಸ್ಸಲ್ಲಿದೆ ಅಂತ ನೋಡ್ತಾನೆ ಸೀತೆಯಲ್ಲಿ ಹೋಗಿ ಕೂತು ಬಿಟ್ಟಿದೆ ಅದಕ್ಕೆ ರಾಮನಿಗೆ ಸಾಯೋಕ್ಕಾಗಿಲ್ಲ ಹೋಗಿ ಅವಳು ಯಾಕೆ ಸಾಯಲಿಲ್ಲ ಅವಳ ಮನಸ್ಸು ರಾಮನಲ್ಲಿದೆ ಅಸ್ಯಾ ದೇವ್ಯಾಹ ಮನಸ್ತಸ್ಮಿನ್ ತಸ್ಯ ಚಾಸ್ಯಾಂ ಪ್ರತಿಷ್ಠಿತಂ ತೇನೇಯಂ ಸಜ ಧರ್ಮ ಆತ್ಮ ಮುಹೂರ್ತಮಿ ಬಿಜೀವತಿ ಸಾಯೋದಕ್ಕೂ ಅವಕಾಶವಿಲ್ಲ ಆಮೇಲೊಂದು ಯೋಚನೆ ಬಂತು ವಿಶ್ವಾಮಿತ್ರರು ಅನೇಕ ವರ್ಷಗಳ ಹಿಂದೆ ಮದುವೆ ಮಾಡಿಸಿದ್ರಲ್ಲ ವರಸಾಮ್ಯ ಚೆನ್ನಾಗಿದೆಯೇ ಇವ್ರಿಗೆ ಆಗಬೇಕದು ಈಗ ಇದು ಸಂದರ್ಭವೇ ಯೋಚನೆ ಮಾಡಿದ ಆಹಾ ವಿಶ್ವಾಮಿತ್ರರೇ ಆ ಮದುವೆಗೆ ನಾನೇನಾದ್ರು ಬಂದಿದ್ರೆ ನಿಮ್ಮನ್ನು ತಬ್ಬಿಕೊಂಡು ಶಾಬಾಸ್ ಅಂತ ಹೇಳಿ ಗಡ್ಡವನ್ನು ನೀವು ಇದ್ದೆ ನೀವು ಹತ್ರ ಇರಲಿಲ್ಲ ಅನ್ನ ಕರೀಲೇ ಇಲ್ಲ ಒಬ್ಬರು ಲಗ್ನಪತ್ರಕ್ಕೆ ಅಲ್ಲಿ ಹನುಮಂತನಿಗೆ ಗೊತ್ತಿಲ್ಲದೆ ಸೀತಾ ವಿವಾಹವಾಗಿ ಹೋಯಿತು ಈಗ ಹೇಳ್ತಾನೆ ರಾಮನಿಗೆ ಸರಿಯಾದ ಹೆಂಡತಿ ಅಂದ್ರೆ ಸೀತೆ ಸೀತೆಗೆ ಸರಿಯಾದ ಗಂಡ ಅಂದ್ರೆ ರಾಮ ವಯಸ್ಸಲ್ಲಿ ಶೀಲದಲ್ಲಿ ರೂಪದಲ್ಲಿ ಗುಣದಲ್ಲಿ ತುಲ್ಯಶೀಲ ವಯೋವೃತ್ತಾಂ ತುಲ್ಯ ಅಭಿಜನ ಲಕ್ಷಣ ರಾಘವೋರ್ಹತಿ ವೈದೇಹಿ ತಂಚೆಯಮಸಿದೆ ಕ್ಷಣ ಅಮ್ಮನವರೇ ಸ್ವಲ್ಪ ರೂಪ ಹೆಚ್ಚು ಕಣ್ಣಿನಲ್ಲಿ ಕಪ್ಪು ಛಾಯೆ ಇದೆ ಅನುಗ್ರಹಮಯಿ ಇವಳು ಅನುಗ್ರಹಮಯಿ ಒಂದೇ ನಿತ್ಯ ಅಜ್ಞಾತ ನಿಗ್ರಹ ಇವಳಿಗೆ ನಿಗ್ರಹ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾ ಹೇಳಿದ ಈ ಸೀತೆಯ ಕಥೆಯನ್ನು ಆದಷ್ಟು ಬೇಗ ಹೋಗಿ ರಾಮನಿಗೆ ಹೇಳಬೇಕು ಅವನು ಬದುಕಿಸುವಾಗಬೇಕು ಆದರೆ ಈಕೆ ಕೂತಿದ್ದಾಳೆ ಅಪ್ಪ ಮಹಾರಾಯಿತಿ ಇಷ್ಟೊಂದು ಮನಸ್ಸನ್ನು ಕೋರೈಸುವ ಹಣ್ಣುಗಳಿವೆ ಹೂವುಗಳಿವೆ ಒಂದ್ರ ಕಡೆ ನೋಡ್ತಾ ಇಲ್ಲ ಬೇಜಾರು ಮಾಡುವ ಸುಂದರ ಅಸುಂದರರಾದ ರಾಕ್ಷಸ ಸ್ತ್ರೀಯರಿದ್ದಾರೆ ಅದಕ್ಕೆ ಬೇಜಾರು ಮಾಡಿಕೊಂಡಿಲ್ಲ ಇವಳು ಹಿಗ್ಗಿಲ್ಲ ಕುಗ್ಗಿಲ್ಲ ಯೋಗಿನಿಯಂತೆ ಕೂತಿದ್ದಾಳೆ ನಾವು ನಮ್ಮ ಲಂಕಾಪುರದಲ್ಲಿ ನಮ್ಮ ಅಶೋಕವನದಲ್ಲಿ ಹಿಗ್ಗದೆ ಕುಗ್ಗದೆ ಕೂತಿದ್ರೆ ನಮ್ಮನ್ನು ರಾಮ ಕರ್ಕೊಂಡು ಹೋಗ್ತಾನೆ ನೈಷಾಪಶ್ಯತಿ ರಾಕ್ಷಸ್ಯ ಎಲ್ಲ ಹೇಳಿಕೊಂಡ್ಲು ಅದನ್ನು ಹೇಳ್ತಾ ಹೇಳ್ತಾ ಇನ್ನೇನು ಬೆಳಗಾಗ್ತಾ ಬಂತು ಸೂರ್ಯೋದಯಕ್ಕೆ ಇನ್ನೊಂದು ಒಂದು ಗಂಟೆ ಅಷ್ಟೊತ್ತಲ್ಲಿ ಸ್ವಲ್ಪ ಕೆಂಪು ಮೂಡಿತು ದೂರದಲ್ಲಿ ಶಬ್ದ ಕೇಳಿಸ್ತು ಓಹೋ ಯಾರೋ ಬರ್ತಾ ಇದ್ದಾರೆ ಶೋಕವನಕ್ಕೆ ಯಾರಿರಬಹುದು ಅಂತ ಇನ್ನೊಂದೆರಡು ಟಂಗೆ ಕೆಳಗಿಳಿದು ಮೈ ತುಂಬ ಮುಚ್ಚಿಕೊಂಡು ನೋಡ್ತಾನೆ ರಾವಣ ಮಹಾರಾಜರು ಸವಾರಿ ಬರ್ತಾ ಇದೆ ರಾವಣ ಸವಾರಿ ಅವನ ನಿತ್ಯದ ಟೈಮ್ ಟೇಬಲ್ ಏನು ಅಂದ್ರೆ ಬೆಳಗ್ಗೆ ಎದ್ದು ಹಲ್ಲೂ ತೊಳೆಯದೆಯೇ ರಾತ್ರಿ ಹಾಕಿದ್ದ ತಾಂಬೂಲ ಕಟವಾಯಲ್ಲಿ ಹಾಗೇ ಇರ್ತಾ ಇರ್ತಾ ಕಣ್ಣುಜ್ಜಿಕೊಂಡೋ ಇಲ್ಲವೋ ಆ ಸೀತೆ ಹೇಗಿದ್ದಾಳೆ ಒಂದು ಕಡೆ ಅವಳ ಮೇಲೆ ವ್ಯಾಮೋಹ ಇನ್ನೊಂದು ಕಡೆ ಇವತ್ತಾದರೂ ಮನಸ್ಸು ಬದಲಿಸಿದ್ದಾಳೋ ನೋಡೋಣ ಇವನು ಎದ್ದು ಕೂಡಲೇ ಅರಮನೆಯವರು ಡಬ ಡಬ ಡಬ ಡಬ ತಮಟೆ ಬಡಿದು ಸುಪ್ರಭಾತ ಹೇಳಬೇಕು ಸ್ತ್ರೀಯರು ಒಂದು ನೂರು ಜನ ಈ ಕಡೆ ಇನ್ನೊಂದು ನೂರು ಜನ ಆ ಕಡೆ ಬಂಗಾರದ ಜೀವಿಟಿಗಳನ್ನು ಹಿಡಿಯಬೇಕು ಹಿಂದ್ಗಡೆಯಿಂದ ಛತ್ರಿ ಚಾಮರ ಬರಬೇಕು ಇವನಿಗೆ ವೇದ ಮಂತ್ರಗಳನ್ನು ಬೇಡಿ ಆ ಹೇಳ್ತಾ ಬರಬೇಕು ವೇದ ಮಂತ್ರಗಳನ್ನು ಬ್ರಾಹ್ಮಣರು ದುಷ್ಟ ಬ್ರಾಹ್ಮಣರು ಅವರಿಗೂ ಕಟವಾಯಲ್ಲಿ ಎಲೆ ಅಡಿಕೆ ಬರ್ತಾ ಇದೆ ಎಲ್ಲ ದುರಾಚಾರಿಗಳು ಹಾಗೆ ಹಾಸಿಗೆಯಲ್ಲಿ ಮಲಗಿದ್ದಾರೆ ಹಾಗೆ ಬಂದಿದ್ದಾರೆ ಹನುಮಂತ ನೋಡಿದ ಏನು ಈ ಊರಲ್ಲಿ ವೇದವೇ ಎಲ್ಲುವಂತ ವೇದ ವೇದ ನಾ ಓದಿದ್ದೇನೆ ಕಿಷ್ಕಿಂಧೆಯಲ್ಲಿ ಇವರು ಸರಿಯಾಗಿ ಹೇಳ್ತಿದ್ದಾರೆಯೋ ಅಕ್ಷರ ಸರಿಯಾಗಿದೆಯೋ ಬಿಡಿಸೋದು ಸರಿಯಾಗಿದೆಯೋ ಅರ್ಥ ಗೊತ್ತಿದೆಯೋ ಷಡಂಗ ವೇದ ವಿದುಷ ಕೃತುಪ್ರವರಯಾಜಿನಾಂ ಶುಶ್ರಾವ ಬ್ರಹ್ಮಘೋಷಾಂಶ ಹತ್ರ ನೋಡ್ತಾನೆ ವಿರಾತ್ರೆ ಬ್ರಹ್ಮರಕ್ಷಸಾಂ ಜಾತಿಯಲ್ಲಿ ಬ್ರಾಹ್ಮಣರು ವೃತ್ತಿಯಲ್ಲಿ ರಾಕ್ಷಸರು ಜಾತಿಯಲ್ಲಿ ಬ್ರಾಹ್ಮಣರು ಪಾಲಿಟಿಷಿಯನ್ಸ್ ಇದ್ದ ಹಾಗೆ ಮಾಡೋದೆಲ್ಲ ಕುರಿ ಕೋಳಿ ಕೊಕರೆ ತಿನ್ನುವುದು ಕಿತಾಪತಿ ರಾಜ್ಯ ರಾಷ್ಟ್ರಕ್ಕೆ ಬೆಂಕಿ ಹಚ್ಚುವ ಕೆಲಸ ಅಯ್ಯೋ ಇಂಥವ್ರು ಬೇರೆ ಇದ್ದಾರೆ ಅಂಕನಾಹ ಶತಮಾತ್ರಂತೂ ನೂರು ಜನ ಸ್ತ್ರೀರಿ ಕಡೆ ಆ ಕಡೆ ದೀವಟಿಗೆ ಹಿಡಿತಾ ಇದ್ದಾರೆ ಏನ್ ಮಾಡ್ತಾನೆ ನೋಡೋಣ ಅಂತ ಕಿವಿಯೆಲ್ಲ ಮೈ ಮಾಡಿಕೊಂಡು ಕೂತಿದ್ದಾನೆ ಬಂದ ರಾವಣ ಸೀತಾದೇವಿಯನ್ನು ನೋಡ್ದ ಅವನು ಬಂದದ್ದನ್ನು ನೋಡಿಯೇ ಸೀತಾದೇವಿ ಹುಟ್ಟಿದ್ದು ಪಾಪ ಒಂದೇ ಬಟ್ಟೆ ಅದರಲ್ಲೂ ಒಂಚೂರು ಹರಿದಿದ್ದಾಳೆ ಅವನು ಬಂದ್ಲ ತಲೆ ತಗ್ಗಿಸಿದ್ದಾಳೆ ಎದೆ ಮೇಲೆ ಕೈಯನ್ನು ಹೀಗಿಟ್ಕೊಂಡು ನಿಟ್ಟುಸಿರು ಬಿಡ್ತಿದ್ದಾಳೆ ಸಂಕಟ ಪಡ್ತಿದ್ದಾಳೆ ಹೆಲ್ಪ್ಲೆಸ್ ಯಾರು ಸಹಾಯಕ್ಕಿಲ್ಲ ಅದನ್ನು ನೋಡಿದ ರಾವಣ ತಲೆಗೆ ಸಿಟ್ಟು ಹತ್ತಿ ಬಿಡ್ತು ನನ್ನನ್ನು ನೋಡಿ ಮೈ ಮುಚ್ಕೊಳ್ತಾ ಇದ್ದೆ ನಾನೇ ನೀವು ಪರಪುರುಷನೇ ಅಂತ ಕೇಳ್ತಾನೆ ರಾವಣ ಇವನ್ ತಲೆಯಲ್ಲಿ ಬುದ್ಧಿ ಇದೆಯಾ ಸ್ವಾಮಿ ರಾವಣನ ಹೊಗಳ್ತಾರಲ್ಲ ಅವರ ತಲೆಯಲ್ಲಿ ಬುದ್ಧಿ ಇದೆಯಾ ನಾನು ನಿನಗೆ ಪರಪುರುಷನೇ ಹತ್ತು ತಿಂಗಳ ನನ್ನ ಮೇಲೆ ಇದ್ಮೇಲೆ ನಾನು ಸ್ತ್ರೀ ನೀನು ನನ್ನ ಪತ್ನಿ ಇದ್ದ ಹಾಗೆ ನಾನಿನ್ನು ಉಪಭೋಗ ಮಾಡಿಲ್ಲದೆ ಇರಬಹುದು ಇವತ್ತಲ್ಲ ನಾಳೆ ನನ್ನ ಹಾಸಿಗೆ ಹತ್ತವಳೆ ನೀನು ನಾ ಬಂದ್ರೆ ಮೈ ಮುಚ್ಕೊಳ್ತೀಯಲ್ಲ ನೀನು ಯಾರು ಬರ್ತಾರೆ ಒಂದು ಗಂಡು ರಣ ಒಬ್ಬರು ಇನ್ನು ಯಾರು ಕರ್ಕೊಂಡು ಹೋಗೋರಿದ್ದಾರೆ ಎಂಬುದಾಗಿ ಬಾಯಿಗೆ ಬಂದ ಹಾಗೆ ತನ್ನ ಮಾತನ್ನು ಹೇಳ್ತಾ ಸ್ವಧರ್ಮೋ ರಕ್ಷಸಾಂಭೀರು ನಾಳೆ ಹೇಳ್ತಾ ಇದ್ರು ಕತೆ ಅವನಿಗೆ ಇದು ಸ್ವಧರ್ಮವಂತೆ ರಾಕ್ಷಸ ಧರ್ಮ ಇಲ್ಲ ಲೋಕದಲ್ಲಿರುವುದು ಒಂದೇ ಧರ್ಮ ರಾಕ್ಷಸ ಧರ್ಮ ವೀರಪ್ಪನಿಗೊಂದು ಧರ್ಮ ನಕ್ಸಲೈಟ್ಸ್ಗೊಂದು ಧರ್ಮ ಇಪ್ಪತ್ತೆಂಟು ಧರ್ಮ ಇಲ್ಲ ಧರ್ಮ ಭಗವಂತ ಮಾಡಿದ್ದು ಹಗಲು ರಾತ್ರಿ ಇದ್ದ ಎಲ್ಲರಿಗೂ ಒಂದೇ ಧರ್ಮ ಮತಗಳು ಬೇರೆ ಇರಬಹುದು ಧರ್ಮ ಅನ್ನುವುದು ಒಂದೇ ಧರ್ಮ ಪ್ರಜ್ಞೆಯಲ್ಲಿ ಅಂತಕ್ಕಂಥ ಅದೃಷ್ಟ ಹೀಗೆಲ್ಲ ಸೀತೆಯನ್ನ ಬಾಯಿಗೆ ಬಂದಾಗ ಬೈತಾನೆ ಬೇಕಾದಷ್ಟು ಕುಡಿ ತಿನ್ನು ಅದು ಬಿಟ್ಟು ಆ ರಾಮನ ನಂಬ್ಕೊಂಡು ಕೂತಿದ್ದಿ ಅವನು ಇಷ್ಟೊತ್ತಿಗೆ ಬದುಕಿದ್ದಾನೆ ಎಲ್ಲೋ ಸತ್ತಿರಬೇಕು ತಾನೇ ಆತ್ಮಹತ್ಯೆ ಮಾಡ್ಕೊಂಡಿರಬೇಕು ಬದುಕಿಯೂ ಇಲ್ಲೇ ಹೇಗೆ ಬರ್ತಾನೆ ಈ ಲಂಕೆಗೆ ಇಲ್ಲಿ ತನಕ ದೇವೇಂದ್ರಾದಿಗಳೇ ಬಂದಿಲ್ಲ ರಾಮ ಹೇಗೆ ಬರ್ತಾನೆ ಯೋಚನೆ ಮಾಡು ನಿನಗೇನಾದರೂ ಸಂಕೋಚ ಇದ್ದ ಪಕ್ಷದಲ್ಲಿ ನಮ್ಮ ಅಪ್ಪ ಏನು ತಿಳ್ಕೊತಾನೋ ಜನಕರಾಜ ಇದ್ದ ಪಕ್ಷದಲ್ಲಿ ಇಲ್ಲ ಅರ್ಧ ಭಾಗವನ್ನು ಲಂಚ ಕೊಡ್ತೇನೆ ನಿಮ್ಮಪ್ಪನಿಗೆ ಜನಕಾಯ ಪ್ರದಾಸ್ಯಾಮಿ ತವ ಹೇತೋ ವಿಶಾಲ ವಿಲಾಸಿನಿ ಜನಕರೇ ಲಂಚ ಕೊಡ್ತೇನೆ ಅಂತ ಆಗ ಸೀತಾದೇವಿ ಒಂದು ಹುಲ್ಲು ಕಡ್ಡಿಯನ್ನ ಅಡ್ಡ ಹಾಕಿ ಅವನಿಗೆ ಹಿತೋಪದೇಶವನ್ನು ಮಾಡ್ತಾಳೆ ಈ ಹುಲ್ಲು ಕಡ್ಡಿ ಅಡ್ಡ ಹಾಕಿದ್ದಕ್ಕೆ ಇಪ್ಪತ್ತೆಂಟು ಭಾವನೆಗಳನ್ನ ಪೆರಿಯವಾಚಾರ್ಯ ಸ್ವಾಮಿಗಳು ತನಿ ಶ್ಲೋಕದಲ್ಲಿ ನಿವಾರಣೆ ಮಾಡ್ತಾರೆ ಅದು ಧರ್ಮಶಾಸ್ತ್ರ ತಿಳಿದವಳು ಅವನಿಗೆ ಪರಪುರುಷನ ಮುಖ ನೋಡಬಾರದು ಹುಲ್ಲು ಕಡ್ಡಿ ನೆಪ ಮಾಡಿಕೊಂಡು ಹೇಳ್ತಾಳೆ ಭಾಗವತ ಹೇಳಬೇಕಾದ್ರೆ ಒಬ್ಬರನ್ನ ರಾಜನ ಜಾಗದಲ್ಲಿ ಕೂರಿಸಿ ಕಂಕಣ ಕಟ್ಟಿ ಅವರ ಮನೆ ಬಿಟ್ಟು ಹೋಗಬಾರ್ದು ಭಾಗವತ್ ಸಪ್ತಾಹ ಮಾಡೋದಿದ್ರೆ ಯಾರು ಪಾರಾಯಣ ಮಾಡ್ತಾರೆ ಪ್ರವಚನ ಮಾಡ್ತಾರೆ ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಆ ಮನೆಯಲ್ಲೇ ಇರಬೇಕು ಏಳು ದಿವಸ ಹಗಲು ರಾತ್ರಿ ಅಲ್ಲಿ ನಡೀಬೇಕು ಅಲ್ಲಿ ಭೋಜನ ಹಾಕಬೇಕು ಅದಕ್ಕೆ ಒಬ್ಬರಿಗೆ ಪರೀಕ್ಷಿತ ರಾಜನ ಜಾಗದಲ್ಲಿ ಕೂರಿಸಿ ಅವರನ್ನು ಎದುರಿಗಿಟ್ಟು ಭಾಗವತ ಹೇಳಬೇಕು ಉಳಿದವರು ಕೇಳ್ಬೋದು ಬಿಡ್ಬೋದು ಬೇರೆ ವಿಷಯ ಪರೀಕ್ಷಿತ ರಾಜನ ಜಾಗದಲ್ಲಿ ಇದ್ದವ್ರು ಹೋಗೋ ಹಾಗಿಲ್ಲ ಒಳ್ಳೇದಕ್ಕೆ ಕೆಟ್ಟದ್ದಕ್ಕೆ ಹುಲ್ಲು ಕಡ್ಡಿ ಅಡ್ಡ ಹಾಕಿ ರಾವಣ ಹಿಡೋಪದೇಶ ಮಾಡ್ತಾಳೆ ನಾಳೆ ಅದರ ವಿವರಣೆ ಕೊಡ್ತೇನೆ ಅದನ್ನು ಕೇಳಿ ರಾವಣ ನಿನಗಿನ್ನೂ ಸೊಕ್ಕಡಗಳಿಲ್ಲವೋ ಎರಡು ತಿಂಗಳು ಅವಕಾಶ ಕೊಡ್ತೇನೆ ಅಷ್ಟರಲ್ಲಿ ನೀವು ಬುದ್ಧಿಯನ್ನು ಸರಿ ಮಾಡಿಕೊಳ್ಳದೇ ಇದ್ರೆ ನನ್ನ ಅರಮನೆ ಅಡಿಗೆಯವರು ಮಮತ್ವ ಪ್ರಾತರಾಶಾರ್ಥಂ ಆಲಭಂತೆ ಮಹಾನಸೆ ನಮ್ಮ ಅಡಿಗೆ ಮನೆಯಲ್ಲಿ ನಿನ್ನನ್ನು ಕೊಂದು ಚೂರು ಮಾಡಿ ಉಪ್ಪಿನಕಾಯಿ ಹಾಕಿಬಿಡ್ತಾರೆ ತಂಗಳನ್ನು ಕೂಟಕ್ಕೆ ನಾನು ಉಪ್ಪಿನಕಾಯಿ ತಿಂದು ಬಿಡ್ತೇನೆ ಸೀತೆ ಎಂಬುದಾಗಿ ಹೇಳ್ತಾನೆ ಅಂದ್ರೆ ರಾವಣ ತಂಗಳನ್ನ ತಿಂತಾ ಇದ್ದ ಇದು ಹೇಗೆ ಗೊತ್ತು ನಿಮಗೆ ಪ್ರಾತರಾಶಾರ್ಥಂ ಬ್ರೇಕ್ಫಾಸ್ಟ್ ಅಂತ ನಾವು ಇದು ವಿರುದ್ಧ ನಗರ ನೀವು ದಾಟಿಬಿಟ್ರೆ ಈ ತಮಿಳುನಾಡಿಲಿಂದೇ ನಿಮಗೆ ಬೆಳಗ್ಗೆ ಏಳು ಗಂಟೆಗೆ ಹಾಗೆ ಹೊಟ್ಟೆ ಉರಿತಾ ಇರುತ್ತೆ ಅಂದ್ರೆ ಏನಾರು ತಿನ್ನಬೇಕು ತಂಪು ಕೂಳು ತಂಗೂಳು ವೈದಿಕ ಬ್ರಾಹ್ಮಣರ ಮನೆಯಲ್ಲಿ ನೋಡಿದ್ದೇನೆ ನಾನು ದಕ್ಷಿಣ ಭಾರತದಲ್ಲಿ ರಾತ್ರಿ ಬಲಕೊಳ್ಳೋಕೆ ಮುಂಚೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬಿಸಿ ಬಿಸಿ ಅನ್ನ ಮಾಡಿ ಅವಾಗೆಲ್ಲ ರೆಫ್ರಿಜರೇಟರ್ ಇಲ್ಲ ದೊಡ್ಡ ಒರಳು ಕಲ್ಲು ಅದು ತುಂಬಾ ತಂಪು ನೀರನ್ನು ಹಾಕಿ ಬಿಸಿ ಅನ್ನವನ್ನು ಅದರಲ್ಲಿ ಹಾಕಿ ಅದಕ್ಕೊಂದು ತಟ್ಟೆ ಗಿಟ್ಟೆ ಮುಚ್ಚಿ ಬೆಳಿಗ್ಗೆ ಎದ್ದು ಒಳ್ಳೆ ಎಮ್ಮೆ ಮೊಸರನ್ನ ಬಾಯಿ ಚಪ್ಪರಿಸಬೇಡಿ ಆ ಅನ್ನಕ್ಕೆ ಆ ಮೊಸರನ್ನು ಹಾಕಿ ಒಂದು ವರ್ಷ ಎರಡು ವರ್ಷಕ್ಕೆ ಹಿಂದೆ ಹಾಕಿದ ನಿಂಬೆಕಾಯಿ ಉಪ್ಪಿನಕಾಯಿ ತಗೊಂಡ್ಬಂದು ತಿನ್ನುವುದು ಪದ್ಧತಿ ಹಾಗೆ ಗೊತ್ತು ನಿಮಗೆ ಮದುವೆಗಳಲ್ಲಿ ಶ್ರೀವೈಷ್ಣವರಲ್ಲಿ ಗಂಡಿಗೆ ಕೊಡುವ ಪಾತ್ರೆಗಳಲ್ಲಿ ತಂಗಳನ್ನ ತಿನ್ನೋದಕ್ಕೆ ಅಂತ ಒಂದು ಸಕ್ಕರೆ ಅಂತ ಪದಾರ್ಥ ಕೊಡ್ತಾರೆ ಇದು ಹೇಗೆ ಗೊತ್ತು ನಿಮಗೆ ನಮಗೆ ಕೊಟ್ಟಿದ್ದಾರೆ ಅದು ಗೊತ್ತು ಈಗೆಲ್ಲ ಕೊಡೋದಿಲ್ಲ ರೆಫ್ರಿಜರೇಟರ್ ಕೊಡೋದಿಲ್ಲ ನಾವು ತಿಂತೀವಿ ಅಂತ ಅರ್ಥವಲ್ಲ ರಾವಣ ತಂಗಳನ್ನ ತಿಂತಿದ್ದ ಹಾಗೆ ಇದು ಬಿಸಿಲು ತಡೆಯೋಕ್ಕಾಗೋದಿಲ್ಲ ಅದರಲ್ಲಿ ಕಾಲ್ಸಿಟ್ಟನ್ನು ತುಂಬಾ ಇಟ್ಟ ತಮಿಳುನಾಡು ಪಿಸಿಂಜದು ಪಿಸಿಚ್ಚು ಹಚ್ಚದು ಪಿಸಿಂಜ ಸಾರು ಅಂದ್ರೆ ಕಲಸಿ ಕಲಸಿ ಮಿದ್ದಿ ಮಿದ್ದಿ ಅದು ಡ್ರೈ ಬ್ರೆಡ್ ಕಟ್ ಮಾಡಿದಾಗಿರಬೇಕು ಅಂತಹ ಪದಾರ್ಥ ನೀನು ಪದ್ಧತಿ ತಿಂದು ಬಿಡ್ತೇನೆ ಎಂದಾಗ ರಾಕ್ಷಸ ಸ್ತ್ರೀಯರು ಕೆಲವರು ಬಂದು ರಾವಣ ಹೋದ ಮೇಲೆ ಸಿಟ್ಟು ಮಾಡಿಕೊಂಡು ಒಬ್ರೊಬ್ರು ಮಾತಾಡ್ತಾರೆ ಇವಳನ್ನು ಉಪ್ಪಿನಕಾಯಿ ಹಾಕೋದಿದ್ರೆ ಈ ಕಿವಿ ಭಾಗ ಮೃದುವಾಗಿದ್ದ ನನಗಿರಲಿಲ್ಲ ಒಬ್ಬಳು ಮೂಗಿನ ಭಾಗ ನನಗಿರಲಿ ಅಂತ ಇಲ್ಲೇ ಇಲ್ಲ ಕೊರಳಿನ ಭಾಗ ನನಗಿರಲಿ ಸ್ತನದ ಭಾಗ ಇರಲಿ ತೊಡೆಯ ಭಾಗ ಇರಲಿ ಅಸಭ್ಯ ಮಾತನಾಡ್ತಾ ಇದ್ದಾರೆ ಆಗ ಸೀತಾದೇವಿ ಇವರು ಸಹವಾಸ ಬೇಡ ಎರಡು ತಿಂಗಳು ಬೇಡ ಇನ್ನೆಲ್ಲಿ ಬರ್ತಾನೆ ರಾಮ ಅಂತ ನೇಣು ಹಾಕೊಳ್ಳೋ ಪ್ರಯತ್ನ ಮಾಡುವಾಗ ಮೇಲಿನಿಂದ ಹನುಮಂತ ಅವಳಿ ಕಿವಿಗೆ ಬೀಳುವಂತೆ ರಾಜ ದಶರಥೋ ನಾಮ ರಾಮಕಥೆಯನ್ನು ಹೇಳಿ ಆ ತಾಯಿಯನ್ನು ಬದುಕಿಸ್ತಾರೆ ಎಂಬಲ್ಲಿ ಇವತ್ತು ಮಂಗಳಾಶಾಸನ ತುಂಬ ದೂರ ಹೋಗಬೇಕು ತ್ರಿಜಟ ಸ್ವಪ್ನಾದಿಗಳೆಲ್ಲ ಹೇಳಬೇಕು ಆ ಹುಲ್ಲು ಕಡ್ಡಿ ಅಡ್ಡ ಹಾಕಿದ ಕಥೆಯಿಂದ ನಾಳೆ ಶುರು ಮಾಡಿಕೊಡ್ತೇನೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಭ್ಯಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭವಸ್ವ ನಿತ್ಯಂ ಲೋಕ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ